संवदिष्टनत्तारं शक्ते पौत्रमकल्मषम् पराशरात्मजं वन्दे सुपटासन्तपोनिधिम् सम्यग्न्यायकलापेन महता भारतेन च उपबृंहितवेदाय नमो व्यासाय विष्णवे नमोस्तुते ते व्यासविशालबुद्धे पुल्लारविन्दायतपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः जडाङ्गपजरोन्मत्तम् तमोभूतम् जगद्भवेत् यदि ज्ञानहुताशेन त्वया नोज्ज्वलितम् भवेत् तमसान्धस्य लोकस्य वेष्टितस्य स्वकर्मभिः ज्ञानाञ्जनशलाकाभिः बुद्धिः नेत्रोत्सवकृतः धर्मार्थकाममोक्षार्थैः समासव्यासकीर्तनैः त्वया भारतसूर्येण नृणाम् विनिहतन्तमः प्रपन्नपारिजाताय वेत्ततोत्रैकपाणये ज्ञानमुद्राय कृष्णाय गीतामृतदुहे नमः कृष्णम् कमलपत्राक्षम् पुण्यश्रवणकीर्तनम् जगद्योनिम् नौमि नारायणम् हरिम् कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने पाराशर्यवचः सरोजममलम् गीतार्थगतोत्कटम् नानाख्यानककेसरम् हरिकथा सम्बोधनाबोधितम् लोके सज्जन षट्पदैरहरः पेपीयमानम् मुदा भूयाद्भारतपङ्कजम् कलिमल प्रध्वंसन श्रेयसे द्वैपायनोऽष्टपुटनिःसृतमप्रमेयम् पुण्यम् पवित्रमतपापहरम् शिवम् च यो भारतम् समधिगच्छति वाच्यमानम् किन्तस्य पुष्करजलैरविषेचनेन यो गोशतम् कनकशृङ्गमयम् ददाति विप्राय वेदविदुषे सुबहुश्रुताय पुण्याम् च भारतकथाम् सततम् शृणोति तुल्यम् फलम् भवति तस्य तस्य चैव धर्मे चार्थे च कामे च मोक्षे च भरतर्षव यदि हास्य तदन्यत्र यन्नेहास्य न कुत्रचित् महत्वाद्भारवत्वाच्च महाभारतमुच्यते निरुक्तमस्य यो वेद सर्वपापैः प्रमुच्यते युधिष्ठिरो धर्ममयो महाद्रुमः स्कन्धोऽर्जुनो भीमसेनो स शाखाः माद्रीसुतौ पुष्पफले समृद्धे मूलम् कृष्णो ब्रह्म च ब्राह्मणाश्च धर्मो विवर्धति युधिष्ठिरकीर्तनेन ಪಾಪ ಪ್ರಣಶ್ಯತಿ ವೃಕೋದರ ಕೀರ್ತನೇನ ಶತ್ರುರ್ವಿನಶ್ಯತಿ ಧನಂಜಯ ಕೀರ್ತನೇನ ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾ ಭೀಷ್ಮದ್ರೋಣತಟ ಜಯದ್ರಥ ಜಲಾಗಾಂಧಾರ ನೀಲೋಪಲ ಕೃಪೇಣ ವೇಲಾಕುಲ ಅಶ್ವತ್ಥಾಮ ವಿಕರ್ಣ ಸೋತ್ತೀರ್ಣ ಖಲು ಪಾಂಡವೈ कैवर्तके केशवे श्रीकृष्णाय परब्रह्मणे नमः नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् नारायणम् नमस्कृत्य ನರಂಜೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತೋ ಪರಬ್ರಹ್ಮಣೇ ನಮಃ ಘಟ್ಟಕ್ಕೆ ಬರ್ತಾ ಇದ್ದೇವೆ ವನಪರ್ವದಲ್ಲಿ ಪಾಂಡವರ ಸಾಧನೆ ಏನು ಸಭಾಪರ್ವದಲ್ಲಿ ಸಭಾ ಮಂಟಪ ನಿರ್ಮಾಣ ಮಾಡಿಕೊಂಡದ್ದು ಒಂದು ಸಾಧನೆ ಅದನ್ನೆಲ್ಲ ಕಳ್ಕೊಂಡದ್ದು ಒಂದು ಸಾಧನೆ ಐಶ್ವರ್ಯ ಮನುಷ್ಯ ಪಡೆಯುವುದು ದೊಡ್ಡದಲ್ಲ ಅದನ್ನು ಉಳಿಸ್ಕೊಳ್ಬೇಕು ಐಶ್ವರ್ಯ ಉಳಿಯಬೇಕಾದರೂ ಈಶ್ವರ ಭಕ್ತಿ ಬೇಕು ಅದಿಲ್ಲದೆ ಇದ್ರೆ ಧರ್ಮಾರ್ಥ ಕಾಮ ಮೋಕ್ಷಾರ್ಥಗಳಲ್ಲಿ ಅರ್ಥಗಳಲ್ಲಿ ಏನು ಸಿದ್ಧಿಯಾಗೋದಿಲ್ಲ ಮನುಷ್ಯನಿಗೆ ಈಶ್ವರ ಭಕ್ತಿಯನ್ನು ಪಾಂಡವರು ಅಷ್ಟು ಚೆನ್ನಾಗಿ ಮಾಡಿದ್ರು ಅಂತ ಹೇಳಲಿಕ್ಕಿಲ್ಲ ಯಾಕೆಂದ್ರೆ ಜೂಜಾಡುವಾಗ ಕೃಷ್ಣನನ್ನು ಒಂದು ಮಾತು ಕೇಳಲಿಲ್ಲ ಎಷ್ಟು ಸಲ ಹೇಳ್ಕೊಳ್ತಾನೆ ಭಗವಂತ ಅದನ್ನು ನನಗೆ ತಿಳಿಲೇ ಇಲ್ಲ ತಂಗಿ ದ್ರೌಪದಿ ನಿಮ್ಮ ಯಜಮಾನರು ಜೂಜಾಡ್ತಾ ಇದ್ದಾರೆ ನನಗೊಂದು ಮಾತು ತಿಳಿಸಿದ್ರು ನಾನು ಎಷ್ಟು ಮಾಡ್ತಿದ್ದೆ ಮರ್ಮಿಕವಾಗಿ ಹೇಳುವ ಮಾತು ಆ ಭಗವಂತನನ್ನು ಮರೆತದ್ದಕ್ಕೋಸ್ಕರವಾಗಿ ವನಪರ್ವದಲ್ಲಿ ನಾನಾ ಸಾಧನೆಗಳನ್ನು ಮಾಡಿಸಿ ಅನೇಕ ಪರೀಕ್ಷೆಗಳಿಗೆ ಒಳಗಾಗ್ತಾರೆ ಸೂರ್ಯನಿಂದ ಮತ್ತೆ ಸಮಪ್ ಹೇಳ್ತಾ ಇದ್ದೇನೆ ಅನ್ನ ಸಮೃದ್ಧಿಯನ್ನು ಪಡ್ಕೊಂಡು ಶಿವಾನುಗ್ರಹದಿಂದ ಪಾಶುಪದಾಸ್ತ್ರವನ್ನು ಪಡೆದು ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ಅರ್ಜುನನ ರಥದಲ್ಲಿ ಅವನನ್ನು ಕೂತುಕೊಳ್ಳುವಂತೆ ಪ್ರಾರ್ಥನೆ ಮಾಡಿ ಊರ್ವಶಿ ಪರೀಕ್ಷೆಯಲ್ಲಿ ಕಾಮಜಯವನ್ನು ಮಾಡಿ ದುರ್ವಾಸರನ್ನು ಜಯಿಸಿ ವ್ರತಪಾಲೆಯನ್ನು ಮಾಡಿ ಇದು ಈಗ ಯಮನನ್ನು ಜಯಿಸ್ತಾ ಇದ್ದಾರೆ ಈ ಕೊನೆಯ ಯಕ್ಷಪ್ರಶ್ನೆಯ ಪ್ರಸಂಗದಲ್ಲಿ ಯಮನನ್ನು ಜಯಿಸಿದ್ದು ಒಂದು ಕಥೆ ಕೇಳಿದ್ದೀರಿ ಸಾವಿತ್ರಿ ಕಥೆ ನಿಷ್ಠೆಯಿದ್ದವರು ತತ್ವವಿದ್ದವರು ಲೋಕದ ನೀತಿಗಳನ್ನು ಭಗವಂತ ಬದಲಿ ಮಾಡುವಂತೆ ಮಾಡಬಹುದು ಸತ್ತವರನ್ನ ಎಬ್ಬಿಸಿಕೊಂಡು ಬರಬಹುದು ಘೋಷಯಾತ್ರಾ ಪ್ರಸಂಗದಲ್ಲಿ ಕೌರವರ ನಿಗ್ರಹ ಗಂಧರ್ವರ ಸ್ನೇಹ ಪ್ರಾಪ್ತಿ ಪರೋಕ್ಷದಲ್ಲಿ ನಿನ್ನೆ ಧರ್ಮವ್ಯಾಧನ ಕಥೆಯಲ್ಲಿ ಶಿಷ್ಟಾಚಾರದ ಮಹಿಮೆ ಧರ್ಮ ಅಂದ್ರೇನು ಅಹಿಂಸೆ ಅಂದ್ರೇನು ಈ ಸ್ವರೂಪದ ವಿಸ್ತಾರ ವರ್ಣನೆ ಮತ್ತೆ ಅಷ್ಟಾವಕ್ರ ಚರಿತ್ರೆಯಲ್ಲಿಯೂ ಸತ್ತವರನ್ನ ಎಬ್ಬಿಸಿಕೊಂಡು ಬಂದದ್ದು ಎಷ್ಟು ಮಂದಿಯನ್ನು ಬಂದಿ ನೀರಿನಲ್ಲಿ ಮುಳುಗಿಸಿದ್ದನೋ ಅದು ಒಂದು ಜಯ ಸಾವಿತ್ರಿ ಕಥೆ ಹೇಳಿದ್ದೇನೆ ದ್ರೌಪದಿ ಸತ್ಯಭಾಮ ಸಂವಾದದಲ್ಲಿ ಪಾತಿವ್ರತ್ಯದ ಮಹಿಮೆ ಸುಖೀ ಸಂಸಾರಕ್ಕೆ ಇಪ್ಪತ್ತೆಂಟು ಸೂತ್ರಗಳು ಇದನ್ನು ಪುಸ್ತಕನೇ ಮಾಡ್ತೇನೆ ನೋಡಿ ಸಣ್ಣ ಪ್ಯಾಂಪ್ಲೆಟ್ ಗಂಡ ಹೆಂಡತಿ ಸುಖವಾಗಿರುವ ವಿಷಯ ವೈಯಕ್ತಿಕವಾದದ್ದು ಇದನ್ನ ಯಾತಕ್ಕೆ ವೇದವ್ಯಾಸರು ಬರೆದ್ರು ಅಂದ್ರೆ ಸಂಸಾರ ನೆಟ್ಟಿಗಿದ್ರೇನೆ ಸಮಾಜ ನೆಟ್ಟಿಗಿರೋದು ಸಮಾಜ ನೆಟ್ಟಿಗಿದ್ರೇನೆ ನಾವು ಬೇರೆ ವಿಷಯ ಮಾತಾಡ್ಲಿಕ್ಕೆ ಬರ್ತದೆ ಸಮಾಜವನ್ನು ಗೆದ್ದೆ ಸಮಾಜದೊಳಗಿದ್ದೇ ಮೋಕ್ಷದ ಪ್ರಯತ್ನವನ್ನು ಮಾಡಬೇಕು ಸಮಾಜ ಬಿಟ್ಟು ಮೋಕ್ಷಕ್ಕೆ ಹೊರಟ್ರೆ ಆ ಚಂಡಕೌಶಕನ ಕಥೆ ಧರ್ಮವ್ಯಾಧನ ಕಥೆ ಆದಾಗ ಆಗ್ತದೆ ಅಲ್ಲಿಂದ ಮೇಲ್ಪಟ್ಟು ಇನ್ನೊಂದು ವೃತ್ತ ಅಂತ ಮಾರ್ಕಂಡೇಯರ ಚರಿತ್ರೆಯಲ್ಲಿ ಅವರು ಮತ್ಸ್ಯಾವತಾರವನ್ನು ಕಣ್ಣಿಂದ ನೋಡಿದ ಏಕೈಕ ಮಹರ್ಷಿ ಮನುವನ್ನು ಬಿಟ್ಟುಬಿಟ್ರೆ ಮತ್ಸ್ಯಾವತಾರ ಸಮಕಾಲದಲ್ಲಿದ್ದವರು ಈ ಕಥೆ ಸ್ವಲ್ಪ ಹಿಂದೆ ಬಂದಿದ್ದರು ಇವತ್ತು ಕೊನೆಯಲ್ಲಿ ತಗೊಂಡು ಮಾರ್ಕಂಡೆಯರು ಧರ್ಮಪುತ್ರನಿಗೆ ಮಾಡಿದ ಬೋಧೆಯಂತೆ ಪಂಚಪಾಂಡವರು ಭಗವಂತನಲ್ಲಿ ಸಮಾಪ್ತಿ ಪ್ರಪತ್ತಿಯನ್ನು ಮಾಡುತ್ತಾರೆ ಎಂಬ ಕಥೆಗೆ ವನಪರ್ವವನ್ನು ಮುಗಿಸಿ ಸಾಧ್ಯವಾದರೆ ವಿರಾಟ ಪರ್ವಕ್ಕೆ ಪ್ರವೇಶ ಮಾಡೋಣ ವರ್ಷ ವನವಾಸ ಹೆಚ್ಚು ಕಮ್ಮಿ ಮುಗದೆ ಹೋಯಿತು ಇಂದ್ರಕೀಲ ಪರ್ವತಕ್ಕೆ ಹೋಗಿದ್ದ ಅರ್ಜುನ ವಾಪಸ್ಸು ಬಂದ ಅದೆಲ್ಲ ಹೇಳಿದ್ದೇವೆ ಮತ್ತೆ ಕುರುಕ್ಷೇತ್ರದ ಸಮೀಪದ ದ್ವೈತವನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಪಾಂಡವರು ತಮ್ಮ ವನವಾಸದ ಬಹುಭಾಗವನ್ನು ಅವರು ಕುರುಕ್ಷೇತ್ರದ ಸಮೀಪದಲ್ಲಿಯೇ ಕಳೆದರು ಪಾಂಡವರು ಕುರುಕ್ಷೇತ್ರದ ನಾಲ್ಕು ಮೂಲಗಳಲ್ಲಿ ನಾಲ್ಕು ಯಕ್ಷ ಸರೋವರಗಳು ಉಂಟು ಕುರುಕ್ಷೇತ್ರಕ್ಕೆ ಹೋದಾಗ ನಾಲ್ಕನ್ನು ನೋಡಬೇಕು ಯಕ್ಷ ಸರೋವರ ಅಂತ ಯಾಕೆ ಕೇಳ್ತಾರೆ ಅಂದ್ರೆ ಕ್ರೀಡೆಗೋಸ್ಕರವಾಗಿ ಯಕ್ಷರು ಬರ್ತಾ ಇದ್ದ ಜಾಗ ಕುರುಕ್ಷೇತ್ರ ಇದು ಒಂದು ಕಾಲದಲ್ಲಿ ಯಕ್ಷರ ಕ್ಷೇತ್ರ ದೇವಪ್ರಯಾಗೆಯಿಂದ ಆಚೆಗಿರುವುದು ಇದು ದೇವಕ್ಷೇತ್ರ ದೇವಭೂಮಿ ಅಲ್ಲಲ್ಲಿ ಬೋರ್ಡ್ ಹಾಕಿರ್ತಾರೆ ಬದ್ರಿನಾಥ ಗಂಧಮಾದನ ಪರ್ವತ ಅಲ್ಲಿ ಕುಬೇರನ ಕ್ಷೇತ್ರ ಯಕ್ಷಾಧಿಪತಿ ಅಲ್ಲೆಲ್ಲ ಇದ್ದಾನೆ ಅಂತ ಹೇಳಿದ್ರು ಅಲ್ಲಿ ಯಕ್ಷರ ಕ್ರೀಡೆಗೆ ಅವಕಾಶವಿಲ್ಲ ದೇವತೆಗಳು ಬರತಕ್ಕ ಜಾಗ ಆದ್ರಿಂದ ಯಕ್ಷರಿಗೆ ಬೇರೆ ರಾಕ್ಷಸರಿಗೆ ಬೇರೆ ಪಿಶಾಚರಿಗೆ ಬೇರೆ ಇದನ್ನು ಈಗ ಹಂಚಿದ ಕ್ರಮಕ್ಕೆ ಅಷ್ಟು ದಿಕ್ಕುಗಳು ಅಂತ ಹೇಳ್ತೇವೆ ಭಾರತದಲ್ಲಿ ದಿಕ್ಕುಗಳನ್ನು ಹಂಚಿದ್ರಲ್ಲಿ ಒಂದು ಅರ್ಥವಿದೆ ಅದನ್ನು ಕಲಸ ಮೇಲೆ ಹೋಗ್ರ ಮಾಡಿದವನು ರಾವಣ ದಿಕ್ಕನ್ನೇ ಬದಲಾಯಿಸಿಬಿಟ್ಟ ದಕ್ಷಿಣಕ್ಕಿದ್ದ ಕುಬೇರ್ನನ್ನು ಉತ್ತರಕ್ಕೆ ಓಡಿಸಿದ ಉತ್ತರಕ್ಕಿದ್ದವ್ರು ಮತ್ತೆಲ್ಲೋ ಹೋದರು ದಿಗ್ಭ್ರಾಂತಿಯಾಯಿತು ರಾವಣನಂತಹ ರಾಜಕಾರಣಿ ಹುಟ್ಟಿದ್ರೆ ಎಂಥವ್ರಿಗೂ ದಿಗ್ಭ್ರಾಂತಿ ಆಗೋದೆ ಇದು ನಮಗೆ ನಿಮಗೆಲ್ಲ ದಿಗ್ಭ್ರಾಂತಿ ಆಗ್ತಾ ಇಲ್ವೋ ನೋಡಿಕೊಳ್ಳಿ ಆದ್ರಿಂದ ಅದ್ವೈತವನದಲ್ಲಿದ್ದಾರೆ ಪಾಂಡವರು ಧರ್ಮರಾಜ ತನ್ನ ತಮ್ಮಂದ್ರ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾನೆ ಏನಪ್ಪ ಹನ್ನೆರಡು ವರ್ಷ ಮುಗಿಯಿತು ನಾ ಅಪದಾಮಸ್ತಿ ಮರ್ಯಾದ न निमित्तञ्च कारणम् धर्मस्तु ವಿಭಜತ್ಯರ್ಥಂ ಉಭಯೋ ಪುಣ್ಯಪಾಪಯೋ ಆಪತ್ಕಾಲದಲ್ಲಿದ್ದವರಿಗೆ ಇಂಥ ವೃತ್ತಿಯನ್ನೇ ಮಾಡಬೇಕು ಹೀಗೆ ಬದುಕಬೇಕು ಧರ್ಮಶಾಸ್ತ್ರಗಳ ನಿಯಮಗಳು ಯಾವುದು ಅನ್ವಯ ಆಗೋದಿಲ್ಲ ನಮ್ಮ ಮಿತ್ರರು ಫೋನ್ ಮೇಲೆ ಕೇಳಿದ್ರು ಇವತ್ತು ಧರ್ಮವ್ಯಾಸನ ಕಥೆ ಪತಿವ್ರತ ಸ್ವರೂಪ ದ್ರೌಪದಿ ಸತ್ಯಭಾಮ ಸಂವಾದ ಎಲ್ಲ ಹೇಳಿಬಿಟ್ರಿ ಈ ಕಾಲದಲ್ಲಿ ಇದೆಲ್ಲ ಆಚರಣೆ ಮಾಡೋಕ್ಕಾಗ್ತದೆಯೇ ಅಂತ ಶ್ರೀನಿವಾಸ ಶ್ರೀನಿವಾಸಯ್ಯನವರು ನಾನು ಹೇಳಿದೆ ಅದು ನನಗೆ ಸೇರಿದ ವಿಷಯವಲ್ಲ ಇಲ್ಲಿದ್ದದ್ದನ್ನು ಹೇಳ್ತೇನೆ ಮತ್ತು ಅದನ್ನು ಅನ್ವಯಿಸಿ ಹೇಳಬೇಕಲ್ಲ ಅಂದರೆ ಅದನ್ನು ಹೀಗೆ ಹೇಳ್ತೇನೆ ಅವರಿಗೆ ಫೋನ್ ಮೇಲೆ ಹೇಳಲಿಕ್ಕಾಗಲಿಲ್ಲ ಧರ್ಮಾಚರಣೆಯಲ್ಲಿ ಧ್ಯೇಯಾಂಶ ಅನ್ ಐಡಿಯಲಿಸ್ಟಿಕ್ ಫೇಸ್ ಒಂದಿರ್ತದೆ ಅನ್ ಆಕ್ಚುಯಲ್ ಫೇಸ್ ಅದನ್ನು ದೈನಂದಿನವಾಗಿ ಹೇಗೆ ಹೇಗೆ ಆಚರಣೆ ಮಾಡಬೇಕು ಅನ್ನೋದು ಇರ್ತದೆ ಕಾನ್ಸ್ಟಿಟ್ಯೂಷನಲ್ ಹಾಗೆ ಇದರಲ್ಲಿ ಧ್ಯೇಯಾಂಶವೆಂಬುದು ಬದಲಿ ಆಗೋದಿಲ್ಲ ಗಂಡ ಹೆಂಡತಿ ಇರಬೇಕು ಪರಸ್ಪರ ಅರಿತುಕೊಂಡಿರಬೇಕು this ideal will not change change ಆಗೋದು ಯಾವುದು ಯಾರು ಮುಂಚೆ ಊಟ ಮಾಡಬೇಕು ಯಾರು ಮುಂಚೆ ಊಟ ಮಾಡಬಾರದು ಇದರಲ್ಲಿ ಸ್ವಲ್ಪ ಹಿಂಚೆ ಮುಂಚೆ ಮಾಡಿಕೊಳ್ಳಿ ರಾತ್ರಿ ಶಿಫ್ಟ್ಗೆ ಹೋಗಿದ್ದಾರೆ ಯಜಮಾನರು ಬರಲೇ ಇಲ್ಲ ಅಂದ್ರೆ ಹೆಂಡತಿ ನಾಳೆ ಬೆಳಿಗ್ಗೆ ಬರೋ ತನಕ ಕಂಡ ಊಟ ಮಾಡಬಾರ್ದು ಅಂದ್ರೆ ಹೇಗಾಗ್ತದೆ ದೀಸ್ ಆರ್ ಸ್ಮಾಲ್ ಮ್ಯಾಟರ್ಸ್ ಈ ಅಡ್ಜಸ್ಟಿಬಿಲಿಟಿ ನಿಮಗೆ ಬಿಟ್ಟಿದ್ದು ಒಂದು ದಿವಸ ಮಾಡಿದ್ವಲ್ಲ ಅಂತ ಅವರು ಒಂದು ಗಂಟೆ ಲೇಟಾಗಿ ಬಂದ್ರೂ ನೀವು ಮೊದಲೇ ಊಟ ಮಾಡಿದರೆ ಅದು ಪರಸ್ಪರದಲ್ಲಿ ವೈಮನಸ್ಯಕ್ಕೆ ಕಾರಣವಾಗುತ್ತೆ ಪ್ರೀತಿಯನ್ನು ಸಂಪಾದನೆ ಮಾಡುವ ವಂಶಗಳು ಮಹಾಭಾರತದಲ್ಲಿ ಹೇಳದೇ ಇದ್ರೂ ಎಷ್ಟೆಲ್ಲ ಇದೆಯೋ ಸೇರಿಸ್ಕೊಳ್ಳಿ ಯಾರು ಬೇಡ ಅಂತಾರೆ ವೇದವ್ಯಾಸರು ಕುಟುಂಬ ಚೆನ್ನಾಗಿರ್ಲಿ ಅಂತ ಬರೆದ್ರು ಒಡೆಯೋದಕ್ಕೆ ಮಾಡಲಿಲ್ಲ ಒಡೆಯೋ ಕೆಲಸ ಎಲ್ಲ ರಾಜಕಾರಣಿಗಳಿಗೆ ಬಿಟ್ಬಿಟ್ರು ಈ ಸೇರಿಸೋ ಕೆಲಸ ಇದೆ ನೋಡಿ ಕುಟುಂಬದಲ್ಲಿ ನೆಮ್ಮದಿ ಇಲ್ಲದೆ ಇದ್ದವನು tell me a man who is not happy at home where will he be happy ಹೆಂಡತಿ ಜೊತೆ ಸಂಸಾರ ಮಾಡೋಕೆ ಬರದೇ ಇದ್ದವನು ಆಫೀಸನ್ನೇ ನಡೆಸ್ತಾನೆ ರಾಷ್ಟ್ರವನ್ನೇ ನಡೆಸ್ತಾನೆ ಮನುಷ್ಯ ಸುಖವಾಗಿರುವಂತಹ ಸ್ವಸ್ಥ ಅಂತೇನು ಹೇಳ್ತೇವೆ ಸ್ವಸ್ಮಿನ್ ಸ್ಥಾ ಸ್ಥಿತಿ ತನ್ನಲ್ಲೇ ತಾನು ಇರುವುದು ಅಂದ್ರೆ ನ್ಯೂಕ್ಲಿಯಸ್ ಒಂದು ಸಮಾಜದ ಸುಖ ಇರುವುದೇ ಕುಟುಂಬದಲ್ಲಿ ಆ ಕುಟುಂಬದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ತಿಳುವಳಿಕೆ ಇರಬೇಕು ಅದಕ್ಕೆ ಬೇಕಾದ ಸೂತ್ರವನ್ನು ದ್ರೌಪದಿ ಸತ್ಯಭಾಮಿಗೆ ಹೇಳಿದರು ಆದರೆ ಪಾಂಡವರು ಕಷ್ಟಪಟ್ಟರಲ್ಲ ಧರ್ಮರಾಜ ಹೇಳಿದ ನಾ ಅಪದಾಮಸ್ತಿ ಮರ್ಯಾದ ಆಪತ್ಕಾಲ ಬಂದರೆ ಸ್ವಲ್ಪ ರಿಲ್ಯಾಕ್ಸೇಷನ್ ನಿಮಗೂ ಅದೇ ಉತ್ತರ ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ನಾವೇನು ಮಾಡಬೇಕು ನಾವೇನು ಮಾಡಬೇಕು ನಾವೇನು ಮಾಡಬೇಕು ಅದು ಲಿಸ್ಟ್ ಕೊಟ್ಟಿದ್ದಾರಲ್ಲ ಲಿಸ್ಟ್ ಪ್ರಕಾರ ಕಾಂಪ್ರೌಂಡ್ ರಿಜಿಸ್ಟರ್ ಮಾಡಿದಾಗ ಮಾಡೋಕ್ಕಾಗೋದಿಲ್ಲ ಆಪತ್ಕಾಲೇನಾಸ್ತಿ ಮರ್ಯಾದ ಅದನ್ನೇ ಹೇಳ್ತಾ ಇದ್ದಾನೆ ನೋಡಿ ಇದೆಲ್ಲ ನಮ್ಮ ನಾಣ್ಣುಡಿಯಲ್ಲಿ ಬಂದ್ಬಿಟ್ಟಿದೆ ಅದು ಆಪತ್ಸು ಅನಂತರಾವೃತ್ತಿ ಆಪತ್ಕಾಲ ಈಗ ನಾವಿರೋದೇ ಕಂಟಿನ್ಯೂಸ್ ಆಪತ್ಕಾಲ ಒಂದೂರು ಸಾವಿರ ವರ್ಷ ಆಯಿತು ಮುಸಲ್ಮಾನರು ದಂಡಯಾತ್ರೆ ಆಯಿತು ಅಲೆಕ್ಸಾಂಡರ್ ದಂಡಯಾತ್ರು ಕ್ರಿಶ್ಚಿಯನ್ರು ದಂಡಯಾತ್ರೆ ಆಯಿತು ಅಲ್ಲಿ ವೆಂಕಟೇಶ್ವರನ ಕನ್ವರ್ಟ್ ಮಾಡ್ತಾ ಕೂತಿದ್ದಾರೆ ಇದು ಆಪತ್ಕಾಲವಲ್ಲದೆ ಸುಖಿ ಕಾಲವೇ ಯೋಚನೆ ಮಾಡಿ ನಿಮ್ಮ ನಿಮ್ಮ ಮಕ್ಕಳು ನಮ್ಮ ಧರ್ಮದಲ್ಲೇ ಉಳಿತಾರೆ ಅಂತ ಎದೆ ತಟ್ಟಿ ನಂಬಿಕೆಯಿಂದ ಹೇಳಬಲ್ಲಿರ ನೀವು ಸ್ಕೂಲ್ಗೆ ಕಾಲೇಜಿಗೆ ಕಳಿಸಿದರೆ ನಮ್ಮ ಗೀತೆಯನ್ನೇ ಓದ್ತಾರೆ ನಮ್ಮ ಧರ್ಮವನ್ನೇ ನಂಬಿಕೊಂಡಿರ್ತಾರೆ ಎದೆ ತಟ್ಟಿ ನೀವು ಹೇಳಬಲ್ಲಿರ ಆಪತ್ಕಾಲದಲ್ಲಿ ಯೋಚನೆ ಮಾಡಿ ಐದೂರು ಸಾವಿರ ವರ್ಷದಲ್ಲೂ ಹಾಗೆ ಇತ್ತು ರಾಮಾವತಾರ ಕಾಲದಲ್ಲೂ ಹಾಗೆ ಇತ್ತು when has the battle between good and evil ceases ಒಳಿತು ಕೆಡುಕುಗಳ ಯುದ್ಧ ಈ ಸಮರ ನಿರಂತರವಾದದ್ದೇ ದೇವಾಸುರ ಸಂಯತ್ತ ವೇದದಲ್ಲಿ ಈ ಚಿತ್ರವನ್ನು ಪದೇ ಪದೇ ಹೇಳ್ತಾರೆ ಮರ್ಯಾದ ನ ನಿಮಿತ್ತಂಚ ಕಾರಣಂ ಆದರೆ ಮನುಷ್ಯ ಧರ್ಮವನ್ನು ಶೀಲವನ್ನು ಬಿಡಬಾರದು ಆ ಶೀಲದ ಸಂರಕ್ಷಣೆಯ ರೀತಿ ಬೇರೆ ಇರಬಹುದು ಧರ್ಮದ ಸಂರಕ್ಷಣೆಯ ರೀತಿ ಬೇರೆ ಇರಬಹುದು ಅವ ಯಾವುದರಿಂದ ಯಾವುದು ಕಾಸ್ ಅಂಡ್ ಎಫೆಕ್ಟ್ ನಿಮಿತ್ತಂಚ ಕಾರಣ ಅದಿಲ್ಲ ಧರ್ಮಸ್ತು ವಿಭಜತಿ ಅರ್ಥಂ ಉಭಯೋ ಪುಣ್ಯಪಾಪಯೋ ಮನುಷ್ಯ ಸಂಪಾದನೆ ಮಾಡುವ ಪುಣ್ಯ ಯಾವುದು ಪಾಪ ಯಾವುದು ಅದರ ಸ್ವರೂಪವನ್ನು ನಿರ್ಣಯ ಮಾಡಿಕೊಡುವುದು ಯಾವುದು ಅಂದ್ರೆ ಧರ್ಮ ನಿರ್ಣಯ ಮಾಡಿ ಕೊಡ್ತದೆ ಒಂದು ಸಭೆಗೆ ಬಂದು ಕೂತ್ಕೊಳ್ತೀರಿ ನಿಮ್ಗೆ ಆಫೀಸ್ ಇರ್ತದೆ ಮತ್ತೊಂದಿರ್ತದೆ ಎಲ್ಲೋ ಪರ್ಮಿಷನ್ ಬರಬೇಕು ಬಹಳ ದೊಡ್ಡ ಕಂಪನಿ ನಿಮ್ಮನ್ನು ಬಿಡೋದಿಲ್ಲ ಮಹಾಭಾರತ ನೀವು ಬಿಡೋದಕ್ಕೆ ಇಷ್ಟವಿಲ್ಲ ಬೇಕಾದ್ರೆ ಅರ್ಧ ಗಂಟೆ ಮುಂಚೆ ಬರ್ತೇನೆ ಅರ್ಧ ಗಂಟೆ ಬೇಗ ಹೋಗಬೇಕು ಅಂತ ಹೇಳಿದ್ರಿ ಒಂದು ರೀತಿಯಲ್ಲಿ ನಿಯಮವನ್ನು ಮುರಿದಿರಿ ಪಾಪವಿಲ್ಲ ಯಾತಕ್ಕೆ ಒಳ್ಳೆ ಕೆಲಸಕ್ಕೆ ಬರ್ತಾ ಇದ್ದೀರಿ ಒಂದು ಬಸ್ ಡ್ರೈವರು ಒಂದು ಊರಿನ ಮೇಲೆ ಬರಬೇಕು ಯಾರು ಹೇಳ್ತಾರಪ್ಪ ತುಂಬಾ ಸೀರಿಯಸ್ ಆಗಿದೆ ಒಬ್ಬರಿಗೆ ಬೇರೆ ಕಾರಿಲ್ಲ ಕರ್ಕೊಂಡು ಹೋಗಬೇಕಾಗಿದೆ ಆಸ್ಪತ್ರೆಗೆ ಒಂದು ಹತ್ತು ನಿಮಿಷ ನಿಂತುಕೋ ಡ್ರೈವರ್ ಅಲ್ಲಿ ಬೇಕಂತ break breaks journey for ten minutes ಅದರಿಂದ ಪುಣ್ಯ ಬಂತೆ ಪಾಪ ಬಂತೆ ಹೇಳಿ ಏನು ಬರ್ತದೆ ಅವನಿಗೆ ಪುಣ್ಯವೇ ಬರ್ತದೆ ಈ ಪುಣ್ಯ ಪಾಪ ನಿರ್ಣಯ ಮಾಡೋರು ಯಾರು ಧರ್ಮಸ್ತು ವಿಭಜತಿ ಅರ್ಥಂ ಉಭಯೋ ಪುಣ್ಯ ಪಾಪಯೋ ಈ ಮಾತನ್ನು ಯಾವುದೋ ವಿಸ್ತಾರ ವ್ಯಾಪ್ತಿಯಲ್ಲಿ ಹೇಳಿಬಿಟ್ಟ ಧರ್ಮರಾಜ ಭೀಮಸೇನನಿಗೆ ಅರ್ಥ ಆಗಲಿಲ್ಲ ಪ್ರಾಥಿಕಾಮ್ಯ ಅನಯತೆ ಕೃಷ್ಣಾಂ ಸಭಾಯಾಂ ಪ್ರೇಷ್ಯಬತ್ತದ ಅಣ್ಣ ನೀನೇನು ಹೇಳ್ತಾ ಇದ್ದೀಯೋ ನಿನಗಾರ ಅರ್ಥ ಆಗ್ತದೆಯೋ ಆಗೋದಲ್ಲ ನೀ ಧರ್ಮಪುತ್ರ ಅವತ್ತು ಪ್ರಾತಿಕಾಮಿ ರಜಸ್ವಲೆಯಾದ ನಮ್ಮ ಪತ್ನಿಯನ್ನ ದ್ರೌಪದಿಯನ್ನ ಸಭೆಗೆ ಎಳೆದುಕೊಂಡು ಬರುವ ಸಂದರ್ಭದಲ್ಲಿ ಪ್ರೇಷ್ಯವತ್ ದಾಸಿಯಂತೆ ಜೀತದಾಳಿನಂತೆ ಹೇಳ್ಕೊಂಡು ಬಂದಾಗ ನಮಯಾನಿ ಹಸ್ತ ತತ್ರ ಆ ಪ್ರಾತಿಕಾಮಿಯನ್ನು ನಾನು ಕೊಲ್ಲಲಿಲ್ಲವಲ್ಲ ತೇನ ಪ್ರಾಪ್ತ ಆತ್ಮ ಸಂಶಯಂ ಅದರಿಂದ ಇವತ್ತು ನಾವು ಸಂಶಯದಲ್ಲಿ ಕೂತಿದ್ದೇವೆ ಮತ್ತಾದರೂ ರಾಜ್ಯ ಸಿಗ್ತದೆಯೋ ಎಂದು ನಿನ್ನ ಮಾತು ಕೇಳಿಕೊಂಡು ಧರ್ಮ ಧರ್ಮ ಅಂತ ಅವತ್ತು ಆ ದುಶ್ವಾಸನನ್ನು ಕೊಲ್ಲಿಲ್ಲ ಅವತ್ತು ಆ ಕರ್ಣನನ್ನು ಕೊಲ್ಲಿಲ್ಲ ಅವತ್ತು ಆ ದುರ್ಯೋಧನನ್ನು ಕೊಲ್ಲಿಲ್ಲ ನೀನು ಹೇಳ್ತೀಯ ಧರ್ಮ ಅನ್ನೋದು ಪಾಪವನ್ನು ನಿರ್ಣಯ ಮಾಡುತ್ತೆ ಇಲ್ಲ ಧರ್ಮವನ್ನು ನಿರ್ಣಯ ಮಾಡೋದು ನಾನು ಗದೆ ಎಂದ ಪುಣ್ಯಪಾಪ ನಿರ್ಣಯ ಮಾಡುವುದು ನನ್ನ ಗದೆ ನಿನ್ನ ಮಾತು ಕೇಳ್ಕೊಂಡು ಹೇಗಾಯಿತು ಅರ್ಜುನ ಒಂದು ಒಗ್ಗರಣೆ ಹಾಕಿದ ವಾಚಸ್ತೀಕ್ಷ್ಣಾಸ್ತಿ ಭೇದಿನ್ಯ ಸೂತಪುತ್ರೇಣ ಭಾಷಿತ ಅಸ್ಥಿ ಭೇದಿನ್ಯ ಮೂಳೆಯ ಒಳಕ್ಕೆ ಹೊಕ್ಕು ಮರ್ಮವನ್ನು ಭೇದಿಸುವಂತಹ ದುಷ್ಟ ಮಾತುಗಳನ್ನ ಹಾಡು ಸೂತಪುತ್ರ ಕರ್ಣ ಹೇಳಿದ ಅತಿ ತೀವ್ರ ಮಯಾಕ್ಷಾಂತಹ ನಾನು ಗಾಂಡೀವ ಇಟ್ಕೊಂಡು ಕೈಯಲ್ಲಿ ಹೇಳಿ ಅಂತ ಸಹಿಸಬೇಕಾಯಿತು ಏನ ಪ್ರಾರ್ಥಾಸ್ಮ ಸಂಶಯಂ ಈ ಸಂಶಯವೆಲ್ಲ ನಮ್ಮ ಬಗೆಗೆ ಲೋಕಕ್ಕೆ ಬಂದದ್ದು ಅದರಿಂದ ಕಾರಣ ಸುಮ್ಮನೆ ಕೂತಿದ್ದ ಅವತ್ತು I was not a action ಸಂಶಯ ಅಂತ ಹೇಳ್ತಾನಲ್ಲ ಅಂದ್ರೆ ಇವು ಪಾಂಡವರ ಶಕ್ತಿ ಇದೆಯೋ ಇಲ್ವೋ ಇದ್ದಿದ್ರೆ ಹನ್ನೆರಡು ವರ್ಷ ಆತಕ್ಕೆ ಹೋದ್ರು ಕಾಡಿಗೆ ಇವ್ರ ಕಡೆ ಧರ್ಮ ಇದೆಯೋ ಇಲ್ಲವೋ ಎಲ್ಲ ನೀನು ಹೆಂಡತಿಯನ್ನಿಟ್ಟಿದ್ದು ನೀ ಸೋತ ಮೇಲೆ ಸರಿಯೋ ತಪ್ಪೋ ಅಂದ್ರೆ ಒಂದು ಮಾತು ಉತ್ತರವನ್ನು ಕೊಡಲಿಲ್ಲ ಧರ್ಮರಾಜ ಸರಿ ತಪ್ಪು ಅಂತ ಕೂಡ ಹೇಳಲಿಲ್ಲ ಆದ್ದರಿಂದ ಸಂಶಯ ಉಂಟಾಯಿತು ಸಹದೇವ ಹೇಳಿದ ಶಕುನಿಸ್ತಾಂ ಯದಾ ಜಯಿಷೀತೆ ಅಕ್ಷದ್ಯೂತೇನ ಭಾರತ ಮೋಸದ ಜೂಜಿನಲ್ಲಿ ಶಕುನಿ ಯಾವಾಗ ನಿನ್ನನ್ನು ಗೆದ್ದನೋ ಅಣ್ಣ ನಮಯ ನಹತಸ್ತ ಸಭಯ ನಮಹತಸ್ತತ್ರ ಅವನನ್ನು ಸಭೆಯಲ್ಲಿ ಅಲ್ಲೇ ಕೊಲ್ಲಬೇಕಾಗಿತ್ತು ನಾನು ಕೊಲ್ಲಿಲ್ವಲ್ಲ ತೇನ ಪ್ರಾಪ್ತ ಆತ್ಮ ಸಂಶಯಂ doubts about us arose because I was not able to kill him at that time ಎಲ್ಲ ನಿನ್ನಿಂದಲೇ ಆಯಿತು ಧರ್ಮರಾಜ ನಮಗೆ ಬ್ರೇಕ್ ಹಾಕಿ ಕಟ್ ಹಾಕಿ ಕೂರಿಸಿಬಿಟ್ಟೆ ನೀನು ಇದು ಮರ್ಯಾದೆ ಮರ್ಯಾದೆ ಅಂತ ಇವತ್ತು ಹೇಳ್ತೀಯ ಧರ್ಮವೆಂಬುದು ಪುಣ್ಯಪಾಪವನ್ನು ನಿರ್ಣಯ ಮಾಡುತ್ತೆ ಎಂಬುದಾಗಿ ಹೋಗ್ ಯಾರಿಗೆ ಬೇಕು ನಿನ್ನ ಮಾತು ಹನ್ನೆರಡು ವರ್ಷ ವನವಾಸ ಮುಗಿಸಿದ್ದಾರೆ ಒಂದು ಕಡೆ ಕೂತಿದ್ದಾರೆ ದ್ವೈತವನದಲ್ಲಿ ವೈಶಂಪಾಯಂದ್ರ ಕಥೆ ಹೇಳ್ತಿದ್ದಾರೆ ಮುಂದಕ್ಕೆ ತಥೋ ಯುಧಿಷ್ಠರೋ ನಕುಲಂ ವಾಕ್ಯಮ್ರವೀತ್ ನಕುಲನಿಗೆ ಹೇಳಿದ ಧರ್ಮರಾಜ ಈ ಪ್ರಶ್ನೆಗಳಿಗೆ ಉತ್ತರ ಬರಲಿಲ್ಲ ಇಲ್ಲಿ ನಿಮ್ಮ ಹೊಟ್ಟೆ ಉರಿಸ್ತಾ ಇದ್ದಾರೆ ವೇದಿವ್ಯಾಸರು ಕೊನೆಯ ಅಧ್ಯಾಯ ವನಪರ್ವದಲ್ಲಿ ಮಾತು ಅಡ್ಡ ತಿರುಗಿಸೋದು ಹೊರಟ ಯಾವಾಗ ಒಂದು ಡಿಸ್ಕಷನ್ ನಮಗೆ ತುಂಬಾ ಇರಿಟೇಟ್ ಆಗ್ತದೆ ಮೇ ಮಾತು ಬೇರೆ ತಿರುಗಿಸೋದು ಒಂದು ತಂತ್ರ ನೀವು ಹೀಗೆ ಹೇಳಿಲ್ವೇನ್ರಿ ನಿಮ್ಮಿಂದ ಹೀಗಾಗ್ಲಿಲ್ವೇನ್ರಿ ಆಗ್ಲಿಲ್ಲ ಆಗ್ಲಿಲ್ವೇನ್ರಿ ಅಂದ್ರೆ ಸ್ವಲ್ಪ ನೀರು ತಗೊಂಡ್ಬನ್ನಿ ಅದಕ್ಕಿದಕ್ಕೇನು ಸಂಬಂಧ ಅವರು ಎದ್ದು ಹೋಗಲಿ ಇಂತ ಬಹಳ ತಂತ್ರಗಾರ ಯುಧಿಷ್ಠರ ಬುದ್ಧಿವಂತ ದಡ್ಡಾನ್ಬೇಡಿ ಅವನು ಹೇಳಿದ ನಕುಲ ತುಂಬಾ ಬಾಯಾರಿಕೆ ಆಗ್ತಾ ಇದೆ ಮರದ ಮೇಲೆ ಹತ್ತು ಹತ್ತಿರದಲ್ಲಾರು ಕೊಳ ಇದೆಯಾ ನೋಡು ಉಂದ ತಥೋ ಯುಧಿಷ್ಠರೋ ರಾಜ ನಕುಲಂ ವಾಕ್ಯಮಬ್ರವೀತಿ ಆರುಷ್ಯ ವೃಕ್ಷಂ ಮಾದ್ರೇಯ ನಿರೀಕ್ಷ ಸ್ವದಿಶೋದಶ ಅವರು ದ್ವೈತವನದಲ್ಲಿದ್ದಾರೆ ಸುತ್ತಮುತ್ತ ಎಷ್ಟು ಸಲ ಸುತ್ತಿದ್ದಾರೆ ಆ ಕಾಡಿನಲ್ಲಿ ಒಂದು ಹನಿ ನೀರು ಸಿಕ್ಕದೆ ಇರೋ ಜಾಗದಲ್ಲಿ ಕೂತಿದ್ದಾರೆ ಮರ ಹತ್ತಿ ನೋಡೋ ತಮ್ಮ ಅಲ್ಲೆಲ್ಲ ನೀರು ಸಿಕ್ಕತ್ತೆ ಆ ನಕುಲ ಒಂದು ಮಾತಾಡಿರಲಿಲ್ಲ ಉಳಿದವರೆಲ್ಲ ಅಡ್ಡ ಮಾತಾಡಿದ್ರು ಅದಕ್ಕೆ ಅವ್ರನ್ನ ಬಿಟ್ಟ ನಕುಲನ ಮರ ಹತ್ತು ಅಂತ ಹೇಳಿದ ನಕುಲ ಮರವನ್ನು ಹತ್ತಿದ ಹತ್ತಿದವನೇ ನೋಡ್ತಾನೆ ಅಣ್ಣ ಇಲ್ಲಿ ಸ್ವಲ್ಪ ದೂರದಲ್ಲೊಂದು ಸರೋವರ ಇದೆ ತುಂಬಾ ಅಚ್ಚಮಂಭ ಸ್ಫಟಿಕದಂತಹ ತೀರ್ಥ ತೊಗೊಂಬರಲೇ ಅಂದ ಮೊದಲು ಹೋಗಿ ತೊಗೊಂಬಾರೋ ತುಂಬ ಬಾಯಾರಿಕೆ ಆಗ್ತಾ ಇದೆ ನಮ್ಗೆ ಸಹಿಸೋಕ್ಕಾಗ್ತಿಲ್ಲ ಈ ಕುರುಕ್ಷೇತ್ರದಲ್ಲಿ ಬಿಸಿಲು ಬಂದರೂ ತಾಳೋಕ್ಕಾಗೋದಿಲ್ಲ ಚಳಿ ಬಂದರೂ ತಾಳೋಕ್ಕಾಗೋದಿಲ್ಲ ಮೈನಸ್ ಒನ್ ಟೂ ಟೆಂಪರೇಚರ್ ಇರ್ತದೆ ಒಂದೊಂದ್ಸಲ ಸಲ ಸನ್ ಸ್ಟ್ರೋಕ್ ಆಗಿ ಸಾಯ್ತಾರೆ ಸೂರ್ಯಕುಂಡ ಅಂತ ಒಂದಿದೆ ಅಲ್ಲೆಲ್ಲ ಕಾಂಗ್ರೆಸ್ನವರು ಪಾರ್ಟಿ ಗಿರ್ಟಿ ಮೀಟಿಂಗ್ ಎಲ್ಲ ಮಾಡಿದ ಜಾಗ ಅದು ಯಾವ ಕುಂಡದಲ್ಲಿ ಬೆದ್ದರೂ ಅಷ್ಟೇ ತಲೆಯಲ್ಲಿ ಬುದ್ಧಿ ಇಲ್ಲದೆ ಇದ್ದವರು ಯಾವ ಕುಂಡಕ್ಕೆ ಹೋದ್ರೆ ಏನು ಪ್ರಯೋಜನ ಅದು ದೇಶದ ಹಿತ ನೋಡದೇ ಇದ್ದವರು ಯಾವ ಕ್ಷೇತ್ರಕ್ಕೆ ಹೋದ ಪ್ರಯೋಜನ ಆಗೋದಿಲ್ಲ ನಕುಲ ನೋಡಿದ ನೀರಿದೆ ಅಂತ ಹೇಳಿದ ಕಚ್ಚ ತದ ಶೀಘ್ರಂ ಪಾಣೀಯ ಮಾನಯ ಏನಾದ್ರು ಉಪಾಯ ಮಾಡಿ ನೀರಿಗೆ ತಗೊಂಬ ಅಂತ ಬಟ್ಟೆ ಗಿಟ್ಟೆ ಅದ್ದಿ ಹಳೆ ಕಾಲದಲ್ಲಿ ಬಟ್ಲು ಗಿಟ್ಲು ಎಲ್ಲಿ ತಗೊಂಡು ಹೋಗ್ತಿದ್ರು ಬಟ್ಟೆ ಒದ್ದೆಯನ್ನು ಮಾಡಿ ಹಿಂಡದೆ ತಗೊಂಡ್ಬರೋದು ಅದನ್ನು ಹಿಂಡಿ ನೀರನ್ನು ಕುಡಿಯುವುದು ಅಥವಾ ನೀರ ಬತ್ತಳಿಕೆ ಬಾಣ ಹಾಕೋ ಚೀಲ ಇರ್ತದಲ್ಲ ಅದರ ನೀರು ತಗೊಂಬ ಹೋಗೋ ಇವನು ಹೊರಟ ಈಗ ಯಕ್ಷ ಪ್ರಶ್ನೆ ಕಥೆ ಆರಂಭ ಆಗ್ತಾ ಇದೆ ಆ ಸರೋವರವನ್ನು ಒಬ್ಬ ಯಕ್ಷ ಕಾಯ್ತಾ ಕೂತಿದ್ದ ಕುರುಕ್ಷೇತ್ರದ ಮೇಲೆ ಒಂದು ಪುಸ್ತಕವನ್ನೇ ಮಾಡಿದ್ದಾರೆ ಕುರುಕ್ಷೇತ್ರ ಯೂನಿವರ್ಸಿಟಿ ಅವರು ಹಿಂದಿ ಭಾಷೆಯಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಅದು ದೊರಕ್ತದೆ ಒಬ್ಬರು ಸ್ನೇಹಿತರು ಆ ಹಿಂದಿ ಭಾಷೆಯ ಪುಸ್ತಕ ನನಗೆ ದೊರಕಿಸಿಕೊಟ್ರು ಅಲ್ಲಿರುವ ಪ್ರತಿಯೊಂದು ತೀರ್ಥದ ಚಿತ್ರ ಅದರ ಬಗ್ಗೆ ಇತಿಹಾಸ ಮಾಹಿತಿ ಎಲ್ಲವನ್ನು ಕೊಟ್ಟಿರತಕ್ಕ ಅತ್ಯಂತ ಸುಂದರ ಪುಸ್ತಕ ವಸಿಷ್ಠ ವಿಶ್ವಾಮಿತ್ರರ ಪರಸ್ಪರ ಈರ್ಷೆ ನಡೆದ ಜಾಗ ಸರಸ್ವತಿ ನದಿಯನ್ನು ಹೋಗು ವಸಿಷ್ಠ ಗೋತ್ರದವನ್ನು ಕೊಂದು ಕೊಚ್ಕೊಂಡು ಬಾ ಅವ್ರನ್ನ ಅಂತ ವಿಶ್ವಾಮಿತ್ರ ಹೇಳಿ ಕಳಿಸಿದ್ದ ವಿಶ್ವಾಮಿತ್ರ ಸರಸ್ವತಿ ಕೆಂಪಾಗಿರುವಂತಹ ಭಾಗ ಅವರಿಗೆ ಬುದ್ಧಿ ಹೇಳಿ ಸರಸ್ವತಿಗೆ ಹೋಗಿ ಹೇಳಮ್ಮ ಅವನಿಗೆ ಅಂತ ವಸಿಷ್ಠ ಬುದ್ಧಿ ಹೇಳಿದ್ದು ಆ ಸರಸ್ವತಿ ಎಲ್ಲ ಇದೆ ಚಿತ್ರ ಮಹಾರಾಜರೇ ಕುರುಕ್ಷೇತ್ರ ಕ್ಯಾಂಪ್ ಮಾಡಿದರೆ ಒಂದು ತಿಂಗಳು ಬೇಕಾಗ್ತದೆ ಅಭಿಮನ್ಯು ಸತ್ತದ್ದು ಒಂದು ದೊಡ್ಡ ಜಾಗ ನಾನು ಒಂದು ಸಲ ಹೋಗಿದ್ದೇನೆ ಆ ಜಾಗವನ್ನೇ ನೋಡಲಿಲ್ಲ ಅಭಿಮನ್ಯು ಹೇಳೋಕೆ ಬರುವುದಿಲ್ಲ ಜೇಷಿ ಜನ ಅಮೀನ್ ಅಂತಾರೆ ದೊಡ್ಡ ಗುಡ್ಡ ಇದೆ ಬತೇರಿ ಈ ಟಿಪ್ಪು ಸುಲ್ತಾನ್ ಸದ್ಯ ಸಹಕಾರ ತೋರಿಸ್ತಾ ಇದೆ ಅದರ ಪಕ್ಕದಲ್ಲಿ ಸ್ಥಾನೇಶ್ವರ ಕ್ಷೇತ್ರ ಹರ್ಷವರ್ಧನ ಮಹಾರಾಜರು ಈ ದೇಶವನ್ನ ತುಂಬ ಶ್ರದ್ಧೆಯಿಂದ ಆಳಿದ ಜಾಗ ಅಲ್ಲಿ ಪಕ್ಕದಲ್ಲಿಯೇ ಪಾಣಿಪಟ್ಟು ಮೊದಲಾದ ಜಾಗಗಳು ಮತ್ತೆ ಹೋಗಬೇಕು ಕುರುಕ್ಷೇತ್ರದಲ್ಲಿ ಒಂದು ವಾರವಾದರೂ ಅಲ್ಲಿಯೇ ಇದ್ದು ಭಗವದ್ಗೀತಾ ಸಪ್ತಾಹವನ್ನು ಮಾಡಬೇಕು ಭಗವದ್ಗೀತೆಯನ್ನು ಕೃಷ್ಣ ಹೇಳಿದ ಜಾಗದಲ್ಲಿಯೇ ಕೂತು ನಾವು ಭಗವದ್ಗೀತೆ ಇವತ್ತು ತುಂಬ ಚೆನ್ನಾಗಿಟ್ಟಿದ್ದಾರೆ ಹರಿಯಾಣ ಸರ್ಕಾರದವರು ಆ ಕ್ಷೇತ್ರವನ್ನು ಎಷ್ಟು ಸ್ವಚ್ಛ ಇಟ್ಟಿದ್ದಾರೆ ಅಂದರೆ ಉಳಿದೆಲ್ಲ ದೇಶಗಳ ಪ್ರಾಂತಗಳ ಸರ್ಕಾರಗಳಿಗೆ ನಾಚಿಕೆ ಆಗಬೇಕು ಅಷ್ಟು ಚೆನ್ನಾಗಿಟ್ಟಿದ್ದಾರೆ ಇಳ್ಕೊಳ್ಳೋಕೆ ಜಾಗ ಇದೆ ಏನು ಒದ್ದಾಡಬೇಕಾಗಿಲ್ಲ ಬದರಿ ಯಾತ್ರೆ ಎಷ್ಟು ಕಷ್ಟವಿಲ್ಲ ಅದು ಡೆಲ್ಲಿ ಕ್ಷೇತ್ರದಿಂದ ಒಂದು ಎರಡು ಎರಡು ಗಂಟೆ ಕಾಲ ಪ್ರಯಾಣ ಡಬಲ್ ರೋಡ್ ಬ್ಯೂಟಿಫುಲ್ ರೋಡ್ ನಮ್ಮ ಬೆಂಗಳೂರು ಮೈಸೂರು ರಸ್ತೆ ನಾಚಿಗೆ ಬರುವಂತೆ ಮಾಡಿದ್ದಾರೆ ಹರಿಯಾಣ ಸರ್ಕಾರ ಸಮೃದ್ಧಿ ಎಲ್ಲಿ ನೋಡಿದ್ರು ಹಸಿರು ಹಸಿರು ಹಸಿರು ಅಲ್ಲಿ ಒಂದು ಒಂದು ಮೂಲೆಯ ಸರೋವರ ಈ ದ್ವೈತವನಕ್ಕೆ ಹೊಂದಿಕೊಂಡ ಹಾಗೆ ಇದು ಪ್ರಸಿದ್ಧವಾದ ಯಕ್ಷ ಸಂವಾದ ಧರ್ಮರಾಜನ ಜೊತೆ ನಡೆದಾಗ ಆ ಯಕ್ಷ ಅಲ್ಲಿ ಕಾಯ್ಕೊಂಡಿದ್ದ ಯಕ್ಷರಂದ್ರೆ ಯಾರು ನೀವು ಕೇಳ್ತೀರಿ ಬೌದ್ಧರಲ್ಲಿ ಯಕ್ಷಪೂಜೆ ಉಂಟು ಜೈನರಲ್ಲಿ ಯಕ್ಷಪೂಜೆ ಉಂಟು ದೇವರನ್ನೊಬ್ಬದೇ ಇದ್ದವರು ಯಕ್ಷರನ್ನು ಪೂಜೆ ಮಾಡ್ತಾರೆ ಈ ಹೊಟ್ಟೆ ತುಂಬ ಇರುವಂತಹ ಈ ವಿಕೃತ ಆಕೃತಿಗಳು ನಿಮಗೆ ಅಲ್ಲಲ್ಲಿ ಅಲ್ಲಲ್ಲಿ ಈ ಶೋ ಪೀಸ್ ಅಂತ ಇಟ್ಟಿರ್ತಾರೆ ನೋಡಿ ಜೈನರಲ್ಲಿ ಪದ್ಮಾವತಿ ದೇವಿ ಅಂತ ಒಂದು ಪೂಜೆ ಮಾಡ್ತಾರೆ ವೆಂಕಟೇಶ್ವರನ ಪತ್ನಿ ಅಲ್ಲ ಆ ಪದ್ಮಾವತಿ ದೇವಿ ಒಂದು ಯಕ್ಷಿಣಿ ಈ ಯಕ್ಷ ಯಕ್ಷಿಣಿ ಅಂದ್ರೆ ಸ್ವಲ್ಪ ಸೆಮಿ ಗಾಡ್ಲಿ ಅರ್ಧಮರ್ಧ ದೇವತಾ ಅಂಶ ಇರತಕ್ಕಂಥ ವ್ಯಕ್ತಿಗಳು ಜಾದೂ ಮಾಡುವ ಮಿರಕಲ್ಸ್ ಮಾಡುವ ಕೇಳಿದವರಿಗೆ ವರಗಳನ್ನು ಕೊಡುವ ಶಕ್ತಿ ಉಳ್ಳಂತಹ ಒಂದು ಸಾಮಾನ್ಯ ದೇವತಾ ವಿಶೇಷಗಳು ಗಂಧರ್ವರ ಹಾಗೆ ಒಂದು ವರ ಗಂಧರ್ವ ವಿದ್ಯಾಧರ ಅಂತ ಹೇಳಿದ ಹಾಗೆ ಅಂಥದೊಬ್ಬ ಯಕ್ಷ ಆ ಸರೋವರವನ್ನು ಕಾಯ್ತಾ ಇದ್ದ ಯಕ್ಷ ಯಕ್ಷ ಅಂತ ಹೇಳ್ತೇವಲ್ಲ ನಮಗೆ ಗೊತ್ತಾಗೋದಿಲ್ಲ ಅನೇಕ ಏನು ಯಕ್ಷ ಕೇನೋಪನಿಷತ್ತಲ್ಲಿ ಒಂದು ಯಕ್ಷ ಬರ್ತಾನೆ ದೇವತೆಗಳೆಲ್ಲ ಹಿಗ್ಗಿದರು ನಮ್ಮಿಂದಲೇ ಯುದ್ಧ ಜಯಿಸಿದ್ವು ನಾವು ಅಂತ ವಾಯು ವರುಣ ಇಂದ್ರ ಎಲ್ಲ ದೇವತೆಗಳು ಜಂಬ ಪಡ್ಕೊಳ್ತಿದ್ದಾಗ ಭಗವಂತ ಯಕ್ಷರೂಪದಲ್ಲಿ ಕಾಣಿಸಿಕೊಂಡು ನೀವು ನಿಮ್ಮ ಶಕ್ತಿ ಏನು ಅಂತ ಒಬ್ಬೊಬ್ಬರನ್ನು ಕೇಳಿ ನಾನೆಲ್ಲವನ್ನು ಸುಡಬಲ್ಲೆ ಎಂದ ಅಗ್ನಿ ಹಾಗಿದ್ರೆ ಈ ಹುಲ್ಲು ಕಡ್ಡಿಯನ್ನು ಸುಡು ಅಂತ ಹಾಕಿ ಅಗ್ನಿ ಕೈಯಲ್ಲಿ ಸುಡೋಕ್ಕಾಗದೆ ವಾಯು ಕೈಯಲ್ಲಿ ಅದನ್ನು ಎತ್ತೋದಕ್ಕಾಗದೆ ಇಂಧನ ಕೈಯಲ್ಲಿ ಏನು ಮಾಡೋಕ್ಕಾಗದೆ ಇದೇನಿದು ನಮಗಿದು ಯಕ್ಷ ಆಗಿದೆಯಲ್ಲ ಯಕ್ಷ ಯಕ್ಷ ಅನ್ನೋದಕ್ಕೆ ಬೇಂದ್ರೆ ಅವರು ಎಕ್ಸ್ ವೈ ಅಂತ ಹೇಳೋರು ಇದು ಎಕ್ಸ್ ವೈ ನಮಗೆ ತಿಳಿದೆ ಇರೋ ಎಂಟಿಟಿ ಅಂತ ಅದು ಎಕ್ಸ್ ವೈ ಉಲ್ಟಾ ಮಾಡಿದ್ರೆ ಯಕ್ಷ ಆಗುತ್ತೆ ಅನ್ನೋರು ಅವರು ಅಂಕಾನ ವಾಮತೋಗತಿ ಇದು ತಿಳಿಯೋದಿಲ್ಲ ಆಗ ಅಲ್ಲಿ ಪಾರ್ವತಿ ದೇವಿ ಕೂತಿದ್ದಳು ಉಮಾ ಹೇಮವತಿ ದೇವತೆಗಳಿಗೆ ಹೇಳ್ತಾಳೆ ಶಂಕರನ ಪತ್ನಿ ಇದೇ ಭಗವಂತ ಯಕ್ಷರೂಪದಲ್ಲಿ ನಿಮ್ಮನ್ನು ಪರೀಕ್ಷೆ ಮಾಡೋ ಕೂತಿದ್ದಾನೆ ಅವನಿಂದ ನೀವು ಗೆದ್ರೆ ಹೊರತು ನಿಮ್ಮಿಂದ ನೀವು ಗೆಲ್ಲಿಲ್ಲ ಅಂದ ಮೇಲೆ ಕೇನ ಕೇನ ಕೇನ ಯಾರಿಂದ ಜಗತ್ತಾಯಿತು ಯಾರಿಂದ ಸೃಷ್ಟಿಯಾಯಿತು ಯಾರಿಂದ ರಕ್ಷಿತವಾಯಿತು ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಸಾಮವೇದ ಉಪನಿಷತ್ತು ಅದು ಕೇರು ಉಪನಿಷತ್ತು ಅಲ್ಲಿ ಯಕ್ಷ ಇಲ್ಲಿ ಯಕ್ಷ ಯಾರು ಇವನು ಯಮಧರ್ಮರಾಜ ಯಮಧರ್ಮರಾಜನೇ ಪರೀಕ್ಷೆಗೆ ಬಂದಿದ್ದಾನೆ ಧರ್ಮರಾಜನಿಗೆ ಇವರಿಗೆ ಆತ್ಮನಿಗ್ರಹವಿದೆಯೇ ಇಂದ್ರಿಯ ಇದೆಯೇ ನೋಡಬೇಕು ಅಂತ ನಕುಲ ಮರವನ್ನು ಹೇಳಿದ ಧರ್ಮರಾಜ ಹೇಳಿದ ಹಾಗೆ ಬೇಗ ಬೇಗ ಓಡಿದ್ದಾನೆ ಆ ಕೊಳಕ್ಕೆ ಏನು ಸ್ಫಟಿಕದಂತಹ ತೀರ್ಥ ಅಣ್ಣಂದರಿಗೆ ತಗೊಂಡು ಹೋಗಬೇಕು ನೀರನ್ನ ತಮ್ಮನಿಗೆ ತಗೊಂಡು ಹೋಗಬೇಕು ಸ್ವಲ್ಪ ತಾಳು ಮೊದಲು ನನ್ನ ಬಾಯಾರಿಕೆಯನ್ನು ತೀರಿಸ್ಕೊಳ್ತಾನೆ ಅಂತ ಸ್ವಂತಕ್ಕೆ ಉತ್ರಿಯವನ್ನು ಕಟ್ಟಿ ಎರಡೂ ಕೈಗಳಿಂದ ತೀರ್ಥ ತಗೊಂಡು ಕೂಡಲೆ ಮಾತಾತ ಸಾಹಸಂಕಾರ್ಷೀ ಮವ ಪೂರ್ವ ಪರಿಗ್ರಹ ಆ ಯಕ್ಷ ಹೇಳಿತು ಕಣ್ಣಿಗೆ ಬೀಳಲಿಲ್ಲ ಏಯ್ ಯಾರು ನೀನು ಈ ಸರೋವರ ನನ್ನದು ಮಮ ಪೂರ್ವ ಪರಿಗ್ರಹ ಇದು ಗುತ್ತಿಗೆ ನನ್ನದು ದೇಣಿಗೆ ನಾನು ಕೇಳದೆ ಕೈಯಲ್ಲಿ ನೀರು ಹಾಕುವಾಗಿಲ್ಲ ಬೆಪ್ಪಾದ ಇವನು ಯಾವನಪ್ಪ ಇವನು ನೀನು ಹೊಣೆ ದೇರಿ ದೊಣೆ ನಾಯಕನ ಅಂತ ಏನ್ ಮಾಡಬೇಕು ಅಂತ ಹಾಗೆ ಯಾವನವನು ಕಣ್ಣಿಗೆ ನೋಡ್ತಾ ಕಾಣಿಸ್ತಿಲ್ಲ ಪ್ರಶ್ನಾನುಕ್ತ ತು ಮಾದ್ರೇಯ ತತಪ್ಪಿಬಹರ ಸ್ವಚ ಏ ಪುತ್ರ ಅಂತ ಹೇಳಿತು ಅಂದ್ರೆ ಇವನು ಯಾರಂತ ಗೊತ್ತಿದೆ ಅದಕ್ಕೆ ಮಾದ್ರಿ ಪುತ್ರ ಅಲ್ವೇನೋ ಪ್ರಶ್ನಾನು ನಾ ಪ್ರಶ್ನೆ ಕೇಳ್ತೇನೆ ನನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟ ಮೇಲೆ ನೀರನ್ನು ಮುಟ್ಟು ಬೇಕಾದ್ರೆ ಅಣ್ಣಂದ್ರೆ ಆಮೇಲೆ ತಗೊಂಡು ಹೋಗು ಅಂದ್ರೆ ಇವರಲ್ಲಿ ಧರ್ಮದ ಜಿಜ್ಞಾಸೆ ಇದೆಯೇ ಇಲ್ಲ ಈ ಯಕ್ಷ ಪ್ರಶ್ನೆಯಲ್ಲಿ ಕೇಳುವ ಅನೇಕ ಈ ಕ್ವಶನ್ಸ್ ಕೆಲವು ಸಾಮಾನ್ಯ ಲೌಕಿಕವಾದ ಪ್ರಶ್ನೆಗಳು ಕೆಲವು ಸಾಮಾಜಿಕ ಪ್ರಶ್ನೆಗಳು ಒಂದು ಎರಡು ಮೂರು ವೇದಾಂತದ ಪ್ರಶ್ನೆಗಳು ಅಂದರೆ ಸಮಗ್ರ ಭಾರತೀಯ ಮೌಲ್ಯ ಪ್ರಪಂಚವನ್ನು ಪ್ರತಿನಿಧಿಸುವಂತಹ ಪ್ರಶ್ನೆಗಳು a whole bunch of questions which cover up a gamut from the most ordinary questions concerning life up to God ಈ ಯಕ್ಷ ಪ್ರಶ್ನೆಯಲ್ಲಿ ಎಲ್ಲ ಬಂತು ಭಾರತೀಯ ವೇದಾಂತ ಎಲ್ಲ ಬಂತು ಅಂದ್ರೆ ಸ್ಕೇಲ್ ಆಫ್ ವ್ಯಾಲ್ಯೂಸ್ ನಾವು ಯಾವುದನ್ನು ಮೌಲ್ಯ ಅಂತ ಹೇಳ್ತೇವೆ ಆ ಮೌಲ್ಯಗಳೆಲ್ಲ ಬಂತು ಮೊದಲು ಮೊದಲು ಸರಳವಾದ ಪ್ರಶ್ನೆಗಳು ನಮಗೆ ಆ ಸರಳವೂ ಕಷ್ಟ ಅಂತ ಅನಿಸುತ್ತೆ ಉತ್ತರ ಕೊಡಲಿಕ್ಕೆ ಬರೋದಿಲ್ಲ ಪೂರ್ವಕಾಲದಲ್ಲಿ ಒಂದು ದೊಡ್ಡ ಯಾಗ ಅಶ್ವಮೇಧ ರಾಜಸೋಯ ಜ್ಯೋತಿಷ್ಠೋಮ ಇವನ್ನ ಮಾಡುವಾಗ ಆ ಯಜ್ಞ ವೇದಿಕೆಯ ನಾಲ್ಕು ಮೂಲಗಳಲ್ಲಿ ಬ್ರಹ್ಮೋದ್ಯ ಅಂತ ಒಂದು ಮಾಡ್ತಿದ್ರು ಬ್ರಹ್ಮೋದ್ಯ ಅಂದ್ರೇನು ಇಷ್ಟು ಈ ಹಾಲೆಷ್ಟಿದೆಯೋ ಇಷ್ಟು ದೊಡ್ಡ ವೇದಿಕೆ ಅವರು ಪುರೋಹಿತರು ಮಂತ್ರಗಿಂತ ಹೇಳ್ತಾ ಬೆಳಗ್ಗಿಂದ ಪ್ರಾತಸವನ ಮಾಧ್ಯಂಗನ ಸಾಯಂಕಾಲ ತನಕ ಬರೀ ಹೋಮ ಮಾಡ್ತಾ ಕೂತಿದ್ರೆ ಲಕ್ಷಾಂತರ ಜನ ಬಂದು ಕೂತಿರ್ತಾರೆ ನೀವು ಪೆಂಡಾಲ್ ಹಾಕಿರಿ ಬಿಡಿ ಆ ಕಡೆಯಲ್ಲಿ ಅವರು ಸುಮ್ಮನೆ ಕೂಡಬೇಕಲ್ಲ ಹೋಮದ ಮಧ್ಯ ಮಧ್ಯ ಭಾಗಗಳಲ್ಲಿ ಅಂದ್ರೆ ಅವರಿಗೆ ಪ್ರಶ್ನೋತ್ತರ ರೂಪದಲ್ಲಿ ಅವರ ಗಮನವನ್ನು ಸೆಳೆದು ಒಂದು ಕಡೆ ನಿಲ್ಲಿಸ್ತಕ್ಕಂಥ ಕೆಲವು ವಿದ್ವಾಂಸರು ಒಂದು ಕಡೆ ಇತಿಹಾಸ ಹೇಳೋರು ಒಂದು ಕಡೆ ಪುರಾಣ ಹೇಳೋರು ಒಂದು ಕಡೆ ಈ ಬ್ರಹ್ಮೋದ್ಯವನ್ನು ಮಾಡುವರು ವಿದ್ವಾಂಸರಂದ್ರೆ ಯಾರು ಈ ಎಲಿಮೆಂಟರಿ ಕ್ವಶನ್ಸ್ ಇವು ಎಲಿಮೆಂಟರಿ ಆಗಿನ ಕಾಲದಲ್ಲಿ ಇದು ಕೂತ್ರ ಹೇಳಿದವನು ಬುದ್ಧಿವಂತ ಇದು ಕೂತ್ರ ಹೇಳಿದ್ರೆ ಅವ್ರು ಬ್ರಾಹ್ಮಣ ಅಲ್ಲ ಮಹಾಭಾರತ ಕಾಲದಲ್ಲಿ ಅಂತಹ ಬ್ರಾಹ್ಮಣರಿದ್ದಾರೆ ಅಂತ ಸಂಶಯ ಪಡುವಂತಹ ಕಾಲ ಆದ್ದರಿಂದ ಉತ್ತರ ಹೇಳಿ ನಮಗೆ ನಾನು ಸಣ್ಣ ಹುಡುಗನಾಗಿದ್ದಾಗ ಹಳ್ಳಿ ಕಡೆ ಎಲ್ಲಿ ಆದರೂ ಹೋದರೆ ಸ್ವಾಮಿ ಏನು ಓದಿದ್ದೀರಿ ಏನು ಹೇಳಿ ನಿಮಗೆ ಈ ಜೈಮಿನಿ ಪದ್ಯ ಅರ್ಥ ಆಗ್ತದೆ ನೋಡಿ ಆ ಜೈಮಿನಿ ಭಾರತದ ಒಂದು ಪದ್ಯ ಒಗೆದು ಗಿರಿಮಲ್ಲಪ್ಪ ಅಂತ ಒಬ್ಬರಿದ್ರು ನಮ್ಮ ತಾಯಿ ಸೋದರ ಮಾವನವರು ವರಕೋಡು ಅಂತ ಟೀನಿಯರ್ಸ್ ನರಸೀಪುರದ ಹತ್ರ ಇಡೀ ಜೈಮಿನಿ ಭಾರತವನ್ನು ಮಹಾರಾಯ ಬಾಯಲ್ಲಿ ಹೇಳ್ತಿದ್ದ ಹಟೇಲ ಮೀಸೆ ಇಡೀ ಜೈಮಿನಿ ಭಾರತ ಬಾಯಲ್ಲಿ ಹೇಳ್ತಿದ್ದ ಅದ್ರಲ್ಲಿ ಕಾಮ ಫುಲ್ ಸ್ಟಾಪ್ ಇರದೇ ಇರುವುದು ಯಮಕಾಲಂಕ ಇರುವುದು ಒಂದೇ ಶಬ್ದವನ್ನು ಹರಿಣ ನಂಬೆಂಬತ್ತಿ ಹರಿಡ ಕುಳಿಂದ ಕಂಬ ಹರಿಯೇನೆಂಬಿ ನಂಬಿ ಅಳುತಿ ಹಬಾಲಕನ ಕಂಡು ಹರಿ ಹರಿ ಹರಿ ಅದು ಭಾಮಿನಿ ಅಲ್ಲ ಅದು ವಾರ್ಧಕ ವೃತ್ತಿಯ ಆರೂ ಸಾಲಲ್ಲಿ ಹರಿ ಹರಿ ಹರಿ ಶಬ್ದ ಇದೆ ಪ್ರತಿ ಸಲವೂ ಬೇರೆ ಅರ್ಥವಾಗ್ತದೆ ಇಂಥದ್ದು ಲಕ್ಷ್ಮೀಶನ ಹಾಗೆ ಶಬ್ದ ಅಲಂಕಾರವನ್ನು ಏರಿಸಿದವರು ಕನ್ನಡದಲ್ಲಿ ಕುಮಾರವ್ಯಾಸನೂ ಇಲ್ಲ ನಾಗಲೋಲ ಒಂದು ಪದ್ಯವನ್ನು ಹೇಳಿ ಇದಕ್ಕೆ ಅರ್ಥ ಹೇಳಿ ಸ್ವಲ್ಪ ತಾಳಪ್ಪ ಅಂದ್ರೆ ಏ ಬಿಡಿ ಸ್ವಾಮಿ ಅಂತ ಬುದ್ಧಿವಂತರು ಜೈಮಿನಿಗೆ ಅರ್ಥ ಹೇಳ ಜೈಮಿನಿನೂ ಬರ್ತಿಲ್ಲ ಜೈಮುನಿ ಅನ್ನೋನು ಜೈಮಿನಿ ಗೊತ್ತಿಲ್ಲದೆ ಇದ್ದವನು ಈಡಿಯಟ್ ಕೆಲಸಕ್ಕೆ ಬಾರದೆ ಇದ್ದವನು ಇದು ಒಂದು ಪ್ರಜ್ಞೆ ಇದ್ದಂತಹ ಕರ್ನಾಟಕ ಇದು ಕುಡಿತು ಓದದೆಯಂ ಪರಿಣತಮತಿಗಳು ಒಂದು ಕಡೆ ಕೂತೆ ಓದಬೇಕಂತೆಲ್ಲ ಕೇಳಿ ಕೇಳಿ ಪಂಡಿತರಾಗಬೇಕು ನಾ ಮತ್ತು ಮೊದಲು ಓದಿದ ಕಾವ್ಯ ಜೈವಿನಿ ಭಾರತ ಸೊಗಸಾಗಿ ಓದ್ತಿದ್ದ ಒಂದು ಕಾಲದಲ್ಲಿ ವ್ಯಾಖ್ಯಾನ ಮಾಡ್ತಿದ್ದೆ ಈಗಲೂ ಆ ಕಾವ್ಯದ ಮೇಲೆ ತುಂಬ ಮಮತೆ ಉಂಟು ಯಾಕೆಂದರೆ ಸಂಸ್ಕೃತಕ್ಕಿಂತ ಕ್ಲಿಷ್ಟವಾದ ಕೂಟ ಶ್ಲೋಕದಂತಹ ನೂರಾರು ಪದ್ಯಗಳಿವೆ ಅದರಲ್ಲಿ ಇದು ಭಾರತೀಯರಿಗೆ ಚಪಲ ಕೇಳಬೇಕು ಕೇಳಬೇಕು ಕಷ್ಟವಾದ್ದನ್ನು ಕೊಟ್ಟು ಒಗಟೆಯನ್ನು ಕೊಟ್ಟು ಬಿಡಿಸ್ತಾರಿಯಲ್ಲೇ ನೋಡಬೇಕು ಈ ಬ್ರಹ್ಮೋದ್ಯ ಅನ್ನೋದು ಇವತ್ತು ಉಳ್ಕೊಂಡಿದೆ ಶ್ರಾದ್ದದಲ್ಲಿ ಕೂಡ ಕೇಳ್ತಾರೆ ಕಿಂ ಸಿದ್ಧಿಮಸ್ಯ ಭೇಷಜಂ ಚಳಿಗೌಷಧಿ ಯಾವುದು ಅಗ್ನಿರ್ಹಿಮಸ್ಯ ಭೇಷಜಂ ಸ್ವಲ್ಪ ಬಂತು ಆಗಲೇ ಅಷ್ಟಾವಕ್ರ ಗೀತೆಯಲ್ಲಿ ಇವತ್ತು ಪುರೋಹಿತರು ಶ್ರಾದ್ದ ಮಾಡಿಸೋ ಅವಸರದಲ್ಲಿರೋವರು ಈ ಬ್ರಹ್ಮೋದ್ಯ ಅದ್ರಲ್ಲಿ ಬರುವ ನಮಕ ಚಮಕ ಒಂದು ಹೇಳುವುದಿಲ್ಲ ಯಜುರ್ವೇದ ಕ್ರಮದಲ್ಲಿ ಅದನ್ನು ಬಿಟ್ಟು ಯಾಕೆ ಅದು ಹೇಳಬೇಕಾದವ್ರು ನಿಮಂತ್ರಣ ಕೂತ್ಕೊಳ್ಳೋ ಬ್ರಾಹ್ಮಣರು ಕೆಲವು ಉತ್ತರ ಕೊಡಬೇಕು ಅವ್ರು ಏನೂ ಗೊತ್ತಿರೋದಿಲ್ಲ ಊಟ ಒಂದು ಗೊತ್ತು ಒಂದು ಕೂತಿರ್ತಾರೆ ಅವರು ದಕ್ಷಿಣ ಕೊಡ್ತಾರೆ ಪಂಚ ಕೊಡ್ತಾರೆ ಅನ್ನೋ ಆಸೆಗೆ ಓಂ ಅಂದ್ರೆ ಠೋಮ್ ಅನ್ನೋ ಗೊತ್ತಿರೋದಿಲ್ಲ ಸಂಸ್ಕೃತ ಆ ಬ್ರಹ್ಮನ್ ಬ್ರಾಹ್ಮಣ ಹೇಳೋಕ್ ಬರೋದಿಲ್ಲ ಏನ್ ಮಾಡ್ತೀರಾ ಪುರೋಹಿತರು ಹೇಳಬೇಕು ಅದನ್ನ ಉಂಡು ಹರಿಸಬೇಕಾದವನು ಮಂತ್ರವನ್ನು ಪುರೋಹಿತರು ಹೇಳಬೇಕು ಇಲ್ದ್ರೆ ಯಜಮಾನ ಹೇಳಬೇಕು ಒಂದು ಶ್ರಾದ್ದ ಪ್ರಯೋಗದ ಇಲ್ಲ ಯೋಚನೆ ಜಾತಿ ಹೇಳ್ತೇವೆ ಅಲ್ಲಿ ಕೂಡ ಬ್ರಹ್ಮೋದ್ಯ ಎದುರು ಊಟ ಹಾಕಿದ್ದಾರೆ ಊಟ ಮಾಡೋನು ಏನೇನೋ ಯೋಚನೆ ಮಾಡಬಾರ್ದಲ್ಲ ಅಂತ ಟು ಎಂಗೇಜ್ ಇಸ್ ಮೈಂಡ್ ಈ ಬ್ರಹ್ಮೋದ್ಯವೆಂಬುದು ಇಂಥದ್ದು ನಡಿಬೇಕು ನನ್ನ ಪ್ರಶ್ನೆಗೆ ಉತ್ತರ ಕೊಡದೆ ನೀರನ್ನು ಮುಟ್ಟಬೇಡ ಉತ್ತರ ಕೊಟ್ಟ ಮೇಲೆ ಎಷ್ಟು ಬೇಕಾದ್ರೆ ನೀರನ್ನು ನೋಯಿ ನಕುಲ ನೋಡಿದ ಇದು ನನ್ನ ಮನಸ್ಸಿನ ಭ್ರಾಂತಿ ಇರಬಹುದು ಎದುರಿಗೆ ಯಾರೂ ಕಾಣೆ ಎಲ್ಲೋ ಒಂದು ಮಾತು ಬಂತಲ್ಲ ಅಂತ ಅನಾದೃತ್ಯತು ತದ್ವಾಕ್ಯಂ ನಕುಲ ಕುಲಃ ಸುಪಿಪಾಸಿತಃ ಅಪಿಬತಿ ಶೀತಲಂ ತೋಯಂ ಪೀತ್ವಾ ನಿಪಾತ ಹೌದು ಕೆಲಸಕ್ಕೆ ಬಾರದೆ ಎಲ್ಲಿಂದ ಮಕ್ಕಳು ಏನು ಅಂತ ನೀರನ್ನು ಕುಡದೆ ಬಿಟ್ಟ ತಂಪಾಗಿತ್ತು ಒಂದು ಬೊಗಸೆ ಎರಡು ಬೊಗಸೆ ಕುಡಿಯೋದ್ರಲ್ಲಿ ಪ್ರಾಣ ಹೋಯಿತು ಸತ್ತು ಬಿದ್ದ ಕೆಳಗಡೆ ನಕುಲ ಹೋಗಿಬಿಟ್ಟ ಒಂದು ಒಂದು ಗಂಟೆ ಆಯಿತು ಒಂದೂವರೆ ಗಂಟೆ ಆಯಿತು ಧರ್ಮರಾಜ ನೋಡಿದ ಎಲ್ಲಿ ಹೋದ ಮಹಾರಾಜ ಇಲ್ಲೇ ಇದೆ ಕೊಳ ಅಂತ ಹೇಳಿದ್ರಲ್ಲ ಬರ್ಲಿಲ್ವಲ್ಲ ಅವನು ಸಹದೇವಾನಿ ಹೋಗೋ ನೋಡ್ಕೊಂಬಾರೋ ಓಡಿಸ್ತೀನಿ ಕತೆ ಸಹದೇವನು ಅದನ್ನೇ ಮಾಡಿದ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ನೀರನ್ನು ಕೊಡ್ದ ಅವನು ಸತ್ತು ಬಿದ್ದ ಎಲ್ಲಿ ಬಿದ್ದ ನಕುಲ ಬಿದ್ದ ಜಾಗ ನೋಡ್ಕೊಂಡು ಪಕ್ಕದಲ್ಲೇ ಬಿದ್ದ ಸತ್ತವನು ಸಮಾಧಿ ಮಾಡೋ ಹಾಗೆ ಪಕ್ಕದಲ್ಲಿ ಅರ್ಜುನನಿಗೆ ಹೇಳ್ದ ನೋಡೋ ಇಬ್ರು ತಮ್ಮಂದರು ಬರಲಿಲ್ಲ ಏನಾದರೂ ಇಷ್ಟೆಲ್ಲ ನಾವು ಕೃಷ್ಣನ ಕೃಪೆಯಿಂದ ವನವಾಸ ಮುಗಿಸ್ಕೊಂಡು ಊರು ವಾಪಸ್ ಹೋಗೋ ಕಾಲದಲ್ಲಿ ಇಬ್ರು ತಮ್ಮಂದ್ರೆ ಹೀಗಾಯ್ತಲ್ಲ ನೋಡ್ಕೊಂಬಾರೋ ಅಂದ್ರೆ ಅರ್ಜುನನು ಹಾಗೆ ಹೋದ ಏವ ಮುಕ್ತೋ ಗುಡ ಕೇಶ ಪ್ರಗ್ರಹಿ ಸಶರಂಧನು ಆ ಅಶರೀರ್ವಾಣಿ ಹೇಳ್ತವನಿಗೆ ರೇ ನಿಮ್ಮಿಬ್ಬರನ್ನು ಕೊಂದವನು ನಾನೇ ಕಾಣು ಅತರೂತೆ ಚಿರಗತವು ವಿಭತ್ಸವು ಕರುಶನ ತೌ ಜೈವಾನಯ ಭದ್ರಂತೆ ಅಂತ ತ್ವಮಾನಯ ನನ್ನ ಪ್ರಶ್ನೆಗೆ ಉತ್ತರ ಕೊಡು ನೀರನ್ನು ತಗೊಂಡೋಗು ನಿನ್ನಿಬ್ರು ತಮ್ಮಂದ್ರನ್ನು ಬದುಕಿಸ್ಕೊಡ್ತೇನೆ ಪ್ರಶ್ನೆಗೆ ಉತ್ತರ ಕೊಡದೆ ನೀರು ಮುಟ್ಬೇಡ ಅರ್ಜುನನಿಗೆ ಬಾಯಾರಿಕೆ ತಡೆಯೋಕ್ಕಾಗ್ತಿರಲಿಲ್ಲ ಅದು ಮನುಷ್ಯನಿಗೆ ಅತ್ಯಂತ ಕಠಿಣವಾದದ್ದು ಅಂದರೆ ಹಸಿವು ಬಾಯಾರಿಕೆ ನಿದ್ದೆ ಇದು ಮೂರನ್ನು ತಡೆಯೋದು ಏನು ಮಾಡಿದ್ರೂ ಆಗೋದಿಲ್ಲ ಒಂದು ದಿವಸ ಜಾಗರಣೆ ಮಾಡ್ತೀರಿ ಅಕಸ್ಮಾತ್ ಎರಡನೇ ದಿವಸ ಮಾಡ್ಬೋದು ಮೂರನೇ ದಿವಸ ಪಕ್ಕದವ್ರ ತಲೆ ಹೆಗಲ ಮೇಲೆ ನಿಮ್ಮ ತಲೆ ಬಿದ್ದಿರುತ್ತೆ ನಾ ಹೊತ್ತ ತಲೆ ಅಂತ ಒಂದು ಕಥೆ ಬರೆದಿದ್ದೆ ಒಂದು ಕಾಲದಲ್ಲಿ ಬಸ್ನಲ್ಲಿ ಎರಡು ಕಡೆ ನನಗೆ ನಿದ್ದೆ ಇಲ್ಲ ಎರಡು ಕಡೆ ತಬಲಾ ಬಡಿದಾಗ ಅವರು ಥಕ್ ಅಂತ ಈ ಕಡೆ ಥಕ್ ಅಂತ ಸ್ವಾಮಿ ಅಂತ ಓ ತಪ್ಪಾಯ್ತು ಅಂತ ಎರಡೇ ನಿಮಿಷ ತಿರುಗಿ ಬೀಳೋದು ಆ ತಲೆ ಅದು ಕೊಬ್ಬರಿ ಎಣ್ಣೆಯೋ ಹರಳೆಣ್ಣೆಯೋ ಏನೇನೋ ಹಾಕಿದ್ರು ತಲೆಗೆ ಇದೇನು ಗತಿ ಹೇಳ್ತೀರಿ ನಿದ್ದೆಯನ್ನು ಮನುಷ್ಯ ತಡೆಯೋಕ್ಕಾಗೋದಿಲ್ಲ ಹಸುವನ್ನು ತಡೆಯೋಕ್ಕಾಗತ್ತೆ ಹಸುವು ತಡೆಯೋಕ್ಕಾಗೋದಿಲ್ಲ ಉಪವಾಸ ಮಾಡ್ತೇವೆ ಅಂತಾರೆ ಅವರ ಅಪ್ರಾಣಿ ಯಾರೂ ಸಾಯೋದಿಲ್ಲ ಆಮರಣ ಅಂತ ಸತ್ಯಾಗ್ರಹ ಇಷ್ಟೊತ್ತಿಗೆ ಬೇಗ ಖಾಲಿಯಾಗಿರಬೇಕಾಗಿತ್ತು ಹೋಗಿ ಹೋಗಿ ಯಾರು ಹೋಗೋದಿಲ್ಲ ಸುಮ್ ನಮ್ಮನ್ನು ಬೆದರಿಸ್ತಾರೆ ಹಸಿವು ನಿದ್ರೆ ಬಾಯಾರಿಕೆ ಬಾಯಾರಿಕೆಯನ್ನು ತಡೆಯೋಕ್ಕಾಗೋದಿಲ್ಲ ಚಿತ್ರಕೂಟದಲ್ಲಿ ಅನುಭವಿಸ್ಬಿಟ್ಟೆ ನಾನು ನಮ್ಮ ತಂದೆ ಶ್ರಾದ್ದ ಅದು ಎಷ್ಟು ಬಾಯಾರಿಕೆಯಾಗಿ ಹೋಯಿತು ಅಂದ್ರೆ ನಿಮಂತ್ರಣ ಕೂರಿಸಿದ್ದೇವೆ ಬಡಿಸಿದ್ದೇವೆ ಇನ್ನೇನು ಅವ್ರು ಹೇಳಬೇಕು ನಿಮಂತ್ರತೇಶು ಆಚಾಂತೇಶು ಅವರ ಆಚಮನ ಮಾಡಿದ ಹೊರತು ನಾವು ಆಚಮನ ಮಾಡೋ ಹಾಗಿಲ್ಲ ಇವತ್ತೀಗ ಆಗೋದಿಲ್ಲ ನನಗೆ ಶ್ರಾದ್ದವಾಗುತ್ತೆ ನಿಮ್ಮ ಅಪ್ಪಣೆ ಕೊಡಿ ಅಂತ ಹೇಳಿ ಒಂದು ಲೋಟ ನೀರು ಕುಡಿಬೇಕಾಯ್ತು ತಣ್ಣೀರನ್ನ ಮುಟ್ಟೋ ಹಾಗಿಲ್ಲ ಐವತ್ತು ವರ್ಷದಿಂದ ಬರೀ ಬಿಸಿನೀರು ತಡೆಯೋಕ್ಕಾಗೋದಿಲ್ಲ ಸಾಧದ್ದೇವು ಕೊಡು ತಡೆಯೋಕ್ಕಾಗೋದಿಲ್ಲ ಅರ್ಜುನನಂತಹ ಇಂದ್ರಿಯ ನಿಗ್ರಹವುಳ್ಳವನಿಗೆ ತಡೆಯೋಕ್ಕಾಗಲಿಲ್ಲ ಅವನು ಕೆಳಗೆ ಬಿದ್ದ ಇದ್ದೆ ನೋಡಿದ ಸಾಯಂಕಾಲ ಆಗ್ತಾ ಬಂತು ಧರ್ಮರಾಜ ದೈ ಭೀಮ ನೀ ಹೋಗಿ ನೋಡೋ ಏನಾಯಿತು ಭೀಮನೂ ಬಂದ ಅವನಿಗೂ ಯಕ್ಷ ಅದೇ ಉತ್ತರವನ್ನು ಕೊಟ್ಟ ನಿನ್ನ ತಮ್ಮಂದರನ್ನು ಕೊಂದವನು ನಾನೇ ಯಾಕೆ ನನ್ನ ಧರ್ಮವನ್ನು ಮೀರಿದ್ದಾರೆ ಈ ನೀರು ನಂದು ಪ್ರಶ್ನೆಗೆ ಉತ್ತರ ಕೊಡು ತಮ್ಮಂದನ್ನು ಕರ್ಕೊಂಡು ಹೋಗು ಅಗಯ ನೀರಂದ ಅವನು ನೀರನ್ನು ಕುಡಿದ ಅವನು ಸತ್ತು ಬಿದ್ದ ನಾಲ್ವರು ತಮ್ಮಂದರು ಹೋದರು ಆಗ ಸ್ವಯಂ ಧರ್ಮರಾಜನೇ ಬಂದ ಅವನಿಗೂ ಬಾಯಾರಿಕೆಯಾಗಿದೆ ಬಂದು ನೀರನ್ನೆತ್ಕೊಂಡು ಅವನು ಕುಡಿಬೇಕು ಅಂತ ಲೇ ನಿನ್ನ ತಮ್ಮಂದ್ರಗಾದ ಗತಿ ನಿನಗೂ ಆಗುತ್ತೆ ಈ ನೀರು ನನ್ನದು ಈ ನೀ ಕುಡಿಯೋ ಬೇಕಾಷ್ಟು ಕುಡಿ ಬೇಡ ಅನ್ನೋದಿಲ್ಲ ನನ್ನ ಪ್ರಶ್ನೆಗಟ್ಟು ಉತ್ತರವನ್ನು ಕೊಡು ಅಂತ ಹೇಳಿದಾಗ ಇವನಿಗೆ ಇಂದ್ರಿಯ ನಿಗ್ರಹ ಇದ್ದದ್ರಿಂದ ತಮ್ಮಂತರನ್ನು ಬದುಕಿಸಿಕೊಂಡ ಇದು ಶಿವ ಪ್ರತ್ಯಕ್ಷ ಆಗುವುದು ಇಂದ್ರ ಪ್ರತ್ಯಕ್ಷ ಆಗುವುದು ಊರ್ವಶೀನ್ ಜಯಿಸೋದು ಇದೆಲ್ಲ ಸುಲಭ ಕಂಪ್ಯಾರಿಟಿವ್ಲಿ ಬಾಯಾರಿಕೆಯನ್ನು ಗೆಲ್ಲುವುದು ತುಂಬಾ ಕಷ್ಟ ಅದನ್ನು ಗೆದ್ದವನು ಧರ್ಮಿಷ್ಠನಾಗಿ ರಾಜ್ಯವನ್ನು ಆಳಬಲ್ಲ ಅಂತ ತೋರಿಸೋದಕ್ಕೆ ಇಷ್ಟು ದೊಡ್ಡ ಕಥೆ ಇದು ಅದರ ಮೂಲಕ ಲೌಕಿಕ ತತ್ವಗಳನ್ನು ನಿವೇದನೆ ಮಾಡ್ತಾ ಇದ್ದಾರೆ ಧರ್ಮರಾಜ ಕೇಳಿದ ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ತೇನೆ ಆದರೆ ಕಣ್ಣಿಗೆ ಕಾಣಿಸದೇ ಇದ್ದವ್ರ ಜೊತೆ ಉತ್ತರ ಮಾತಾಡಿ ನನಗೆ ಅಭ್ಯಾಸವಿಲ್ಲ ನೀನು ಯಾರಂತ ಮೊದಲು ಹೇಳು ಅಂತ ಕೇಳಿದೆ ಭೀಮ ಕೇಳ್ಬೋದಾಗಿತ್ತು ಅರ್ಜುನ ಕೇಳ್ಬೋದಾಗಿತ್ತು ನೀನು ಯಾರಯ್ಯ ನೀರು ಕುಡಿಬೇಡ ಅಂತ ಹೇಳ್ತಾ ಇದ್ದೀಯಲ್ಲ ಈ ಕಾಡು ಯಾರಿಗೆ ಸೇರಿದ್ದು ಭಗವಂತ ನಿರ್ಮಾಣ ಮಾಡಿದ್ದು ಏನು ಏನು ಮರ್ಮ ಇದೆ ನಿನ್ನ ಪ್ರಶ್ನೆಗಳಲ್ಲಿ ಉತ್ತರ ಹೇಳ್ತೇನೆ ಯಾರು ನೀನು ಯಕ್ಷೋ ವಾಚ ಅಹಂ ಬಕಃ ಆಗ ಬಕಪಕ್ಷಿ ರೂಪದಲ್ಲಿ ಕಾಣಿಸ್ತು ಮೊದಲು ಬಕಪಕ್ಷಿ ರೂಪ ಆಮೇಲೆ ನಿಜ ಸ್ವರೂಪ ಜ್ವರನಾರ್ಕ ಪ್ರತೀಕಾಶಂ ಅಪ್ರದೃಶ್ಯಂ ಪರ್ವತೋಪಮಂ ವೃಕ್ಷಮಾಶ್ರಿತ್ಯ ತಿಷ್ಠಂತಂ ದದರ್ಶ ಭರತರ್ಷವ ಜ್ವಲನಾರ್ಕ ಪ್ರತೀಕಾಶಂ ಬೆಂಕಿಯ ಉಂಡೆಯಂತೆ ಉರಿಯುವ ಸೂರ್ಯನಂತೆ ಕಾಣ್ತಾ ಇದೆ ಈ ಕೊಳ ಯಾತಕ್ಕೆ ಇಷ್ಟು ಸ್ವಚ್ಛವಾಗಿದೆ ಗೊತ್ತೇನೋ ಧರ್ಮರಾಜ ಇದರಲ್ಲಿರಬಹುದಾದ ಪಾಚಿ ಗೀಚಿ ಎಲ್ಲ ನಾ ತಿನ್ನೋದು ಇಲ್ಲಿರೋ ಮೀನುಗಳನ್ನು ನಾನು ತಿಂತೇನೆ ಅಂದ್ರೆ ಒಬ್ರು ಕಸ ಹಾಕೋದಕ್ಕೆ ಬಿಡೋದಿಲ್ಲ ಇಲ್ಲಿ ಆದ್ರಿಂದ ಸ್ವಚ್ಛವಾಗಿದೆ ಇದು ನೀ ತಾಮಯ ಪ್ರೇತವಶಂ ತವಾನುಜಾ ನಿನ್ ತಮ್ಮಂತರನ್ನು ಕೊಂದವನು ನಾನು ತ್ವಂ ಪಂಚಮೋ ಭವಿತ ರಾಜಪುತ್ರ ಈಗ ನೀನಿಗೆ ಐದನೇ ಸರದಿ ಬರ್ತಾ ಇದೆ ನಚೇತ್ ಪ್ರಶ್ನಾನ್ ಪೃಚ್ಛತೋ ವ್ಯಾಕರೋಶಿ ನನ್ನ ಪ್ರಶ್ನೆಗೆ ಉತ್ತರ ಕೊಡದೆ ಇದ್ರೆ ನೀನು ಐದನೇವನಾಗ್ತೀಯೇ ನಿನಗೂ ಪಂಚತ್ವ ಪ್ರಾಪ್ತಿಯಾಗುತ್ತೆ ನೀನು ಸತ್ತು ಹೋಗ್ತೀಯೇ ಮಾತಾತ ಸಾಹಸಂಕಾರ್ಷೀ ಮಮ ಪೂರ್ವ ಪರಿಗ್ರಹ ಯುಧಿಷ್ಠಿರ ಕೇಳಿದ ಆಯ್ತಪ್ಪ ಅಂತ ಬಾಯಾರಿಕೆ ತಡ್ಕೊಂಡ ಮಹಾರಾಜ ಹೆಂಡತಿನಿಟ್ಟು ಜೂಜಾಡಿದ ಮತ್ತೊಂದು ಮಾಡಿದ ಇವೆಲ್ಲ ತಪ್ಪುಗಳನ್ನೆಲ್ಲ ಹೇಳ್ತೇವೆ ಆದರೆ ಅವನಲ್ಲಿ ಇಂದ್ರಿ ನಿಗ್ರಹ ಇದ್ದಷ್ಟು ಬೇರೊಬ್ಬರಲ್ಲಿರಲಿಲ್ಲ ಪ್ರಜ್ಞೆ ಧರ್ಮದ ಪ್ರಜ್ಞೆ ಸ್ವಲ್ಪ ಎಕ್ಸೆಸ್ ಆಯಿತು ಅನ್ನೋದು ಹೊರತು ಧರ್ಮವನ್ನು ಶೂನ್ಯ ಮಾಡಿಕೊಳ್ಳಿಲ್ಲ ಕಲಿಪ್ರವೇಶ ಆಗಿತ್ತು ಮಹಾಭಾರತ ಯುದ್ಧ ಆಗಬೇಕಾಗಿತ್ತು ವೇದವ್ಯಾಸರು ಹೇಳಿದ್ರು ಅವನ ನಿಮಿತ್ತವಾಗಿ ಎಷ್ಟೊಂದು ಜನ ಹೋಗಬೇಕಾಗಿತ್ತು ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೆ ದಿವಸ ಅಂತ ಕೇಳ್ತೇವೆ ಅವನು ಕೈ ಮುಗಿದು ಕೇಳ್ದ ಅಪ್ಪ ನೀನು ಯಕ್ಷ ಅಂತ ನನಗೇನು ಅನಿಸೋದಿಲ್ಲ ಬಕಪಕ್ಷಿ ರೂಪ ನಿನಗಿರಬಹುದು ರುದ್ರಾಣಾಂ ವಾ ವಸೂನಾಂ ವಾ ಮರುತಾಂ ವಾ ಪ್ರಧಾನ ಭಾಕೆ ಏಕಾದಶಿ ರುದ್ರರಲ್ಲಿ ನೀನು ಯಾರು ಅಥವಾ ದ್ವಾದಶಾದಿತ್ಯರಲ್ಲಿ ನೀನು ಯಾರು ಅಷ್ಟವಸುಗಳಲ್ಲಿ ಯಾರೋ ಮಹಾರಾಯ ಪೃಚ್ಛಾಮಿ ಕೋಪವಾನ್ ದೇವ ನೀನು ಯಾವ ದೇವತೆ ನೀನು ನೈತತಿ ಶಕುನಿ ಶಕುನಿನ ಕೃತಂ ಒಂದು ಬಕಪಕ್ಷಿ ನನ್ನ ಸಂಬಂಧರನ್ನು ಕೊಂತು ಅಂತ ನಾನು ನಂಬೋದಿಲ್ಲ ದಯವಿಟ್ಟು ಹೇಳು ನೀನು ಯಾರು ಹಿಮವಾನ್ ಪಾರಿಯಾತ್ರಶ್ಚ ವಿಂಧ್ಯೋಮಲಯ ಏವಚ ಚತ್ವಾರ ಪರ್ವತಾಕೇನ ಪಾತಿತಾ ಭೂರಿ ತೇಜಸ ಈ ನನ್ನ ತಮ್ಮಂದ್ರಿ ಅಂಥವರು ಈ ಭೀಮಸೇನ ಹಿಮವಂತ ಪರ್ವತ ಇದ್ದ ಹಾಗೆ ಈ ಅರ್ಜುನ ಪಾರಯಾತ್ರ ಪರ್ವತ ಇದ್ದ ಹಾಗೆ ಈ ನಕುಲ ವಿಂಧ್ಯ ಪರ್ವತ ಇದ್ದ ಹಾಗೆ ಈ ಸಹದೇವ ಮಲೆಯ ಪರ್ವತ ಇದ್ದ ಹಾಗೆ ಪರ್ವತ ಪ್ರಾಯರಾದ ನನ್ನ ತಮ್ಮಂದರನ್ನು ಕೊಂದಿದ್ದೀಯೇ ನಾಲ್ಕು ಕಡೆ ದಿಗ್ವಿಜಯ ಮಾಡಿಕೊಂಡು ಬಂದವರನ್ನ ಅಂದ್ರೆ ನೀ ಸಾಮಾನ್ಯ ಅಲ್ಲ ಯಾರಿರಬೇಕು ಅತೀವತೆ ಕೃತಂಚ ಬಲಿನಾಂಬರ ಯಾಂ ನ ದೇವಾಹ ನಗಂಧರ್ವಾಹ ನಾಸುರಾಶ್ಚನ ರಾಕ್ಷಸಾಹ ಅಲ್ಲ ಶಿವನ ಜೊತೆಯಲ್ಲಿ ಯುದ್ಧ ಮಾಡಿ ಪಾಶುಪದಾರ್ಥ ತಗೊಂಡ್ಬಂದಿದ್ದಾನೆ ಅರ್ಜುನ ಅವನನ್ನು ಕೊಂದಿದ್ದೀಯೇ ಮೈ ಮುಟ್ಟಿ ನೋಡಿದರೆ ಒಂದು ಕಡೆ ಒಂದು ಗಾಯವಾದ ಗುರುತಿಲ್ಲ ಕುಮಾರವ್ಯಾಸ ಚೆನ್ನಾಗಿ ಬರೆದಿದ್ದಾನೆ ಮೈ ನೀರಿ ಕಟ್ಟಿಲ್ಲ ಪಾಯಸನಿಲ್ಲ ಏನೂ ಇಲ್ಲ ಏನು ಮೋಡಿ ಮಾಡಿದ್ದೀಯೋ ಮಹಾರಾಯ ನೀನು ನಿನ್ನ ಶಕ್ತಿ ಏನು ವಿಷಹೇರನ್ ಮಹಾಯುದ್ಧೇ ಕೃತಂತೆ ತನ್ಮಹಾದ್ಭುತಂ ನ ತೇಜಾನಾಮಿ ಯತ್ಕಾರ್ಯಂ ನಾಭಿಜಾನಾಮಿ ಕಾಂಕ್ಷಿತಂ ನನ್ನ ತಮ್ಮಂದ್ರನ್ನ ಯಾತಕ್ಕೊಂದೆ ನಿನಗೇನು ಬೇಕು ಅದನ್ನು ಮೊದಲು ಹೇಳು ನಿನ್ನ ಪ್ರಶ್ನೆ ಕೇಳ್ತೀಯ ನಾನು ಉತ್ತರ ಹೇಳ್ತೇನೆ ಇದಾಯಿತು what are you to achieve out of my answer ನನ್ನ ಉತ್ತರದಿಂದ ನಿನಗಾಗಬೇಕಾದ್ದೇನು ಪ್ರಶ್ನೆ ಕೇಳದೆ ಇದ್ರೆ ನಿನಗೇನು ನಷ್ಟವಾಗುತ್ತೆ ಅಂಥದ್ದೇನು ಬೆದರಿಕೇನು ಧಮಕಿ ಮಾಡ್ತಾ ಇದ್ದೀಯ ಕೌತೂಹಲಂ ಮಹಜ್ಜಾತಂ ಸಾಧ್ವ ಸಂಸ ಆಗತಂ ಮಮ ಮನಸ್ಸಿಗೆ ಗಾಬರಿ ಆಗ್ತಾ ಇದೆ ನನಗೆ ಗೊತ್ತಿಲ್ಲದೆ ಇದ್ದೇನಾದ್ರೂ ಒಂದು ಶಕ್ತಿ ಇರಬಹುದೇ ಮೂವತ್ಮೂರು ದೇವತೆಗಳಿಗಿಂತ ಮೀರಿದ್ದೇನಾದರೂ ಆಸುರಿ ಶಕ್ತಿ ಇರಬಹುದೇ ಅದನ್ನ ಮೊದಲು ನಿಗ್ರಹ ಮಾಡಬೇಕಾಗತ್ತೆ ಅದರಿಂದ ಸ್ವರೂಪವನ್ನು ಹೇಳು ನೀನು ಪೃಚ್ಛಾಮಿ ಭಗವನ್ನೇ ತಸ್ಮಾತಿ ಕೋ ಭವಾನಿಹ ತಿಷ್ಠತಿ ಹೇ ಭಗವಾನಂದ ಯಾರಯ್ಯ ನೀನು ಆಗ ಯಕ್ಷ ಹೇಳ್ತಾನೆ ಮತ್ತೆ ಯಕ್ಷೋಹಂ ಅಸ್ಮಿ ಭದ್ರಂತೆ ನಾಸ್ಮಿ ಪಕ್ಷಿ ಜಲೇಚರ ಪಕ್ಷಿ ರೂಪದಲ್ಲಿ ಬಕನಾಗಿ ಕಂಡವನು ಈಗ ಪಕ್ಷಿ ರೂಪವನ್ನು ಬಿಟ್ಟ ಯಕ್ಷರೂಪವನ್ನು ತೋರಿಸಿದ ಸೂರ್ಯನಂತ ಕಾಣ್ತಾ ಇದ್ದಾನೆ ಕೊನೆಯಲ್ಲಿ ಹೇಳ್ತಾನೆ ನಾನೇ ಯಮ ಅಂತ ಗುಟ್ಟನ್ನು ಬಿಟ್ಟು ಕೊಡಲಿಲ್ಲ ಅವನು ಯಮನನ್ನು ಪ್ರತ್ಯಕ್ಷ ನೋಡಿದ ಧರ್ಮರಾಜ ಆಮೇಲೆ ಮತ್ತೆ ಹೇಳ್ತಾನೆ ಯಕ್ಷ ಇಮೇ ತೇ ಭ್ರಾತರೌ ರಾಜನ್ನೇ ಮಯಾ ಸಕೃತೆ ನಿನ್ನ ತಮ್ಮಂದ್ರ ಮೇಲೆ ನನಗೇನು ಕೋಪ ಇಲ್ಲ ನಿನಗೆ ಹೇಳಿದ್ದನ್ನೇ ಅವ್ರಿಗೂ ಹೇಳಿದೆ ನನ್ನ ಪ್ರಶ್ನೆಗಷ್ಟು ಉತ್ತರ ಕೊಟ್ಟು ನೀರು ಕುಡೀರಿ ಅಂದರೆ ಅವರು ಕೇಳಲಿಲ್ಲ ದುಡುಕಿದರು ದುಡುಕಿನಿಂದ ಸತ್ರವರು ಬಲ ಹತ್ತೋ ಯಂಜಿಹೀರ್ಷನ್ ಬಲಾತ್ಕಾರ ಮಾಡಿ ಅದನ್ನು ಕುಡಿದರು ಅದಕ್ಕಾಗಿ ನಾನು ಹೀಗೆ ಮಾಡಬೇಕಾಯಿತು ನಿನಗೂ ಅಷ್ಟು ಹೇಳ್ತೇನೆ ದಯವಿಟ್ಟು ಉತ್ತರವನ್ನು ಹೇಳು ಆಗ ಇದಿಷ್ಟು ಹೇಳಿದ ನಚಾಹಂ ಕಾಮಯೇ ಯಕ್ಷ ತವ ಪೂರ್ವ ಪರಿಗ್ರಹಂ ಈ ನೀರು ನಿನ್ನದು ಮೊದಲೇ ಗುತ್ತಿಗೆ ಅಂತ ಹೇಳಿದೆಯಲ್ಲ ಅದು ನನಗೆ ಹ್ಯಾಕ್ ಗೊತ್ತಾಗಬೇಕು ಹೌದು ಐನು ನೀರು ನಿನ್ನ ಪರಿಗ್ರಹ ನನಗೆ ಹ್ಯಾಕ್ ಗೊತ್ತಾಗಬೇಕು ಕಾಮಂನೇ ತತ್ಪ್ರಶಂಸಂತಿ ಸಂತೋಹಿ ಪುರುಷಾಸ್ಪದ ಸತ್ಪುರುಷರಾಗಿದ್ರೆ ಇದು ನನ್ನದು ಅಂತ ಅವ್ರ ಬಾಯಲ್ಲಿ ಬರೋದಿಲ್ಲ ನೀನು ಮಮಕಾರ ಮಾಡ್ತಾ ಇದ್ದೀಯೇ ಏನು ಹಾಸ್ಯ ಮಾಡ್ತೀಯಾ ನನ್ನ ಜೊತೆಯಲ್ಲಿ ಹುಡುಗಾಟ ಮಾಡ್ತಾ ಇದ್ದೀಯಾ ಈ ನೀರು ನಿನ್ನದೇ ನನ್ನದೆ ನನ್ನ ಮೊಮ್ಮಕ್ಕಳು ಮೊಮ್ಮಗ ಒಬ್ಬ ನನ್ನ ಪಕ್ಕದ ಮನೆಯವರು ಎನ್ ಕೆ ಅವ್ರ ಮೊಮ್ಮಗ ಒಬ್ಬ ನಾನು ಒಂದು ದಿವಸ ಈ ಮೊಮ್ಮಗ ಸಣ್ಣ ಹುಡುಗ ಆಗಿದ್ದಾಗ ಮೂರು ವರ್ಷಕ್ಕೆ ರೈಲ್ವೆ ಪ್ಲಾಟ್ಫಾರ್ಮ್ ಕರ್ಕೊಂಡು ಹೋಗಿದ್ದೆ ಧಾರವಾಡದಲ್ಲಿ ನಮ್ಮ ಮನೆ ಹತ್ರ ರೈಲ್ವೆ ಸ್ಟೇಷನ್ ಅವನು ಭಾಪಟಿಂಗ ಅವಾಗ ಐ ಭರ್ಮ ಸಾತ್ವಿಕ ನಮ್ಮ ಎನ್ ಕೆ ಅವ್ರ ಮೊಮ್ಮಗ ಒಬ್ಬ ಅವನು ಫಟಿಂಗ ಇವರಿಬ್ಬರಲ್ಲಿ ಯಾವನೋ ಶುರು ಮಾಡ ಈ ರೈಲ್ವೆ ಪ್ಲಾಟ್ಫಾರ್ಮ್ ನಮ್ಮನೆ ಹತ್ರ ಇದೆ ನನ್ನದು ಅಂತ ಇನ್ನೊಬ್ಬ ಹೇಳ್ದ ಇಲ್ಲ ಇಲ್ಲ ನಿಮಗಿಂತ ಮೊದಲು ಮನೆ ಕಟ್ಟಿದ್ದಾರೆ ನಮ್ಮ ತಂದೆ ಆದ್ರಿಂದ ನನ್ನದು ಉರುಳಾಡಿದ್ದಾರೆ ನೋಡಿ ರೈಲ್ವೆ ಪ್ಲಾಟ್ಫಾರ್ಮ್ ಮೇಲೆ ನಂದು ನಂದು ಅಂತ ಹೇಳ್ಕೊಂಡು ಅವರನ್ನು ಶಾಂತ ಮಾಡೋದು ನನಗೆ ಸಾಕಬೇಕಾಯ್ತು ಯಾಕೆಂದ್ರೆ ನಾವು ದೊಡ್ಡವರು ನೀವೇ ಅಚ್ಯುದಾಸರು ಪದೇ ಪದೇ ಹೇಳೋರು ಒಬ್ಬ ಎರಡು ರೂಪಾಯಿ ಕೊಟ್ಟು ರೈಲ್ವೆ ಪ್ಲಾಟ್ಫಾರ್ಮ್ ಟಿಕೆಟ್ ತಗೊಳ್ತಾನೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಯ್ತು ರೈಲ್ ಬರ್ ನಮ್ಮ ರೈಲು ಬರಲಿಲ್ಲ ಎರಡು ರೂಪಾಯಿ ಕೊಟ್ಟಿದ್ದಕ್ಕೆ ನಮ್ಮ ರೈಲು ಬರಲಿಲ್ಲ ನಮ್ಮ ರೈಲು ಬರಲಿಲ್ಲ ಇವರ ಅಪ್ಪನದು ರೈಲು ಮನುಷ್ಯನಿಗೆ ಅಹಂಕಾರ ಹೇಗಿರುತ್ತೆ ನೋಡಿ ದೇವತೆಗಳು ಹಾಗೆ ಬಾಡಿಗೆ ಮನೆಯಲ್ಲಿರ್ತೀರಿ ಎಲ್ಲೋ ಹೋದ್ಮೇಲೆ ನಮ್ಮ ಮನೆ ಎಲ್ಲಿದೆ ಬರೋಣ ಅಂತೀರಿ ನಿಮ್ಮ ಮನೆಯ ಅದು ಶರೀರವೇ ನಮ್ಮದಲ್ಲ ಭಗವಂತನೊಬ್ಬನೇ ನಿಮ್ಮ ವಸ್ತು ನಿಮ್ಮ ಜೊತೆ ಬರೋದು ಅದು ಒಂದೇ ವಸ್ತು ಅದನ್ನು ಬಿಟ್ಟು ಮನುಷ್ಯರಿಗೆ ಭ್ರಾಂತಿ ಉಂಟು ಆದ್ದರಿಂದ ನೀನು ಅಹಂಕಾರದಿಂದ ನನ್ನದು ಸರೋವರ ಅಂತ ಹೇಳ್ತಾ ಇದ್ದೀಯೇ ಯದಾತ್ಮನ ಸ್ವಮಾತ್ಮಾನಂ ಪ್ರಶಂಸೆ ಪುರುಷರ್ಷಭ ಯಥಾ ಪ್ರಜ್ಞಂತು ತೇ ಪ್ರಶ್ನಾನ್ ಪ್ರತಿಪಕ್ಷಾಮಿ ಪೃಚ್ಛಮಾಂ ಈಗ ಹೇಳ್ಬಿಟ್ಟ ನೀ ಪ್ರಾಜ್ಞನಂತೂ ಅಲ್ಲ ಯಾರೋ ಅವಿವೇಕಿ ಇರಬೇಕು ನಂದು ನೀರು ನಂದು ಕೊಳ ಅಂತ ಹೇಳ್ತಿದ್ದೆ ಇರಲಿ ಆಮೇಲೆ ವಿಚಾರಿಸ್ಕೊಳ್ತೇನೆ ಮೊದಲು ನೀ ಕೇಳೋ ಪ್ರಶ್ನೆ ಕೇಳು ಆಮೇಲೆ ನಾ ಪ್ರಶ್ನೆ ಕೇಳ್ತೇನೆ ಯಕ್ಷ ಶುರು ಮಾಡಿದ ಈಗ ಆರಂಭ ಒಂದು ನೂರ ಇಪ್ಪತ್ತೊಂದು ಪ್ರಶ್ನೆ ಯಾವ ಜನ್ಮಕ್ಕೆ ಮುಗಿಯುತ್ತೆ ಒಂದು ನೂರ ಇಪ್ಪತ್ತೊಂದು ಅಂತ ಕೇಳಿದ್ರೆ ಅವರು ಆ ಒಂದು ನೂರ ಇಪ್ಪತ್ತೊಂದು ತುಂಬಾ ಕಾಂಪ್ಲಿಕೇಟೆಡ್ ಏನಿಲ್ಲ ಒಂದೊಂದು ಶ್ಲೋಕದಲ್ಲಿ ನಾಲ್ಕು ನಾಲ್ಕು ಪ್ರಶ್ನೆ ಹಾಕಿ ಅಡಗಿಸಿಬಿಟ್ಟಿದ್ದಾರೆ ಸುಮಾರು ಇಪ್ಪತ್ತು ಶ್ಲೋಕ ಓದುವಷ್ಟರಲ್ಲಿ ಎಂಬತ್ತು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಬಿಡುತ್ತೆ ನಿಮಗೆ ಯಕ್ಷ ಕೇಳ್ತಾನೆ ಗುರ್ತು ಹಾಕೊಳ್ಳೋರು ನಾನು ನನ್ನ ಸ್ಪೀಡ್ ನೀವು ಗುರುತು ಹಾಕೊಂಡ್ರೆ ಉಂಟು ಇಲ್ದ್ರೆ ಕನ್ಫ್ಯೂಸ್ ಆಗುತ್ತೆ ನಿಮಗೆ ಕಿಂ ಸ್ವಿತಿ ಆದಿತ್ಯ ಮುನ್ನಯತಿ ಈ ಸೂರ್ಯ ನಿತ್ಯ ಬೆಳಿಗ್ಗೆ ಸರಿಯಾಗಿ ವೇಳೆಗೆ ಸರಿಯಾಗಿ ಉದಿಸುವಂತೆ ಮಾಡುವ ಶಕ್ತಿ ಯಾವುದು ಹೇಳ್ತೀರ ಕಿಂ ಆದಿತ್ಯ ಮುನ್ನಯತಿ ಕೇಚತಸ್ಯ ಅವಿತ ಅವಿತಶ್ಚರಾಹ ಸೂರ್ಯನ ಜೊತೆಯಲ್ಲಿ ಸಂಚಾರ ಮಾಡುವ ಶಕ್ತಿಗಳು ಯಾರು ಕಷ್ಟೈ ನಮಸ್ತಂ ನಯತಿ ಸೂರ್ಯ ಮುಳುಗುವಂತೆ ಮಾಡುವ ಶಕ್ತಿ ಯಾವುದು ತಸ್ಮಿಂಶ ಪ್ರತಿಷ್ಠತಿ ಸೂರ್ಯ ಕೆಳಗೆ ಬೀಳದೆ ನಿಂತಿದ್ದಾನಲ್ಲ ಆಕಾಶದಲ್ಲಿ ಅವನಿಗೆ ಅವನನ್ನು ಫೋಲ್ಡ್ ಮಾಡುವ ಪ್ರತಿಷ್ಠಾಶಕ್ತಿ ಯಾವುದು ಧರ್ಮರಾಜನಿಗೆ ಇದೇ ಕೆಲಸ ಅವರೂ ಹಚ್ಚಿ ಹಚ್ಚಿ ಹಚ್ಚಿ ಕೇಳಿದ್ರೆ ಬಿಡ್ತಾನೇನವನು ಉತ್ತರವನ್ನು ಹೇಳಿದ ಬ್ರಹ್ಮಾದಿತ್ಯ ಮುನ್ನಯತಿ ಬ್ರಹ್ಮ ಅಂದ್ರೆ ವೇದ ವೇದವು ಸೂರ್ಯನನ್ನು ಉದಿಸುವಂತೆ ಮಾಡ್ತದೆ ದೇವಾಹ ತಸ್ಯಾಭಿತಶ್ಚರ ದೇವತೆಗಳೆಲ್ಲ ಅವನ ಹಿಂದೆ ಇರ್ತಾರೆ ಸೂರ್ಯನಷ್ಟು ಪ್ರಖರವಾದ ಬೆಳಕು ಕೊಡುವ ಶಕ್ತಿ ಇಲ್ಲ ದೇವತೆಗಳು ಅಂದ್ರೆ ಬೆಳಗುವರು ಅವನ ಜೊತೆಯಲ್ಲೇ ಇರ್ತಾರೆ ಧರ್ಮಶ್ಚ ಅಸ್ತಂ ನಯತೆ ಸೂರ್ಯ ಮುಳುಗುವಂತೆ ಮಾಡುವುದು ಯಾವುದು ಅವನ ಧರ್ಮ ಇಪ್ಪತ್ನಾಲ್ಕು ಗಂಟೆ ಸೂರ್ಯ ಆಕಾಶದಲ್ಲಿರಬಾರದು ಅದು ಅಧರ್ಮ ರಾತ್ರಿಗೆ ಜಾಗ ಮಾಡಬೇಕು ಉಪನ್ಯಾಸ ಮುಗಿದ ಮೇಲೆಲ್ಲ ಮನೆಗೆ ಹೋಗಬೇಕು ಯಾತಕ್ಕೆ ಅದು ಧರ್ಮ ಆರರಿಂದ ಎಂಟು ಗಂಟೆ ಮಾತ್ರ ನಮ್ಮ ಧರ್ಮ ಆ ಹೊತ್ತಲ್ಲಿ ನಾನು ಒಬ್ಬನೇ ಮಾತಾಡಬೇಕು ಧರ್ಮ ಆ ಹೊತ್ತು ನೀವು ಯಾರು ಮಾತಾಡಬಾರದು ಧರ್ಮ ತಡವಾಗಿ ಬಂದವರು ಹಿಂದೆ ಕೂತ್ಕೋಬೇಕು ಧರ್ಮ ಹಿಂದೆ ಅದು ಸ್ಟೇಜ್ ಮೇಲೆ ಬರ್ಬೋದು ಧರ್ಮ ಇದೆಲ್ಲ ಪ್ರತ್ಯೇಕ ಒಂದು ನಿಯಮ ಇದೆ ನೋಡಿ ಸೂರ್ಯ ಮುಳುಗುವುದು ನಿಯಮದಿಂದ ಸೂರ್ಯ ಉದಿಸುವುದು ವೇದದಿಂದ ಸೂರ್ಯನ ಹಿಂದೆ ಬರ್ತಕ್ಕವರು ದೇವತೆಗಳು ಯಾಕೆ ಗೊತ್ತು ಋಗ್ಭಿ ಪೂರ್ವಾಹ್ನೇ ದಿವಿ ದೇವ ಈಯತೆ ಯಜುರ್ವೇದೆ ತಿಷ್ಠತಿ ಮಧ್ಯೆ ಅನ್ನ ಸಾಮವೇದೇನ ಅಸ್ತಮಯೇ ಮಹೀಯತೆ ಕಾಟಕ ಬ್ರಾಹ್ಮಣದಲ್ಲಿ ಇದು ನಡು ಪೂರ್ವಾಹ್ನೆ ದಿವಿ ದೇವ ಈಯತೆ ಋಗ್ವೇದ ಮಂತ್ರಗಳ ಬಲದಿಂದ ಸೂರ್ಯ ಬೆಳಗ್ಗೆ ಹುಟ್ಟುತ್ತಾನಂತೆ ಯಜುರ್ವೇದೆ ತಿಷ್ಟತಿ ಮಧ್ಯೆ ಅನ್ನ ಯಜುರ್ವೇದದ ಬಲದಿಂದ ಮಧ್ಯ ನೆತ್ತಿಯಲ್ಲಿ ನಿಲ್ತಾನೆ ಸಾಮವೇದೇನ ಅಸ್ತಮಯೇ ಮಹೀಯತ ಸಾಮವೇದ ಕೇಳ್ತಾ ಸೂರ್ಯ ಅಸ್ತಮಾನ ಹೊಂತಾನಂತೆ ಈ ಮೂರು ವೇದಗಳ ಬಲದಿಂದಲೇ ಸೂರ್ಯೋದಯ ಸೂರ್ಯಾಸ್ತಮಯ ಸೂರ್ಯ ನಿಲ್ಲುವುದು ಹೇಗೆ ವೇದವನ್ನು ಓದಿ ಉಪಾಸನೆ ಮಾಡಿ ಉಪಾಸನೆಯಿಂದಲೇ ಅರ್ಥ ಆಗಬೇಕು ಬಾಯಲ್ಲಿ ಹೇಳೋ ವಿಷಯವಲ್ಲ ವೇದದಲ್ಲಿ ಹೇಳಿರೋ ತತ್ವಗಳು ಹೃದಯಕ್ಕೆ ಮಾತ್ರ ವೇದ್ಯವಾಗುವಷ್ಟು ಆ ಮಜಲುಗಳಲ್ಲಿ ಸ್ಥಳಗಳಲ್ಲಿರ್ತವೆ ಬಾಯಲ್ಲಿ ಹೇಳೋಕ್ಕಾಗೋದಿಲ್ಲ ವೇದ ಓದೋರ ಸಂಖ್ಯೆ ಕಡಿಮೆಯಾದರೆ ಸೂರ್ಯ ಅಸ್ತಮಯ ನಿಲ್ಲಬಹುದು ಸೂರ್ಯೋದಯವೂ ನಿಲ್ಲಬಹುದು ಸೂರ್ಯ ಮತ್ತೆ ಮೇಲೆ ನಿಲ್ಲುವುದು ನಿಂತು ಹೋಗಬಹುದು ವೇದವಲ್ಲವರು ದಯವಿಟ್ಟು ವೇದವನ್ನು ಗಟ್ಟಿಯಾಗಿ ಹೇಳೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಇವತ್ತೋ ನಿನ್ನೆಯೋ ಪೇಪರ್ನಲ್ಲಿ ನೋಡಿದವು the earth is getting heated up ಕೇಳಿದ್ದೀರಿ ಸಮಾಚಾರ ನೋಡಿದ್ದೀರೋ ಇದು ಇಡೀ ಭೂಮಿ ಬಿಸಿ ಆಗ್ತಾ ಇದೆ ಯಾತಕ್ಕೆ ಬೇಡದೆ ಇದ್ದ ಈ ತಾಂತ್ರಿಕ ಪ್ರಯೋಗಗಳಿಂದ ನಾವು ಭೂಮಿಗೆ ಬೇಗೆ ಹಾಕ್ತಾ ಇದ್ದಲ್ಲ ಭೂಮಿನೇ ಬಿಸಿ ಉಂಡೆ ಮಧ್ಯದಲ್ಲಿ ಬಿಸಿ ಇದೆ ಅದಕ್ಕೆ ನೀವು ಮೇಲಿನಿಂದ ಭೂಮಿ ತಾಯಿ ಹೃದಯದಲ್ಲಿ ಗರ್ಭದಲ್ಲಿ ನೀವು ಹುಟ್ಟಿ ಬಂದ ಜಾಗದಲ್ಲಿ ಬಾಂಬ್ ಹಾಕ್ತೀರಿ ಪ್ರಯೋಗ ಮಾಡ್ತೀರಿ ಕೊಲ್ತೀರಿ ಹಿಮವತ್ ಪರ್ವತದ ಮೇಲಿರುವಂತಹ ಐಸ್ ಕ್ಯಾಪ್ಸ್ ಎಷ್ಟು ಸಲ ಮೆಲ್ಟ್ ಆಗಿದೆ ಕರಗಿದೆ ಹಿಮವೆಲ್ಲ ಕರಗಿ ಮತ್ಸ್ಯಾವತಾರ ಕಾಲದಲ್ಲಿ ಸಮುದ್ರ ಮೇಲೆ ಗೆದ್ದಂತೆ ಮತ್ತೆ ಮತ್ತೆ ಮಾಡೋದನ್ನೇ ಮಾಡ್ತೇವೆ ಯಾತಕ್ಕೆ ಮಾಡ್ತೇವೆ ವೇದ ಹೇಳುವ ಹಿತವನ್ನು ನಾವು ಗಮನಿಸೋದಿಲ್ಲ ಮಾತಾಪಿತೃ ಸಹಸ್ರೇಭ್ಯೋಪಿ ವತ್ಸಲತರ ಶ್ರುತಿ ಗೀತಾ ಭಾಷೆಯಲ್ಲಿ ರಾಮಾನುಜಾಚಾರ್ಯರು ವಾಕ್ ಬರೀತಾರೆ ಒಬ್ಬ ಮನುಷ್ಯನಿಗೆ ಒಂದೇ ತಾಯಿ ಒಂದೇ ತಂದೆ ಅವರೇ ಎಷ್ಟು ಹಿತೈಷಿಗಳು ನಮಗೆ ಗೊತ್ತಿದೆ ಆದರೂ ಮಾತಾಪಿತ ಸಹಸ್ರೇಭ್ಯೋಪಿ ಒಂದು ಸಾವಿರ ತಾಯಿ ಒಂದು ಸಾವಿರ ತಂದೆ ಅವರೆಲ್ಲರನ್ನ ಒಟ್ಟಿಗೆ ಹಾಕಿದರೆ ಎಷ್ಟು ಪ್ರೀತಿ ಇರ್ಬೋದು ಅದೆಲ್ಲಕ್ಕಿಂತ ಹೆಚ್ಚು ಪ್ರೀತಿಯನ್ನು ತೋರಿಸುವುದು ವತ್ಸಲ ತರ ಅಶ್ರುತಿ ತಾಯಿ ವೇದ ಅನ್ನೋದು ತಾಯಿ ವೇದ ಮಾತೆ ವೇದ ಮಾತೆಯನ್ನು ಮರೆಯಬೇಡಿ ಅದು ಪ್ರೈಮಾರ್ಡಿಯಲ್ ಪ್ರಿನ್ಸಿಪಲ್ಸ್ ಈ ಜಗತ್ತು ನಿಂತಿರುವುದು ಆದ್ದರಿಂದ ಅದನ್ನು ಋಷಿಗಳು ಕಂಡು ಹಿಡಿದು ಪಾಪ ಅಗೋಚರವಾದಂತಹ ಆ ದಿವ್ಯ ಸೂತ್ರಗಳನ್ನು ಹೃದಯದಿಂದ ಕಂಡುಕೊಂಡು ಕೊಟ್ಟಿದ್ದಾರೆ ಬಾಳುವುದಕ್ಕೆ ಬೇಕಾದ ಸೂತ್ರವೆಲ್ಲ ವೇದದಲ್ಲಿದೆ ಇವತ್ತು ನನ್ನ ಮಗಳು ಹೇಳಿದಳು ಮೈಸೂರಿಗೆ ಬಂದಿದ್ದವಳು ನನ್ನೆಯೋ ಮೊನ್ನೆಯೋ ನಮ್ಮ ರಾಷ್ಟ್ರಪತಿಗಳು ನಾನು ಪುಸ್ತಕದಲ್ಲಿ ಬರೆದಿದ್ದ ಎರಡು ಮೂರು ಮಾತುಗಳನ್ನು ರಾಯಚೂರಿನಲ್ಲಿ ಯಾವುದೋ ಒಂದು ಫಂಕ್ಷನ್ ಉದ್ಘಾಟನೆ ಮಾಡೋಕ್ಕೆ ಹೋದಾಗ ಅದೇ ವಾಕ್ಯಗಳನ್ನು ಹೇಳಿದರು ಅವ್ರು ನಿನ್ನ ಪುಸ್ತಕ ಓದಿದ್ದಾರೆ ಇವರು ಸೇಮ್ ಸೆಂಟೆನ್ಸ್ ಅಂದರು ನನಗೆ ಗೊತ್ತಿಲ್ಲ ಆ ವಾಕ್ಯ ಅವರು ಯಾವುದನ್ನು ಹೇಳಿದ್ರು ಏನನ್ನು ಬಿಟ್ಟರು ಅವರು ಜ್ಞಾನಿಗಳಿದ್ದಾರೆ ಯಾಕೆ ಸೈಂಟಿಸ್ಟ್ ಇದ್ದಾರೆ ಮಿಸೈಲ್ ಎಕ್ಸ್ಪರ್ಟ್ ಇದ್ದಾರೆ ಅವರು ಯಾವ ಜಾತಿ ಅನ್ನೋದು ಮುಖ್ಯ ಅಲ್ಲ ಋಷಿ ಸದೃಶರು ಅವರು ಈ ಈಕಾಲಜಿ ಈ ಪ್ರಕೃತಿ ಸಮತೋಲನ ಉಳಿಸಬೇಕನ್ನೋರು ಬಂದಿದ್ದಾರೆ ನಮ್ಮ ಹಳೆ ಮಿತ್ರರು ಯಾಕೆ ಹೇಳ್ತೇವೆ ನೀನು ಬಾಳು ಪ್ರಕೃತಿಯು ಬಾಳಲಿ ಒಂದರ ಜೊತೆಯಲ್ಲಿ ಒಂದು ಕೂಡಿ ಬಾಳಿ ಇದು ವೇದ ಕೊಡುವ ಸೂತ್ರ ಇವತ್ತಿನ ಡಿಸ್ಕವರಿ ಯಾತಕ್ಕೆ ಅಂದರೆ ಪ್ರಕೃತಿಯನ್ನು ಗೆಲ್ಲಬೇಕು ಅದನ್ನು ಹುಚ್ಚು ಮಾಡಬೇಕು ನಾ ಬದುಕಬೇಕು ಅದು ಸಾಯಬೇಕು ಇದು ಪಶ್ಚಿಮದವರ ದೃಷ್ಟಿಯಿಂದ ಹೊರಟಿದ್ದೇವೆ ಪ್ರಕೃತಿ ಹೋದ್ರೆ ನೀವು ಸಾಯ್ತೀರಿ ತಿಳುವಳಿಕೆ ಯಾವಾಗ ಗೊತ್ತಾಗುತ್ತೆ ಸತ್ತ ಮೇಲೆಯೇ ಗೊತ್ತಾಗುವುದು ಆದ್ದರಿಂದ ವೇ ಸೂರ್ಯ ಉದಿಸುವುದು ವೇದದ ಬಲದಿಂದ ಸೂರ್ಯ ಮುಳುಗುವುದು ವೇದ ಬಲದಿಂದ ಸೂರ್ಯ ನಿಲ್ಲುವುದು ವೇದದ ಬಲದಿಂದ ಆ ಪ್ರಶ್ನೆಗೆ ಇದು ನಾಲ್ಕು ಪ್ರಶ್ನೆಗೆ ಅವನು ನಾಲ್ಕು ಉತ್ತರಗಳನ್ನು ಕೊಟ್ಟ ಯಕ್ಷ ಕೇಳ್ತಾನೆ ಅದು ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲದ ಕಾಣಿಸುತ್ತೆ ವೇದ ಓದುವರು ಅಂತ ಹೇಳಿದೆಲ್ಲ ಕೇನ ಶ್ರುತಿ ಶ್ರೋತ್ರಿಯೋ ಭವತಿ ವೇದ ಓದೋರಿಗೆ ಶ್ರೋತ್ರಿಯರು ಅಂತಾರೆ ವೇದವನ್ನು ಓದುವುದಂದರೇನು ಏನು ಪುಸ್ತಕ ನೋಡಿ ಓದುವುದಲ್ಲ ಹಳ್ ಓದುವಾರ್ ಓದ್ತೆಲ್ಲ ತಮಿಳು ಶೈವರ ದೇವಸ್ಥಾನಗಳಲ್ಲಿ ನಾಯನಾರಗಳು ಬರೆದ ಹಾಡನ್ನು ಹಾಡುವವರಿಗೆ ಓದುವಾರ್ ಅಂತಲೇ ಕರೀತಾರೆ ಅಲ್ಲಿ ತಿರುಮುರೈ ಮೊದಲಾದ ಪ್ರಬಂಧಗಳನ್ನ ಶಿವನೇದರಿಗೆ ಹೇಳುವವರಿಗೆ ಓದುವಾರ್ ಓದು ತಮಿಳು ಶಬ್ದ ಅದು ಕಂಠಸ್ಥವಾಗಿ ಮಾಡಿಕೊಂಡು ವೇದ ಮಂತ್ರಗಳನ್ನು ಪುಸ್ತಕ ನೋಡದೆ ಹೇಳಬೇಕು ಅದು ಕಂಠಸ್ಥವಾಗಿ ನಿಲ್ಲಬೇಕಾದ್ರೆ ಕಿವಿಯಲ್ಲಿ ಕೇಳಬೇಕು ಕಿವಿಯ ಪರಂಪರೆಯಿಂದ ಕೇಳಿ ಕೇಳಿ ಕೇಳಿ ವೇದ ಕಲಿತವರಿಗೆ ಶ್ರೋತ್ರಿ ಇರುವಂತ ಹೆಸರು ಅವಧಿರೋ ಭವತಿ ವೇದದಲ್ಲಿ ಒಂದು ಕಡೆ ಹೇಳ್ತಾರೆ ಊರ್ಜಂವಾಯ ಪೃಥಿವ್ಯಾ ಈ ಭೂಮಿಯ ಸಾರವತ್ತಾದ ಮಣ್ಣನ್ನ ಉಪದೀಕ ಉದ್ದಿಹಂತಿ ಗೆದ್ದಲು ಹುಳು ಮೇಲಕ್ಕೆ ಎತ್ತುತ್ತೆ ನಿಮ್ಮ ಕೈಲಾಗೋದಿಲ್ಲ ಬರೀ ಕಲ್ಲು ಮಳ್ಳು ತುಂಬಿರತಕ್ಕ ಭೂಮಿಯಲ್ಲಿ ಅತ್ಯಂತ ಹಸನಾದ ಮಣ್ಣನ್ನು ಎತ್ತುವ ಶಕ್ತಿ ಉಪದೀಕ ಹಂತಿ ವಂಬ್ರಿ ಉಪದೀಕ ಅಂದ್ರೆ ಗೆದ್ದಲು ಹುಳು ಯದ್ವಲ್ಮೀಕಂ ಅದು ವಲ್ಮೀಕ ಕೆಲವೊಂದು ಯಜ್ಞ ಯಾಗಗಳಲ್ಲಿ ದೇವತೆಗಳನ್ನು ಆಹ್ವಾನ ಮಾಡಬೇಕಾದ್ರೆ ಅಂಕುರಾರ್ಪಣ ನಾಲ್ಕು ದಿವ್ಯ ಧಾನ್ಯಗಳನ್ನು ಹಾಕಬೇಕಾದ್ರೆ ಅರಳಿ ಎಲೆಯನ್ನು ಹಾಕಿ ಕೆಳಗಡೆ ನೀರು ಹೋಗೋದಕ್ಕೆ ಅವಕಾಶವನ್ನು ಕೊಟ್ಟು ಆ ವಲ್ಮೀಕದ ಹುತ್ತವನ್ನೇ ಆ ಮಣ್ಣನ್ನೇ ತಂದು ಹಾಕಬೇಕು ಇದನ್ನು ಯಾವನ ಅರ್ಥ ಮಾಡಿಕೊಳ್ತಾನೆಯೋ ಅವಧಿರೋ ಭವತಿ ಅವನಿಗೆ ಕಿವುಡುತನ ಹೋಗ್ತದೆ ಶ್ರೋತ್ರಗ್ಗಹ್ಯೆ ತತ್ಪೃಥಿವ್ಯಾ ಯಾಕೆ ಹುತ್ತವೆಂಬುದು ಭೂಮಿಯ ಕಿವಿ ಹುತ್ ಏನಾದ್ರು ತಲೆಬಾಲ ನೋಡಿ ಹುತ್ತವೆಂಬುದು ಭೂಮಿಯ ಕಿವಿ ವಸುಧಾ ಶ್ರೋತ್ರ ಆ ಭೂಮಿಯ ಕಿವಿಯಲ್ಲಿ ಹುಟ್ಟಿದವರು ವಾಲ್ಮೀಕಿ ಅಪ್ಪ ತಾಯಿ ಹೃದಯ ಗೊತ್ತಾಯಿತು ತವ್ರ ಮನೆಗೆ ಹೋದ್ಲು ಸೀತಾದೇವಿ ಭೂಮಿ ತತ್ವ ಇದನ್ನ ಒಂದು ವೇದದ ಮಂತ್ರ ಹೇಳ್ತದೆ ಏನು ತಿಳಿಯಿತು ನಿಮಗೆ ಅಂದ್ರೆ ಉಪಾಸನೆ ಮಾಡಬೇಕು ಮೆಡಿಟೇಟ್ ಮಾಡಬೇಕು ಅತ್ಯಂತ ಪ್ರೀತಿಯಿಂದ ನೀವು ಇದನ್ನು ಯೋಚನೆ ಮಾಡಬೇಕು ಹುತ್ತದ ಮಣ್ಣೇ ಬೇಕು ಕೆಲವು ಹೋಮ ಯಾಗ ಮುಂತಾದವುಗಳಿಗೆ ಅದು ಹಾವು ಅದರಲ್ಲೂ ಸೇರಿರುತ್ತೆ ಮತ್ತೊಂದು ಸಾಧ ನಮ್ಮ ಸಂಬಂಧವಿಲ್ಲ ಆ ಮಣ್ಣೆತ್ತುವ ಕೆಲಸ ನೀವೆತ್ತಿ ಶೋಧನೆ ಮಾಡಲಾರಿ ಒಂದು ಒಂದು ಸಣ್ಣ ಕ್ರಿಮಿ ಮಾಡುವ ಕೆಲಸ ಪ್ರಕೃತಿಯಲ್ಲಿ ಪ್ರತಿಯೊಂದು ಜೀವ ಜಂತುವಿಗೂ ಒಂದೊಂದು ಕೆಲಸ ಕೊಟ್ಟಿರ್ತಾನೆ ಈ ಕಣಜದ ಹುಳ ಅಂತ ಹೇಳ್ತೀರಿ ಅದು ಕಣಜ ಅಂತ ಏನೋ ಒಂದು ಗೂಡು ಕಟ್ತದೆ ಕೆಲವೊಂದು ರೋಗಗಳಿಗೆ ಆ ಕಣಜ ಕಟ್ಟುವ ಮಣ್ಣೇ ಔಷಧಿ ಆಗ್ತದೆ ಯೋಚನೆ ಮಾಡಿ ನಮ್ಮ ಕೈಲಿ ಮಾಡೋಕ್ಕಾಗೋದಿಲ್ಲ ಎಲ್ಲ ಒಂದು ಸಣ್ಣ ಜೇನು ತುಂಬಿ ಎಲ್ಲೆಲ್ಲಿಂದ ಯಾವ ಯಾವ ಹೂವುಗಳಿಂದ ಹೂವು ಕೆಡದಂತೆ ಜೇನನ್ನು ಮಾತ್ರ ತಗೊಂಬಂದು ಶೇಖರಿಸಿ ಗುಂಪಿನವರನ್ನು ಬಿಡದೆ ಹುಣ್ಣಿಮೆ ದಿವಸ ಮಾತ್ರ ಎಲ್ಲ ಸೇರಿ ಹಂಚಿಕೊಳ್ತೇವೆ ಮಾಖೇ ದಿವಸ ತಂದು ಹಾಕ್ತೇವೆ ಪಂಚಾಂಗ ಯಾರು ಹೇಳ್ತಾರೆ ಅದಕ್ಕೆ ಪ್ರಥಮೆ ಎಲ್ಲಿ ಬಂತು ಅಮಾವಾಸ್ಯೆಯಲ್ಲಿ ಎಲ್ಲಿ ಬಂತು ಪೌರ್ಣಿಮೆ ಎಲ್ಲಿ ಬಂತು ಪುರೋಹಿತರು ಕರ್ಕೊಂಬ ಹೇಳುವುದಿಲ್ಲ don't insult creatures in nature ಪಶು ಪಕ್ಷಿ ಪ್ರಾಣಿ ಎಲ್ಲಕ್ಕೂ ಒಂದು ಧರ್ಮ ಕೊಟ್ಟಿದ್ದಾನೆ ಆದ್ದರಿಂದ ಧರ್ಮರಾಜ ಕೇನ ಶ್ರೀ ಶ್ರೋತ್ರಿಯೋ ಭವತಿ ಒಬ್ಬ ಮನುಷ್ಯ ಶ್ರೋತ್ರಿಯಾಗೋ ಯಾತ್ರಿಂದ ಕೇನ ದ್ವಿಂದತೆ ಮಹತಿ ದೊಡ್ಡತನವನ್ನು ಪಡೆಯುವುದಾದ್ದರಿಂದ ಕೇನ ದ್ವಿತೀಯವಾನ್ ಭವತಿ ಯಾವುದಿದ್ದರೆ ಅವನಿಗೆ ಮದುವೆ ಆದಂತ ಆಗ್ತದೆ ದ್ವಿತೀಯವಂತನಾಗೋದು ಅಂದ್ರೆ ಹೆಂಡತಿಯನ್ನು ಪಡೆಯುವುದು ನಿಮ್ಮ ದ್ವಿತೀಯ ಎಲ್ಲಿ ಅಂದ್ರೆ ಹೆಂಡತಿಯಲ್ಲಿ ಅಂತ ಸಂಸ್ಕೃತದಲ್ಲಿ ಕೇನಸ್ವಿ ದ್ವಿತೀಯವಾನ್ ಭವತಿ ಯಾವುದಿದ್ರೆ ಮದುವೆ ಆದಂತ ಆದಂತಾಗ್ತದೆ ರಾಜನ್ ಕೇನಶ ಬುದ್ಧಿಮಾನ್ ಯಾವುದಿದ್ರೆ ಬುದ್ಧಿವಂತನಾಗ್ತಾನೆ ಮನುಷ್ಯ ಥಟ್ ಅಂತ ಹೇಳಿದ ಸುತೇನ ಶ್ರೋತ್ರಿಯೋ ಭವತಿ ಈ ಕೇಳ್ಮೆ ಅಂತ ಒಂದಿದೆ ವೇದವನ್ನು ಕೇಳಿ ಕೇಳಿ ಕೇಳಿ ಕೇಳಿ ಶ್ರೋತಿನಾಗಬೇಕು ಪಾಠ ಹೇಳ್ತೇವಲ್ಲ ನೀವು ಪಾಠ ಹೇಳಿ ಪುಸ್ತಕ ಕೇಳೋದ್ರೊಳಗೆ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳೆಲ್ಲ ವೇದ ಹೇಳ್ತಿರ್ತಾರೆ ನಮ್ಮ ಮಗನಿಗೆ ವೇದ ಹೇಳೋಕೆ ಮುಂಚೆ ನಮ್ಮ ಹೆಣ್ಣು ಮಕ್ಕಳೆಲ್ಲ ವೇದ ಹೇಳ್ತಿದ್ರು ಬಾಯಲ್ಲಿ ನಮ್ಮ ತಾಯಿ ಹೇಳ್ತಿದ್ರು ಹೇಳಬಾರದು ನೀ ಹೇಳು ಅದು ಕೇಳ್ಮೆಯಿಂದ ಬರಬೇಕು ಸಂಗೀತಕಾರನಿಗೋದೇ ಹೇಳ್ತಾರೆ ಥಿಯರಿ ಪಾಠ ಕಲಿಸೋದಕ್ಕಿಂತ ದೊಡ್ಡ ದೊಡ್ಡ ಸಂಗೀತಕಾರ ಸಂಗೀತ ಕೇಳಿ ಕೇಳಿ ಕೇಳಿ ಮನೋಧರ್ಮವನ್ನು ದೊಡ್ಡದು ಮಾಡ್ಕೋಬೇಕು ಆ ವೇದಕ್ಕೆ ಏನು ಶಕ್ತಿ ಕೊಟ್ಟಿದ್ದಾನೆ ಭಗವಂತ ಅಂದರೆ ಒಂದು ಕ್ರಮ ಇಲ್ಲದೆ ನೀವು ಓದಿದ್ದರೂ ನಿಮಗೆ ಆಪತ್ಕಾಲ ಸಂದೇಹ ಸಂದಿಗ್ಧತೆ ಕ್ರೈಸಿಸ್ ಬಂದಾಗ ನಿಮ್ಮ ಸಮಸ್ಯೆಗೆ ಪರಿಹಾರವಾಗುವ ವಾಕ್ಯ ಎಲ್ಲಿದೆಯೋ ಆ ವಾಕ್ಯ ನಿಮ್ಮನ್ನೇ ಹುಡುಕೊಂಡು ಬಂದು ಕಿವಿಯಲ್ಲಿ ಮೊರೆಯುತ್ತದೆ ಇಲ್ಲಿದೆ ನೋಡು ಉತ್ತರ ಇಲ್ಲಿದೆ ನೋಡು ಇಲ್ಲಿದೆ ಉತ್ತರ ವೇದ ತನಕ ಹೋಗಬೇಡಿ ಭಗವದ್ಗೀತೆ ಮಾಡುತ್ತೆ ಈ ಕೆಲಸವನ್ನು ವೇದ ಸದೃಶ ಈ ವಾಕ್ಯನೇ ಓದಿಲ್ವಲ್ಲ ಓದಿದ್ ಜ್ಞಾಪಕ ಇಲ್ವಲ್ಲ ಯಾವುದೋ ಒಂದು ಆಪತ್ಕಾಲ ಬಂತು ಆ ವಾಕ್ಯ ಕಿವಿಯಲ್ಲಿ ಕೇಳ್ಕೊಂಡು ಬರ್ತದೆ ಇಲ್ಲದೆ ನೋಡು ಉತ್ತರ ಅಂತ ಹೇಳುತ್ತೆ ಅದಕ್ಕೆ ಆ ದಿವ್ಯ ಶಕ್ತಿ ಇದೆ ತಾಯಿ ಹೇಳುವ ಹಾಗೆ ಆದ್ದರಿಂದ ಶ್ರುತೇನ ಶ್ರೋತ್ರಿಯೋ ಭವತಿ ಎರಡನೇ ಪ್ರಶ್ನೆ ಮಹತ್ವ ಬರುವುದು ಹೇಗೆ ಮನುಷ್ಯನಿಗೆ ತಪಸಾವಿಂದತೆ ಮಹತ್ ತಪಸ್ಸನ್ನು ಮಾಡಿದರೆ ಅಗಾಧ ಆಗೋದಿಲ್ಲ ಅಂತ ಹೇಳಿದೆ ಕೆಲಸವನ್ನು ಸಾಧನೆ ಮಾಡಬಹುದು ಒಬ್ಬ ಮನುಷ್ಯ ಇಲ್ಲಿಂದ ಬದ್ರಿನಾಥ ತನಕ ಬರೀ ಕಾಲಲ್ಲಿ ನಡಿಗೆ ಮಾಡ್ತೀರಾ ನಿಮಗೆ ಆಗತ್ತೆ ಅಂದ್ರೆ ಅಯ್ಯೋ ಎನ್ನಾರು ಮುಡಿயாது ಇಲ್ಲೇ ಬಸ್ ಸ್ಟಾಪ್ನಲ್ಲಿ ನಿಲ್ತೀರಿ ಬಸ್ ಬರಲಿಲ್ಲ ಅಂದ್ರೆ ಮನೆಗೆ ಹೋಗ್ತೀರಿ ಬದ್ರಿ ತನಕ ನಡೆಯೋನು ಹೇಗೆ ಮಾಡಿದ್ರಲ್ಲ ಶಂಕರ ರಾಮಾನುಜಾಚಾರ್ಯರು ಇಡೀ ದೇಶವನ್ನು ಬರೀ ಕಾಲ್ನಡಿಗೆಯಿಂದ ಪಲ್ಲಕ್ಕಿಯಲ್ಲಿ ಕೂಡ ನಡೆಯಲಿಲ್ಲ ಹೇಗೆ ಮಾಡಿದರು ತಪಸಾವಿನ ಅದು ಆಂಡೋನ್ ಸ್ವಾಮಿಗಳು ಮಾಡಿ ತೋರಿಸಿದ್ರು ಕಂಚಿ ದೊಡ್ಡ ಸ್ವಾಮಿಗಳು ಮಾಡಿದರು ಮನಸ್ಸಿನ ಸಂಕಲ್ಪ ದೊಡ್ಡದಾಗಿದ್ದರೆ ಆಗ್ತದೆ ಇದು ಮಹಾಭಾರತ ಗ್ರಂಥ ಹೌ ಯು ಮಾಸ್ಟರ್ ಒಂದು ಲಕ್ಷ ಒಂದೂವರೆ ಲಕ್ಷ ಶ್ಲೋಕ ಇದೆ ಇವತ್ತು ಪ್ರತಿಗಳು ಹಾಗಯ್ಯ ಓದಿದರೆ ನೀವು ನಾನು ರೆಫರೆನ್ಸ್ ನಗದು ನೋಡ್ತೇನೆ ಟೇ ಅದು ಡೇಟ್ಸ್ ಹಾಕಿದ್ದೇನೆ ಯಾವ ಯಾವತ್ತೋ ಮಾಡಿದ್ದೆಲ್ಲೆಲ್ಲಿಯೋ ನೋಟ್ಸು ಇದನ್ನ ಓದಿದ್ದೇನೆ ನಡೆದು ಬಂದ ದಾರಿ ಹಿಂದೆ ನೋಡಿದ್ರೆ ಅಯ್ಯೋ ಇಷ್ಟು ದೊಡ್ಡ ದಾರಿ ನಡೆದವೆ ಸ್ವಲ್ಪ ಸ್ವಲ್ಪ ಮಾಡ್ತಾ ಹೋಗಿ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತು ಇದು ಸಾಧನೆ ಅದು ತಪಸ್ಸು ಅಂತ ಹೇಳ್ತಾರೆ ಮಹತ್ವ ಬರಬೇಕಾದ್ರೆ ತಪಸ್ಸು ಮೂರನೇ ಪ್ರಶ್ನೆ ಕೇನ ದ್ವಿತೀಯವಾನ್ ಭವತಿ ವಿವಾಹ ಆಗದೇ ಇದ್ದವರೆಗೂ ವಿವಾಹ ಆದಂತೆ ಆಗುವುದು ಹೇಗೆ ಅಂದ್ರೆ ಧೃತ್ಯ ದ್ವಿತೀಯವಾನ್ ಭವತಿ ಧೈರ್ಯ ಇದ್ರೆ ಮದುವೆ ಆದ ಹಾಗೆ ಏನು ಒಂದು ಹೇಳ್ಬಿಟ್ರಲ್ಲಪ್ಪ ಇವರು ಹೆಂಡತಿ ಮಾಡೋ ಕೆಲಸ ಯಾವುದು ಮನುಷ್ಯನಿಗೆ ಧೈರ್ಯ ತುಂಬುವುದು ಹೆಂಡತಿ ಕೈ ಕಾಲು ಬಿಡಿಸಿಬಿಟ್ರೆ ಏನು ಗತಿ ಮನುಷ್ಯನಿಗೆ ಅಯ್ಯೋ ನಿಮ್ಮ ಕೈಲಾಗತ್ತೆ ಏನ್ರಿ ಕಾರಲ್ಲಿ ಕೂತಿರ್ತಾರೆ ಅಯ್ಯೋ ಸ್ವಲ್ಪ ನಿಧಾನವಾಗಿಬಿಟ್ರಿ ಅಂದ್ರೆ ಹಿಂದಿನ ಸೀಟ್ ಹೋಗಿ ಅಂತ ಹೇಳಬೇಕು ಇದ್ದದ್ದನ್ನು ಕೈ ಕಾಲು ಬಿಡಿಸಿದ್ರೆ ಏನು ಗತಿ ಹೆಂಡತಿಯರು ಧೈರ್ಯ ತುಂಬುವುದಕ್ಕೆ ಹೆಂಡತಿಗಿಂತ ಮಿತ್ರ ಇಲ್ಲ ಲೋಕದಲ್ಲಿ ಅಯ್ಯೋ ಹತ್ತು ಸಾವಿರ ರೂಪಾಯಿ ಕಟ್ಟಬೇಕಲ್ಲ ಟ್ಯಾಕ್ಸ್ ಬಂದ್ಬಿಟ್ಟಿದೆ ಫೈನ್ ಹಾಕ್ಬಿಟ್ಟಿದಾರಲ್ಲ ಏನು ಮಾಡಬೇಕು ಸ್ವಲ್ಪ ತಾಳಿ ದಾರಿ ಹುಡ್ಕೋಣ ಮೊದಲು ಊಟ ಮಾಡಿ ಸಾವಧಾನ ನಿದ್ದೆ ಮಾಡಿ ಯಾಕೆ ಏನು ಉಪಾಯ ಮಾಡಿದ್ದೀಯ ದೇವ್ರನ್ನ ಕೇಳೋಣ ಏನಾರು ಮಾಡ್ತೇವೆ ನೀವು ಕೊಟ್ಟಿದ್ರಲ್ಲಿ ಸ್ವಲ್ಪ ಉಡಿಸಿಟ್ಕೊಂಡಿದ್ದೇನೆ ಇದು ಒಂಬತ್ತು ಸಾವಿರ ರೂಪಾಯಿ ಇದೆ ಒಂದು ಸಾವಿರ ಆಗ ಅಡ್ಜಸ್ಟ್ ಮಾಡಿ ಧೈರ್ಯ ತುಂಬಬೇಕಾದ ಹೆಂಡತಿ ಕೆಲಸ ಗಂಡನನ್ ಪ್ರಾಣ ತೆಗೆಯೋದಕ್ಕೆ ಹೆಂಡತಿ ಅಲ್ಲ ಹೆಂಡತಿ ಪ್ರಾಣ ಹೆಂಡತಿ ಪುರುದದಾಸರು ಒಂದು ಹಾಡು ಬೇರೆ ಬರೆದಿದ್ದಾರೆ ಅದು ಮಾಡೋಳು ಹೆಂಡತಿ ಅಲ್ಲ ಧೈರ್ಯ ತುಂಬಬೇಕಾದವಳು ಧೈರ್ಯವೇ ಇದ್ದರೆ ಮನುಷ್ಯನಿಗೆ ಪತ್ನಿ ಇದ್ದಾಗಾಯಿತು ಧೃತ್ಯ ದ್ವಿತೀಯವಾನ್ ಭವತಿ ಬುದ್ಧಿವಂತಾಗೋದು ಹೇಗೆ ಬುದ್ಧಿಮಾನ್ ವೃದ್ಧ ಸೇವೆಯ ಜ್ಞಾನವಂತರು ಹಿರಿಯರು ಅವರು ಬಳಿ ಸೇವೆ ಮಾಡ್ತಾ ಇದ್ರೆ ಬುದ್ಧಿ ತಾನೇ ಬರ್ತದೆ ಬುದ್ಧಿ ಇಲ್ಲದೆ ಇದ್ದವ್ರನ್ನೆಲ್ಲಿ ಕಳಿಸಬೇಕು ದೊಡ್ಡವ್ರ ಮನೆಗೆ ಕಳಿಸ್ಬೇಕು ಅಲ್ಲಿ ಸೇವೆ ಮಾಡಿಕೊಂಡಿರು ಅಂತ ಹೇಳಬೇಕು ಗುರುಕುಲದಲ್ಲಿ ಇದನ್ನೇ ಮಾಡ್ತಿದ್ರು ಅವರು ಪಾಠ ಕೇಳೋಕ್ ಬಂದರೆ ಚಕ್ರವರ್ತಿ ಮಗನಾಗಲಿ ದೊಡ್ಡ ಐಶ್ವರ್ಯವಂತರ ಸೇಡ್ಜಿ ಮಗನಾಗಲಿ ಅಪ್ಪ ನಮ್ಮ ಗೋವು ಹಿತ್ತಲಲ್ಲಿದೆ ಸಗಣಿ ಬಳಿ ಅಂತ ಹೇಳು ಎಲ್ಲಿ ಇವತ್ತು ಹಬ್ಬ ಬಂದಿದೆ ಗೋವನ್ನು ತೊಳೆಯಬೇಕು ಶುದ್ಧವಾದ ಗರಿಕೆ ಹುಲ್ಲನ್ನು ತರಬೇಕು ಅದಕ್ಕೆ ಹುರುಳಿ ತಂದು ಹಾಕಬೇಕು ದೊಡ್ಡವರಿಗೆ ಹಿರಿಯರು ಸೀನಿಯರ್ ಸ್ಟೂಡೆಂಟ್ಸ್ಗೆ ಏನು ಪಾಠ ಹೇಳ್ತಿರ್ತೇವೆ ನೀವು ಕೂತ್ಕೊಂಡು ಕೇಳಬೇಕು ಗುರು ಏನು ಹೇಳ್ತಾರೆ ಗೊತ್ತಿಲ್ವಲ್ಲ ನಮಗೆ ನಮ್ಮ ಪಾಠನೇ ಶುರು ಮಾಡಲಿಲ್ವಲ್ಲ ಇದೆಲ್ಲ ಪಾಠದಲ್ಲೇ ಬರ್ತದೆ ದೊಡ್ಡವರ ಮನೆ ಸೇವೆ ಮಾಡ್ತಾ ಇದ್ರೆ ಅನೇಕ ರೀತಿಯ ಬೋಧಗಳನ್ನು ಅವರಿಗೆ ಬೇರೆ ಬೇರೆಯವರು ಹೇಳಿದ್ದನ್ನು ಕೇಳಿ ಬುದ್ಧಿವಂತರಾಗಿ ಬಿಡ್ತೀರಿ ನೀವು ಬುದ್ಧಿಮ ಅನ್ವೃದ್ಧ ಸೇವೆಯ ಸರಿ ಅಂತ ಧರ್ಮರಾಜ ನಕ್ಕು ಬಿಟ್ಟ ಯಕ್ಷ ಕಿಂ ಬ್ರಾಹ್ಮಣಾನಾಂ ದೇವತ್ವಂ ಬ್ರಾಹ್ಮಣರು ದೊಡ್ಡವರು ದೊಡ್ಡವರು ದೊಡ್ಡವರು ಅಂತ ಹೇಳ್ತಾರೆ ಅವರಲ್ಲಿರುವ ದಿವ್ಯತೆ ಯಾವುದು ಭೂಸುರರು ಭೂಮಿಯಲ್ಲಿರುವ ದೇವತೆಗಳು ಅಂತ ಹೇಳ್ತಾರೆ ಕೆಲವರು ಒಪ್ಪೋದಿಲ್ಲ ಇವತ್ತು ಬ್ರಾಹ್ಮಣರು ಒಂದೇ ಎಲ್ಲರೂ ಒಂದೇ ಯಾಕೆ ಇವರು ಹಾಗೆ ಇದ್ದಾರೆ ಶೂದ್ರನನ್ನು ಕರೆದು ಎಲ್ಲೋ ಒಂದು ಬೀಡಿ ಕೊಡುವಂತ ಒಬ್ಬ ಬ್ರಾಹ್ಮಣ ಕೇಳಿದ್ರೆ ಅವನು ಬೀಡಿ ಸೇರ್ತಾನೆ ಇವನು ಬೀಡಿ ಸೇರ್ತಾನೆ ಇವನು ಬೆಂಕಿ ಪಟ್ಟ ಅವನು ಕೊಡ್ತಾನೆ ಮುಖಾಗ್ನಿಹೋತ್ರಂ ಭವತಿ ಈ ಬ್ರಾಹ್ಮಣ ಇವನಿಗೆ ವ್ಯತ್ಯಾಸ ಏನು ಬ್ರಾಹ್ಮಣ ಹೇಗಿರಬೇಕು ಬ್ರಾಹ್ಮಣ್ಯ ಸಿದ್ಧಿ ಯಾವ್ದರಿಂದ ಆಗುತ್ತೆ ಎಷ್ಟನೇ ಸಲ ಬರ್ತಾ ಇದ್ರು ಮಹಾಭಾರತದ ಪ್ರಶ್ನೆ ಇದು ಶಾಂತಿ ಬರೋದು ತಿರುಗಿ ತಿರುಗಿ ತಿರುಗಿ ಹೊಡೆದಿಡ್ತಾರೆ ಕಿಂ ಬ್ರಾಹ್ಮಣಾನಾಂ ದೇವತ್ವಂ ಕಶ್ಚ ಧರ್ಮ ಸತಾಮಿವ ಸತ್ಪುರುಷರ ಧರ್ಮ ಯಾವುದು ಕಶ್ಚ ಯೇಷಾಂ ಮಾನುಷೋಭಾವ ಮನುಷ್ಯನಿಗೆ ಮನುಷ್ಯತ್ವ ಅಂತ ತಿಳಿಯೋದು ಆದ್ದರಿಂದ ನಾ ದೇವರು ತಿಳ್ಕೊಂಡಿದ್ದೆ ಮಾಡುವ ಅತ್ಯದ್ಭುತವಾದ ಕೆಲಸಗಳೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೆ ಕೊನೆಗೂ ನಾನು ಒಬ್ಬ ಮನುಷ್ಯ ಅಂತ ನನಗೆ ಆಯಿತು ಅಂತ ಮನುಷ್ಯತ್ವ ಅಂದರೆ ಹ್ಯೂಮನ್ ವ್ಯಾಲ್ಯೂಸ್ ಅನ್ನೋ ಸೆನ್ಸ್ ಅಲ್ಲ ಲಿಮಿಟೇಷನ್ಸ್ ಆಫ್ ಹ್ಯೂಮನ್ ಲೈಫ್ ಮನುಷ್ಯ ಜೀವತ್ವದ ಅಲ್ಪತ್ವ ಅನ್ನೋದು ಯಾವುದು ಅಸತ ಅಸತಾಮಿವ ಅಸತ್ಪುರುಷರು ಒಬ್ಬ ಮನುಷ್ಯ ಬದುಕಿದ್ದರೂ ಸತ್ತಂತೆ ಆಗುವುದು ಯಾವಾಗ ಅನ್ನಿಸಿಕೊಳ್ಳೋದು ಯಾವಾಗ ಬ್ರಾಹ್ಮಣರ ದೇವತ್ವ ಯಾವುದರಲ್ಲಿದೆ ಸತ್ಪುರುಷರ ಧರ್ಮ ಯಾವುದು ಮನುಷ್ಯರ ಮನುಷ್ಯತ್ವ ತಿಳಿಯುವುದು ಯಾವುದು ಒಬ್ಬ ಮನುಷ್ಯ ಆಗುವುದು ಯಾವಾಗ ನಾಲ್ಕು ಪ್ರಶ್ನೆ ಕೇಳಿದ ಬ್ರಾಹ್ಮಣರ ಬ್ರಾಹ್ಮಣತ್ವ ಯಾತರಲ್ಲಿದೆ ದಯವಿಟ್ಟು ಕೇಳಿಕೊಳ್ಳಿ ಸ್ವಾಧ್ಯಾಯ ಯೇಷಾಂ ದೇವತ್ವಂ ಅವರು ವೇದಾಧ್ಯಯನ ಮಾಡೋದ್ರಿಂದ ದೇವತೆಗಳಾಗ್ತಾರೆ ಎಂದರು ಸ್ವಾಧ್ಯಾಯೋಧ್ಯೇ ತವ್ಯಃ ತೈತ್ರಿಯ ಆರಣ್ಯಕ ಎರಡನೇ ಪ್ರಶ್ನದಲ್ಲಿ ಒಬ್ಬ ಮನುಷ್ಯ ಮಾಡುವ ಪಾಪಗಳನ್ನು ದಕ್ಷಿಣೆ ಮೇಲೆ ಕೊಡ್ತಾನೆ ದಕ್ಷಿಣೆಯನ್ನು ಬ್ರಾಹ್ಮಣ ತಗೊಳ್ತಾನೆ ಬ್ರಾಹ್ಮಣ ಮಾಡಿದ ಪಾಪವನ್ನು ವೇದಾಧ್ಯಯನ ತಗೊಳ್ಳುತ್ತೆ ವೇದಾಧ್ಯಯನಕ್ಕೆ ಪಾಪವಿಲ್ಲ ಅದರಿಂದಲೇ ಶುದ್ಧಿಯಾಗುವುದು ಅಧ್ಯಯನಕ್ಕೆ ದೋಷವಿಲ್ಲ ದಿವ್ಯಜ್ಞಾನ ಈಗ ಬೆಳಕು ಜ್ಯೋತಿ ಉರಿಯುತ್ತದೆ ಆ ಜ್ಯೋತಿಗೆ ಪಾಪವಿಲ್ಲ ಕತ್ತಲೆ ನುಂಗುವಂತಹ ಪದಾರ್ಥ ಅದಕ್ಕೆ ಪರಮಾತ್ಮನನ್ನು ಜ್ಯೋತಿ ಪರಂಜ್ಯೋತಿ ಅಂತ ಯಾತಕ್ಕೆ ಹೇಳ್ತೇವೆ ಕತ್ತಲೆ ನುಂಗೋ ಶಕ್ತಿ ಅದಕ್ಕಿದೆ ಹಾಗೆ ವೇದವೆಂಬುದಕ್ಕೆ ದೋಷವಿಲ್ಲ ಅದಕ್ಕೆ ಸೂತಕವಿಲ್ಲ ಮನುಷ್ಯರಿಗೆ ಸೂಚಕ ಇರಬಹುದು ನಿರ್ದೋಷವಾದದ್ದು ವೇದವೆಂಬುದು ಅದು ಓದಿದ್ರೆ ಬ್ರಾಹ್ಮಣ ಕಲಿಯುಗದ ವಿಪ್ರರ ಆಚಾರ ಮಂಬಿಡುವಂತೆ ನಮ್ಮ ಕನ್ನಡದ ಲಕ್ಷ್ಮೀಶ ಆಗಲೇ ಹೇಳಿದ್ನಲ್ಲ ಸೀತಾದೇವಿಯನ್ನು ರಾಮಚಂದ್ರ ಪರಿತ್ಯಾಗ ಮಾಡಿದನಂತೆ ಹೇಗೆ ಕಲಿಯುಗದ ವಿಪ್ರರು ಆಚಾರ ಮಂಬಿಡುವಂತೆ ಇದು ಇಂಥ ಹೋಲಿಕೆ ಕೊಟ್ಟಿದ್ದಾನು ವೇದವನ್ನೇ ಓದಿದ್ರೆ ಎಂಥ ಬ್ರಾಹ್ಮಣರು ವೇದ ಬ್ರಾಹ್ಮಣರಾಗಿದ್ರೆ ಒಂದು ಮಂತ್ರ ಹೇಳ್ರಿ ನೋಡೋಣ ಎಷ್ಟೋ ಜನಕ್ಕೆ ಗಾಯತ್ರಿ ಹೇಳುವುದು ಬರುವುದಿಲ್ಲ ಒಬ್ಬ ಪುರೋಹಿತ ಒಂದು ಮಗುವಿಗೆ ಉಪನಯನ ಮಾಡಿಸ್ದ ಆ ಹುಡುಗ ಅವತ್ತು ಉಪನಯನ ಮಾಡಿದ ಮಾಧ್ಯಾಹ್ನಕದಿಂದ ಸಾಯಂಕಾಲವಾಯಿತು ಪುರೋಹಿತರು ಗಂಟು ಮುಟ್ಟೆ ಕಟ್ಟಿದ್ರು ಅಪ್ಪನಿಗೆ ಹೇಳಿದರು ಇನ್ಮೇಲೆ ನೀವೇ ಮಾಡಿಸ್ಕೊಳ್ಳಿ ಹುಡುಗನಿಗೆ ತಪ್ಪದೆ ಮನೆಗೆ ಹೊರಟರು ಈ ಹುಡುಗ ಸಾಯಂಕಾಲ ಅದೇನೋ ಮಂತ್ರ ಹೇಳಿದ್ರಲ್ಲ ಅಪ್ಪ ನೀ ಹೇಳ್ಕೊಡು ಅವನ ತಲೆ ತಿವಿದ ನಿನ್ನ ಮುಸುಡಿ ಈಗ ಹೇಳಿಕೊಟ್ಟಿದ್ದೇ ಅಂತ ನಿನಗೆ ನೆನಪಿಲ್ಲ ಐವತ್ತು ವರ್ಷಕ್ಕಿದ್ದ ಹೇಳಿದ್ದು ನನಗೆ ಯಾಕೆ ನೆನಪಿರುತ್ತೆ ಅನ್ನಂತೆ ಅವನು ಇದು ಬ್ರಾಹ್ಮಣ್ಯ ಯಾತಕ ಮಾಡ್ತಿರೋ ಉಪನಯನ ಏನೋ ಒಂದು ಕಾಟಾಚಾರ ಮಾಡ್ತಿದ್ರೆ ಏನೋ ತಪ್ಪಾಗತ್ತೆ ಅಂತ ಪಿತೃಶ್ರಾದ್ದ ಬರೀ ಭಯದಿಂದ ಮಾಡ್ತಾರೆಯೇ ಹೊರತು ಇದರಿಂದ ಹುಡುಗನಿಗೆ ಒಳ್ಳೇದಾಗಲಿ ಅವನಿಗೆ ಜ್ಞಾನ ಬರಲಿ ಎನ್ನುವ ಆ ತಿಳುವಳಿಕೆ ಬಹಳ ಅಪರೂಪ ನೀವು ಒಂದು ಹನ್ನೆರಡು ಲಕ್ಷ ಸಲವಾದರೂ ಗಾಯತ್ರಿ ಜಪ ಮಾಡಿದರೆ ನಿಮ್ಮ ಮಗುವಿಗೆ ಗಾಯತ್ರಿ ಕೊಡುವ ಅರ್ಹತೆ ನಿಮಗೆ ಬರ್ತದೆ ವೇದ ಓದಿದ್ರೆ ಬೇಡ ಗಾಯತ್ರಿ ಇಲ್ಲ ಕೂತಿದೆ ಆ ಗಾಯತ್ರಿ ಮಂತ್ರ ಇದ್ದವನಿಗೆ ದೆವ್ವ ಇರುವ ಭೂತ ಪ್ರೇಷ ಪಿಶಾಚ ಒಂದು ಕಾಟ ಇರೋದಿಲ್ಲ ಆ ಮಂತ್ರಕ್ಕಷ್ಟು ದಿವ್ಯ ಶಕ್ತಿ ಇದೆ ಬ್ರಹ್ಮಾಸ್ತ್ರವನ್ನು ತಡೆಯುವ ಶಕ್ತಿ ಇದೆ ಆದ್ದರಿಂದ ಸ್ವಾಧ್ಯಾಯ ಯೇಷಾಂ ದೇವತ್ವಂ ಸತ್ಪುರುಷರ ಧರ್ಮ ಯಾವುದರಲ್ಲಿದೆ ತಪ ಯೇಷಾಂ ಸತಾಮಿವ ತಪಸ್ಸನ್ನುವುದು ಧರ್ಮವನ್ನು ನಿಲ್ಲಿಸ್ತದೆ ತಪಸ್ಸಿಲ್ಲದೆ ಇದ್ದವನಿಗೆ ಧರ್ಮ ಯದ್ವಾ ತದ್ವಾ ಕಾಣಿಸ್ತದೆ ತಪಸ್ಸಿನ ಮರ್ಯಾದೆಯಲ್ಲಿದ್ದವನಿಗೆ ಬಾಯಿ ಶಬ್ದ ಹೊರಗೆ ಬಂದರೆ ಎಲ್ಲಿ ಶಾಪ ಆಗ್ತದೆಯೋ ಯಾರಿಗೆ ನೋವಾಗ್ತದೆಯೋ ನನ್ನ ಶಕ್ತಿ ಎಲ್ಲಿ ಹೋಗ್ತದೆಯೋ ಅನ್ನುವ ಭಯ ಇದ್ದವನಿಗೆ ಧರ್ಮದ ಪ್ರಜ್ಞೆ ಚೆನ್ನಾಗಿರ್ತದೆ ಕಷ್ಟ ಮಾನುಷೋ ಭಾವ ಬ್ರಾಹ್ಮಣರಾಗಲಿ ಧರ್ಮವಂತರಾಗಲಿ ಸತ್ಯವನ್ನು ತಿಳಿದವರಾಗಲಿ ಅಂಥವರು ನಾವು ಮನುಷ್ಯರು ಅಂತ ತಿಳ್ಕೊಳ್ಬೇಕಾದದ್ದು ಯಾತರಿಂದ ಅಂತ ಕೇಳಿದ್ರೆ ಮರಣಮ್ಮ ಅನುಶೋಭಾವ ಕಾಮನ್ ಫ್ಯಾಕ್ಟರ್ ಡೆತ್ ಅನ್ನೋದಿದೆ ಅಂತ ಬಂದಾಗ ನಾನು ಮನುಷ್ಯ ಅಂತಾರದು ಎಷ್ಟು ಚೆನ್ನಾಗಿದೆ ನೋಡಿ ಇದು ಮನುಷ್ಯರು ಮರೆಯುವುದಿದನ್ನೇ ಇದನ್ನೇ ರಾಜಕಾರಣಿಗಳು ಎಸ್ಪೆಷಲಿ ಮರೆಯುವುದಿದನ್ನೇ ಇದನ್ನೇ ಹತ್ತು ಜನ್ಮಕ್ಕಾಗುವಷ್ಟು ಐಶ್ವರ್ಯ ಕೂಡಿ ಹಾಕ್ತಾರೆ ಎಲ್ಲವನ್ನೂ ಬಿಟ್ಟು ಹೋಗ್ತೇವೆ ಅಂತ ಗೊತ್ತಾಗೋದಿಲ್ಲ ವೇದ ಓದಿದ ವಿದ್ವಾಂಸರು ಕೂಡ ಮರಣಂ ನನಗೆ ಮರಣಕಾಲ ಬಂತು ನಾ ಕಲ್ತು ವಿದ್ಯೆ ನಿನ್ನೊಬ್ಬರಿಗಾದ್ರೂ ಕೊಟ್ಟು ಹೋಗಬೇಕು ದೀಪ ಹಚ್ಚಿ ಹೋಗಬೇಕು ಅದೊಂದಿಲ್ಲದೆ ಆದರೆ ಇವರು ದೇವತೆಗಳೇ ಆಗ್ಬಿಡ್ತಿದ್ರು ದೇವತೆಗಳಿಗೂ ನಮಗೂ ವ್ಯತ್ಯಾಸವೇನು ಅವ್ರು ನಿಧಾನವಾಗಿ ಸಾಯ್ತಾರೆ ನಾವು ಬೇಗ ಸಾಯ್ತೇವೆ ಮೂರನೇದು ಕೊನೆ ಪ್ರಶ್ನೆ ಕಿಮೇಶಾಂ ಅಸತಾಮಿವ ಬದುಕಿದ್ರು ಒಬ್ಬ ಬ್ರಾಹ್ಮಣ ಸತ್ತಾಗೋ ಯಾವಾಗ ಅಂದ್ರೆ ಪರಿವಾದೋ ಅಸತಾಮಿವ ಲೋಕದಲ್ಲಿ ಇವರ ಬಗೆಗೆ ಅಪಖ್ಯಾತಿ ಉಂಟಾದರೆ ಅವ್ರು ನಿಂದೆ ಮಾಡುವಂತಾದರೆ ಹತ್ತು ಜನ ಆಡಿಕೊಳ್ಳುವಂತಹ ಕೆಲಸವನ್ನು ಒಬ್ಬ ಬ್ರಾಹ್ಮಣ ಮಾಡಿದರೆ ಅವನು ಬದುಕಿಯೂ ಸತ್ತಂತೆ ಆದ್ದರಿಂದ ಸ್ವರೂಪವನ್ನು ಕಾಪಾಡ್ಕೋಬೇಕು ಜನರ ಬಾಯಲ್ಲಿ ಬಿದ್ದು ಹೇಳಬಾರದು ರಾಮಾಯಣದಲ್ಲಿ ಹನುಮಂತನನ್ನು ಯಾರೂ ಒಬ್ಬರೂ ದೂಷಣೆ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಮಾಡೋ ಹಾಗೆ ನಡ್ಕೊಳ್ಳಿಲ್ಲ ಅವನು ರಾಜ್ಯ ಬೇಡಿದನೆ ರಾಮನ ಕೂಲಿ ಕೇಳಿದನೆ ರಾವಣನಿಗೆ ಬುದ್ಧಿ ಹೇಳ ರಾಮ ಹೇಳದೇ ಕೆಲಸವನ್ನು ಮಾಡಿಕೊಂಡು ಬಂದ ಒಂದು ದಿವಸವೂ ಅಧ್ಯಯನ ಬಿಟ್ಟವನಲ್ಲ ಸತತ ವೇದಾಧ್ಯಾಯಿ ಸೂರ್ಯನಿಂದ ವಿದ್ಯೆಯನ್ನು ಕಲಿತುಕೊಂಡವನು ಬ್ರಹ್ಮಚರ್ಯ ಕಾಪಾಡಿಕೊಂಡವನು ನೋಡಿ ಅದು ನಿಜವಾದ ಬ್ರಾಹ್ಮಣ ಹನುಮಂತಲಿಗಿಂತ ಬ್ರಾಹ್ಮಣ ಏನು ಸಾಧನೆ ಮಾಡ್ತಿರ ಲೋಕದಲ್ಲಿ ಅವನು ಮಾನುಷ ಭಾವಕ್ಕೂ ಬರಲಿಲ್ಲ ಅಮರತ್ವವನ್ನು ಹೊಂದಿಬಿಟ್ಟ ಚಿರಂಜೀವಿಯಾಗಿ ಬಿಟ್ಟ ನಾವು ಮಾಡೋಕ್ಕಾಗುತ್ತೆ ರಾಮಭಕ್ತಿ ಇದ್ದರೆ ಯಕ್ಷ ಕೇಳಿದ ಭೇಷ್ ಬಹಳ ಚಂದ ಹೇಳಿದೆ ಕಿಂ ಕ್ಷತ್ರಿಯಾಣಾಂ ದೇವತ್ವಂ ಬ್ರಾಹ್ಮಣರಾಯಿತು ಕ್ಷತ್ರಿಯನ್ ತಗೊಳ್ತಾನೆ ಕ್ಷತ್ರಿಯರನ್ನ ದೇವತೆಗಳು ಅಂತ ಪೂಜೆ ಮಾಡ್ತಾರಲ್ಲ ಯಾತಕ್ಕೆ ಕಷ್ಟ ಧರ್ಮ ಸತಾಮಿವ ಅವರ ಸದ್ಧರ್ಮ ಯಾವುದು ಕಷ್ಟ ಏಷಾಂ ಮಾನುಷೋಭಾವ ಕ್ಷತ್ರಿಯನ್ನು ಮನುಷ್ಯರು ಅಂತ ತಿಳಿಯೋ ಯಾವಾಗ ಕಿಮೇಷಾಂ ಅಸತಾಮಿವ ಅವರು ಅಸತ್ಪುರುಷರಂತಾಗೋದು ಯಾವಾಗ ಅದಕ್ಕೆ ಇದಿಷ್ಟ ಈಶ್ವಸ್ತ್ರಮೇಷಾಂ ದೇವತ್ವಂ ಕ್ಷತ್ರಿಯರ ಕೈಯಲ್ಲಿ ಧನುಸ್ಸು ಬಾಣ ಇರುವುದರಿಂದ ಅವರನ್ನು ದೇವತೆಗಳು ಅಂತಾರೆ ಬ್ರಾಹ್ಮಣನ ಬಾಯಲ್ಲಿ ವೇದ ಇರೋದ್ರಿಂದ ಯಾತ ಬ್ರಾಹ್ಮಣ ಅಂತ ಹೇಳ್ತಾರೆಯೋ ವೇದಾಕ್ಷರ ಹೇಳುವನನ್ನು ಇವತ್ತಿಗೂ ಜನ ಗೌರವಿಸ್ತಾ ಇದ್ದಾರೆ ಅದಕ್ಕೆ ನೀವು ಸಾಕ್ಷಿ ನಾನು ಬಾಯಲ್ಲಿ ವೇದ ಬರೋದ್ರಿಂದ ಕೇಳ್ತಾ ಇದ್ದೀರಿ ರಾಮಾಯಣವನ್ನು ಮಹಾಭಾರತವನ್ನು ವೇದ ಬಿಟ್ಟಲ್ಲಿ ಹೋಗೋದಿಲ್ಲ ನಾನು ವೇದ ಓದದೆ ಕತೆ ಹೇಳ್ಬೋದು ನೀವು ಹೇಳಿದ್ರಿ ಧರ್ಮವ್ಯಾಧನ ಕತೆ ಪತಿವ್ರತೆ ಕತೆ ನಾವು ಕೇಳಿದ್ದೇವೆ ನೀವು ಕೇಳಿದ್ದೇವೆ ನಾ ಹೇಳಿದ್ದೆ ಬೇರೆ ಕಥೆ ಕೇಳ್ತೀರಿ ಚೌಕಟ್ಟು ಗೊತ್ತಾಗುತ್ತೆ ಮಕ್ಕಳಿಗೆ ಎಲಿಮೆಂಟರಿ ಬುಕ್ಸ್ ಕೊಡ್ತಾ ಹೇಳ್ತಾರೆ ಒಳಗೆ ಸಂವಾದದಲ್ಲಿರ್ತಕ್ಕ ವಿಷಯಗಳನ್ನು ಹೇಳಬೇಕಾದ್ರೆ ವೇದವನ್ನೇ ಹೇಳಿ ಹೇಳಬೇಕು ಇದು ಪಂಚಮ ವೇದವಾದ್ದರಿಂದ ಬಾಯಲ್ಲಿ ವೇದಾಕ್ಷರ ಸುಳಿಯುವ ತನಕ ಮನುಷ್ಯನನ್ನ ಬ್ರಾಹ್ಮಣನ ದೇವರು ಅಂತ ಹೇಳುವ ಹಾಗೆ ಕೈಯಲ್ಲಿ ಶಸ್ತ್ರಗಳಿರುವ ತನಕ ಇವನು ರಕ್ಷಣೆ ಮಾಡಬಲ್ಲ ಅನ್ನೋ ಧೈರ್ಯ ಇರೋ ತನಕ ಕ್ಷತ್ರಿಯರನ್ನೂ ದೇವತೆಗಳು ಅಂತ ಹೇಳ್ತೇವೆ ವಿಶ್ವಸ್ತ್ರಮೇಶಾಂ ದೇವತ್ವಂ ಯಕ್ಷ ಯೇಷಾಂ ಯಜ್ಞ ಯೇಷಾಂ ಸತಾಮಿವ ಅವರನ್ನು ಸತ್ಪುರುಷರು ಅಂತ ಅದಕ್ಕೆ ಹೇಳ್ತೇವೆ ಅಂದರೆ ಅವರು ಯಜ್ಞಶೀಲರು ಯಜ್ಞವನ್ನು ಮಾಡ್ತಾರೆ ಯಜ್ಞ ಯಜ್ಞ ಮಾಡ್ತಾರೆ ಬ್ರಾಹ್ಮಣರ ಕೈಲಿ ಮಾಡಿಸ್ತಾರೆ ದೀಕ್ಷೆಯನ್ನು ವಹಿಸ್ತಾರೆ ಕ್ಷತ್ರಿಯನಿಗೆ ಯಜ್ಞ ದೀಕ್ಷೆ ವಹಿಸುವ ಉಂಟು ಆದರೆ ಅವರನ್ನು ಮನುಷ್ಯರು ಅಂತ ತಿಳಿಯೋದು ಯಾವಾಗ ಭಯಂ ವೈಮಾನುಷೋಭಾವ ಕ್ಷತ್ರಿಯನಿಗೆ ಭಯ ಬಂದ್ರೆ ಆ ಅವರೇ ಮನುಷ್ಯ ಆದ ಸ್ವಂತ ಅಂತ ಅರ್ಥ ಪೊಲೀಸರನ್ನು ಕರೀರಿ ಕಳ್ಳ ಬಂದಿದ್ದಾನೆ ಹೊಡೀರಿ ಅಂದ್ರೆ ಪೊಲೀಸ ನನ್ನ ಬಂದೂಕ ತಗೊಂಡು ಹೋಗಿ ನನಗೆ ಭಯವಾಗುತ್ತೆ ಅಂತ ಹೇಳಿದ್ರೆ ಛೀ ನನಗಿಂತ ಕಡೆ ಅಂತ ಹೇಳ್ತೀರಿ ಅವನನ್ನ ಅವನ ಕೈಲಿ ಶಸ್ತ್ರ ಇರಬೇಕು ಧೈರ್ಯ ಇರಬೇಕು ಭಯ ಇದ್ದಲ್ಲಿ ಅವನು ಆರ್ಡಿನರಿ ಮ್ಯಾನ್ ಆಗಿಬಿಡ್ತಾನೆ ಅದೇ ರೀತಿಯಲ್ಲಿ ಅವನನ್ನ ಅಸತ್ಪುರುಷ ಅಂತ ಹೇಳೋದು ಯಾವಾಗ ಪರಿತ್ಯಾಗೋ ಅಸತಾಮಿವ ತನ್ನನ್ನು ಆಶ್ರಯಿಸಿದವರನ್ನ ಕ್ಷತ್ರಿಯ ಯಾವತ್ತು ಪರಿತ್ಯಾಗ ಮಾಡ್ತಾನೆ ಅವನು ಬದುಕಿದ್ದು ಸತ್ತಂತಾಗ್ತಾನೆ ಆಶ್ರಯ ಮಾಡಿದವರನ್ನು ಎಂದೂ ಕೈ ಬಿಡಬಾರದು ಕ್ಷತ್ರಿಯ ಇದು ಒಂದೊಂದರ ಮೇಲೆ ಒಂದು ಪುಸ್ತಕ ಬರೀಬಹುದು ಇಲ್ಲಿgeqslantto 8 ಪ್ರಶ್ನೆ ಆಯಿತು ಎಷ್ಟು ಬಿಡ ಹೋಗ್ತಾ ಇದೆ ನೋಡಿ ಯಕ್ಷ ಕೇಳಿದ ಕಿಮೇಕಂ ಯಜ್ಞಯಂ ಸಾಮ ಕಿಮೇಕಂ ಯಜ್ಞಯಂ ಯಜಹ ಕಾಚೇಷಾಂ ಋಣುತೇ ಯಜ್ಞಂ ಕಾಂ ಯಜ್ಞೋ ನಾತಿವರ್ತತೇ ಕಿಮೇಕಂ ಯಜ್ಞಯಂ ಸಾಮ ಸಾಮವೇದ ಹೇಳುವಂತ ದೊಡ್ಡ ಯಾಗ ಯಾವುದು ಸಾಮವೇದದ ಹೃದಯ ಭಾಗ ಯಾಗ ಯಾವುದು ಕಿಮೇಕಂ ಯಜ್ಞಯಂ ಯಜಹ ಯಜುರ್ವೇದದ ಹೇಳುವಂತ ಅದರ ಹೃದಯವಾದ ಯಾಗ ಯಾವುದು ಋಗ್ವೇದ ಬಿಟ್ಬಿಟ್ರಲ್ಲ ಅಂದ್ರೆ ಸಾಮವೇದ ಯಜು ಮತ್ತು ಋಗ್ವೇದ ಎರಡೂ ಒಂದೇ ಮಂತ್ರ ಇರುವುದು ಸಾಮವೇದದಲ್ಲಿ ಕಡಿಮೆ ಮಂತ್ರಗಳು ಋಗ್ವೇದದಲ್ಲಿ ಹೆಚ್ಚು ಮಂತ್ರಗಳು ನೈಂಟಿ ನೈನ್ ಪರ್ಸೆಂಟ್ ಕಾಮನ್ ಮಂತ್ರಗಳು ಸಾಮವೇದದಲ್ಲಿ ಸ್ವರ ಬೇರೆ ಇರ್ತದೆ ಅಷ್ಟೇ ವ್ಯತ್ಯಾಸ ಆದ್ರಿಂದ ಕಿಮೇಕಂ ಯಜ್ಞಂ ಸಾಮ ಕಿಮೇಕಂ ಯಜ್ಞಂ ಯಜು ಕಾಶೈಷಾಂ ಋಣುತೆ ಯಜ್ಞಂ ಈ ಯಜ್ಞವನ್ನು ಬಯಸುವವರು ಯಾರು ತಾಂ ಯಜ್ಞೋನಾತಿ ವರ್ತತೆ ಯಾರನ್ನ ಯಜ್ಞ ಬಿಟ್ಟು ಹೋಗುವುದಿಲ್ಲ ಈ ಪ್ರಶ್ನೆ ಅರ್ಥ ಆಗೋದಿಲ್ಲ ನಮಗೆ ನೀವು ಕಾಮೆಂಟ್ರಿ ನೋಡಿದ್ರೆ ಅರ್ಥ ಆಗೋದಿಲ್ಲ ಸ್ವಲ್ಪ ವಿವರಣೆ ಕೊಡಬೇಕು ಅದಕ್ಕೆ ಯುಧಿಷ್ಠ ಹೇಳಿದ ಸಾಮವಾಗಲಿ ಋಗ್ವೇದವಾಗಲಿ ಅದು ಯಜ್ಞ ಅಂತ ತಿಳಿಯೋದು ಯಾವಾಗ ಅಂದ್ರೆ ಪ್ರಾಣೋ ಯಜ್ಞಯಂ ಸಾಮ ಈ ಉಸಿರು ಗಟ್ಟಿಯಾಗಿದ್ದು ಪ್ರಾಣಾಯಾಮ ಮಾಡೋವನಿಗೂ ಮಾತ್ರ ವೇದ ಸಿದ್ಧಿ ಆಗ್ತದೆ ವೇದ ಸಿದ್ಧಿ ಆಗೋದಿಲ್ಲ ವೇದ ಹೇಳಬೇಕಾದ್ರೆ ಸ್ವರ ಮಸ್ಬಿ ಅಂಡರ್ ಕಂಟ್ರೋಲ್ ಸಂಗೀತ ಇದ್ದ ಹಾಗೆ ದಮ್ ಹಿಡಿದು ಕೆಂಕೋತ ಕೂತ ಅವನ ಹೇಳಿ ಸಂಗೀತ ಹಾಕಿ ಕೇಳಿಸ್ತೀರಿ ಬರೀತೇ ಉಳಿತೇ ಬರುತ್ತೆ ಅವನಿಗೆ ನಡೆಯೋಕ್ಕಾಗೋದಿಲ್ಲ ಬ್ರೆತ್ ಕಂಟ್ರೋಲ್ ಇಲ್ಲದಿದ್ರೆ ವೇದ ಸಿದ್ಧ ಆಗೋದಿಲ್ಲ ಪ್ರಾಣಾಯಾಮವೆಂಬುದು ವೇದೋಕ್ತವಾದ ಪರಮಯಜ್ಞ ಗುಟ್ಟು ಹೇಳಿಬಿಡ್ತೇನೆ ಅಶ್ವಮೇಧ ಯಾಗದ ಒಳಗಿನ ಅರ್ಥ ಇದು ಅಶ್ವಮೇಧಕ್ಕೆ ಮೂರು ಲೇಯರ್ಸ್ ಇದೆ ಮೀನಿಂಗು ಒಂದು ರಾಜಕೀಯ ಸೂತ್ರ ಅಂದರೆ ಕುದುರೆ ರೂಪದಲ್ಲಿ ಒಂದು ವಸ್ತುವನ್ನು ಮೇಲೆ ರಾಜಕೀಯ ಶಕ್ತಿಯನ್ನು ಉಂಟು ಮಾಡುವುದು ಎರಡನೇದು ಸೂರ್ಯಾತ್ಮಕವಾದದ್ದು ಕಾಲಸ್ವರೂಪವಾದದ್ದು the whole philosophy of time is contain ಮೂರನೇದು ಎರಡೂ ಹಳ್ಳಗಳಲ್ಲಿ ಆದಷ್ಟು ಕಮ್ಮಿ ಗಾಳಿಯನ್ನು ನಿಲ್ಲಿಸಿ ನಾಭಿಯಿಂದ ಉಸಿರಾಡ್ತಾ ಮನುಷ್ಯ ಅಭ್ಯಾಸ ಮಾಡಬೇಕು ಯಾವನು ನಾಭಿಯನ್ನು ಕೆಳಕ್ಕೆ ಇಟ್ಟುಕೊಳ್ಳುವುದಕ್ಕೆ ಅವನಿಗೆ ಆಗೋದಿಲ್ವೋ ಅವನ ಕೈಯಲ್ಲಿ ಉಸಿರಾಟ ಮಾಡೋಕ್ಕಾಗೋದಿಲ್ಲ ಉಸಿರಾಟ ಮಾಡದೆ ಇದ್ದೊಂದು ದೀರ್ಘಾಯುಷ್ಮಂತನಾಗಬಾರ್ದಾರ ಅವನ ಕೈಲಿ ಅಶ್ವಮೇಧ ಆಗೋದಿಲ್ಲ ಆದ್ದರಿಂದ ಪ್ರಾಣೋ ವೈಯಜ್ಞಂ ಸಾಮ ಯೋಗಗಳಲ್ಲಿ ತುಂಬ ಶ್ರೇಷ್ಠವಾದದ್ದು ಈ ಪ್ರಾಣಾಯಾಮ ಯೋಗ ಕೃಷ್ಣ ಮಾಡ್ತಿರೋದು ಅದು ಮಾಡಿದ್ದು ಅದನ್ನೇ ಇವತ್ತು ನಿಮ್ಮ art of living Ravi Shankar Guruji ಮಾಡ್ತಿರೋದು ಅದನ್ನೇ ಮತ್ತು ಇನ್ನೊಬ್ಬರು ಸ್ವಾಮಿ ರಾಮದೇವ್ ಅವರೂ ಅದನ್ನೇ ಕಲಿಸ್ತಾ ಇದ್ದಾರೆ ನೀವೆಲ್ಲರೂ ಅದನ್ನು ಮಾಡಬಹುದು ಮುನ್ನೂರೈವತ್ತು ಸಾವಿರ ರೂಪಾಯಿ ಟಿಕೆಟ್ ತಗೊಳ್ಳದೆ ಮಾಡಬಹುದು try to have breath control breath control ಹೇಗೆ ಮಾಡ್ತೀರಿ ಒಬ್ಬೊಬ್ರು ಒಂದೋ ರೀತಿ ಮಾಡಬೇಕು ಒಬ್ಬೊಬ್ರು ಶರೀರ ಸೈಜ್ ಒಂದೊಂದು ರೀತಿ ಎಲ್ಲರ ತಲೆ ಒಂದೇ ಸೈಜ್ ಟೋಪಿ ಹಾಕೋಕ್ಕಾಗೋದಿಲ್ಲ ಆ ಟೋಪಿ ಹಾಕಿದ್ರೆ ಗಾಂಧಿ ಟೋಪಿ ಆಗ್ತದೆ ಅದು ನಿಮ್ಮ ನಿಮ್ಮ ಶಕ್ತಿ ನಿಮ್ಮ ನಿಮ್ಮ ಆಹಾರ ವಿಹಾರ ನೋಡಿಕೊಂಡು ನೀವೇ try to hold your breath under control ಆದಷ್ಟು ಕಡಿಮೆ ಊಟ ಮಾಡಿ ಆದಷ್ಟು ಹೆಚ್ಚು ಚಿಂತನೆಯನ್ನು ಮಾಡಿ ಆಗ ನಿಮ್ಮ ಶರೀರದ ವಾಯು ಪ್ರಾಣವಾಯು ನಿಮ್ಮ ಹತೋಟಿಗೆ ಬರ್ತದೆ ಅದು ಹತೋಟಿಗೆ ಬಂದ್ರೇನೆ ಸಹಸ್ರಾರ ತನಕ ಮೂಲಾಧಾರದಿಂದ ಈ ಶಕ್ತಿ ಮೇಲಕ್ಕೆ ಕೆಳಕ್ಕೆ ಬೇಕಾದ ಕಡೆ ಸಂಚಾರ ಮಾಡ್ತದೆ ಚಿಂತನೆ ಮಾಡಿದ್ದು ಕಿವಿಯಲ್ಲಿ ನಿಲ್ತದೆ ಮನಸ್ಸಲ್ಲಿ ನಿಲ್ತದೆ ಶಕ್ತಿ ಬರುವುದಕ್ಕೂ ಪ್ರಾಣಾಯಾಮವೇ ಕಾರಣ ಇದನ್ನು ಪದೇ ಪದೇ ಹೇಳಿದೆ ಮಾಡೋದು ಹೇಗೆ ಅಂತ ಕೇಳ್ತಾರೆ ಅವರು ನಾ ಮಾಡೋ ರೀತಿ ಬೇರೆ ನೀವು ಮಾಡೋ ರೀತಿ ಬೇರೆ ನಮ್ಮಡಿಗೇನೆ ನೀವು ಮಾಡಬೇಕಂತೇನಿಲ್ಲ ಧರ್ಮರಾಜ ಪ್ರಾಣೋ ಸಾಮ ಯಜುರ್ವೇದದ ಹೃದಯ ಯಾವುದರದೆ ಮನೋವೈಯಜ್ಞಿಯಂ ಯಜು ಯಜುರ್ವೇದದ ಹೃದಯ ಇರುವುದು ಮನಸ್ಸಿನಲ್ಲಿ ಅಂದ್ರೆ ಸಾಮವೇದಕ್ಕಿಂತ ಮುಂದೆ ಹೋಯಿತು ಬ್ರೆತ್ ಕಂಟ್ರೋಲ್ ಮಾಡಬಹುದು ಮೈಂಡ್ ಕಂಟ್ರೋಲ್ ಮಾಡೋದು ಕಷ್ಟ ಅದಿದ್ರೆ ಇದು ಆದ್ರೂ ಸಾಂವೇದಕ್ಕೂ ಯಜುರ್ವೇದಕ್ಕೂ ಸಂಬಂಧ ಉಂಟು ಕಾಚಯೇಷಾಂ ವೃಣತೆ ಯಜ್ಞಂ ಈ ಯಜ್ಞವನ್ನು ಬಯಸುವುದು ಯಾವುದು ಅಂತ ಕೇಳಿದ್ರೆ ಋಗೇಕ ವೃಣುತೆ ಯಜ್ಞಂ ಋಗ್ವೇದ ಇದ್ರೆ ಯಜ್ಞ ಋಗ್ವೇದ ಯಜ್ಞ ಎಲ್ಲ ಯಾತಕ್ಕೆ ಅಂದ್ರೆ ಯಾವ ದೇವತೆಯನ್ನು ನೀವು ಕರೆದರೂ ಮಂತ್ರ ಹೇಳದೇ ಇದ್ರೆ ಅಮಂತ್ರಾತ್ಮಕವಾದರೂ ದೇವತೆ ಬರೋದಿಲ್ಲ ಅಗ್ನಿ ಎದುರು ಬರಬೇಕು ಸೂರ್ಯ ಎದುರು ಬರಬೇಕು ವಾಯು ಎದುರು ಬರಬೇಕು ವರುಣ ಎದುರು ಬರಬೇಕು ಪಿತೃಗಳು ಬರಬೇಕು ಯಾವರನ್ನ ಕರೆದರೂ ಗೀರ್ವಾಣವಾಣಿಯಾದ ವೈದಿಕ ಮಂತ್ರವನ್ನು ಹೇಳಿದ ಹೊರತು ದೇವತೆಗಳು ಎದುರಿಗೆ ಬರೋದಿಲ್ಲ ಆ ಮಂತ್ರವನ್ನು ಸ್ವರವರ್ಣ ವಿಧಿ ವಿಪರ್ಯಾಸ ವ್ಯತ್ಯಾಸ ಮಾಡಿದರೆ ದೇವತೆಗಳು ಬರೋದಿಲ್ಲ ವರುಣನ್ನು ಕರೆಯಬೇಕಾದ್ರೆ ಇಂದ್ರ ಮಂತ್ರ ಹೇಳುವುದು ಇಂದ್ರನ ಕರೆಯುವಾಗ ಯಮ ಮಂತ್ರವನ್ನು ಹೇಳುವುದು ಯಮನನ್ನು ಕರೆಯುವಾಗ ಏನೋ ಒಂದು ಮಂತ್ರವನ್ನು ಹೇಳುವುದು ಯಾಕೆ ನಿಮಗೂ ಗೊತ್ತಿಲ್ಲ ಪುರೋಹಿತರು ಅವರಿಗೂ ಗೊತ್ತಿಲ್ಲ ಹೇಳಿದ್ದೇ ಹೇಳಿದ್ದು ಹೀಗೆ ಮಾಡಿದರೆ ಯಜ್ಞ ಹಾಳಾಗಿ ಆದ್ದರಿಂದ ಋಗೇಕ ವೃಣುತೆ ಯಜ್ಞಂ ತಾಂ ಯಜ್ಞೋ ನಾತಿ ವರ್ತತೆ ಮೂರು ವೇದಗಳನ್ನು ತಿಳ್ಕೊಂಡು ಯಾರು ಯಜ್ಞವನ್ನು ಮಾಡ್ತಾರೆಯೋ ಅವರನ್ನು ಆ ವೇದ ಬಿಟ್ಟು ಹೋಗೋದಿಲ್ಲ ಯಜ್ಞ ಶಕ್ತಿಯೂ ಬಿಟ್ಟು ಹೋಗೋದಿಲ್ಲ ಯಜ್ಞ ಮಾಡೋ ದೊಡ್ಡದಲ್ಲ ಯಜ್ಞದ ಫಲವನ್ನು ದಕ್ಕಿಸಿಕೊಳ್ಳಬೇಕು ಪ್ರವಚನ ಕೇಳೋ ದೊಡ್ಡದಲ್ಲ ಪ್ರವಚನದ ಅರ್ಥವನ್ನು ತಲೆಯಲ್ಲಿ ಉಳಿಸಿಕೊಳ್ಳಬೇಕು ಉಳಿಸಿಕೊಳ್ಳುವಾಗ ಗೋಪಾಲಕೃಷ್ಣನ ಪಾದವನ್ನು ಹಿಡಿಯಬೇಕು ಸ್ವಾಮಿ ಅರ್ಥ ನನಗೆ ದಕ್ಕಬೇಕು ಏನೋ ಹೇಳಿದ್ರು ಚೆನ್ನಾಗಿದೆ ಹೊಸ ತನಕ ಮಾತ್ರ ಹೊರಗೆ ಹೋದ್ರೆಲ್ಲ ಹೋಯ್ತಲ್ಲ ಹಾಗೆ ಹೇಳಬಾರದು ಅದಕ್ಕೆ ಮನಸ್ಸು ಪ್ರಾಣ ಅದು ಅದಕ್ಕೆ ಬೇಗ ಬರಬೇಕು ಓಡ್ಕೊಂಡು ಓಡ್ಕೊಂಡು ಬಂದು ಕೂತ್ಕೊಳ್ಳಿ ನೋಡಿ ಒಂದು ಲೆಕ್ಚರ್ಗೆ ಏನಾರು ತಲೆ ಹತ್ತುತ್ತೆ ನೋಡಿ ಹೋಯ್ತಲ್ಲ ಲೆಕ್ಚರ್ ಹತ್ತು ನಿಮಿಷ ಹೋಯ್ತಲ್ಲ ಹತ್ತು ನಿಮಿಷ ಹೋಯ್ತಲ್ಲ ಆ ಟ್ರಾಫಿಕ್ ಜಾಮ್ನಲ್ಲಿ ಬಂದು ಕೂತ್ಕೊಳ್ಳಿ ಅವತ್ತಿಡೀ ಲೆಕ್ಚರ್ ನಿಮ್ಮ ತಲೆಗೆ ಹತ್ತೋದು ಯಾತಕ್ಕೆ ಹತ್ತೋದಿಲ್ಲ breath is not under control when breath is not under control mind will never be under control ಇದು ಒಂದಕ್ಕೊಂದಕ್ಕೂ ಸಂಬಂಧ ಇರೋದು ಇದು ಮೂರು ವೇದಗಳ ಸಾರ ಋಗೆ ಕಾವೃಣುತೆ ಯಜ್ಞಂ ತಾಂ ಯಜ್ಞೋ ನಾತಿ ವರ್ತತೆ ಯಕ್ಷ ಹೇಳಿದ ಭೇಷ್ ಇನ್ನೊಂದು ಪ್ರಶ್ನೆ ಉತ್ತರ ಕೊಡು ಕಿಂ ಶ್ರುತಿ ಆವಪತಾಂ ಶ್ರೇಷ್ಠ ಕಿಂ ಅನ್ನವತಾಂ ವರಂ ಕಿಂ ಶ್ರುತಿ ಪ್ರತಿಷ್ಠಮಾನಾಂ ಕಿಂ ಪ್ರಸವತಾಂ ವರಂ ಈ ಶ್ಲೋಕಕ್ಕೆ ಎರಡರ್ಥವಿದೆ ಅರ್ಥವಿದೆ ಕಿಂ ಸ್ವಿತಿ ಆವಪತಾಂ ಶ್ರೇಷ್ಠಂ ಆ ವಪನ ವಪನ ಅಂದ್ರೆ ತಲೆ ಕ್ಷೌರ ಮಾಡುವುದು ಅರ್ಥ ಮಾಡಿಬಿಟ್ಟಿದ್ದೇವೆ ವೇದದ ಪರಿಭಾಷೆಯಲ್ಲಿ ತಲೆ ಬೋಡಿಸುವುದು ಇದು ಪರಿಭಾಷೆ ಅಲ್ಲ ತಲೆ ಕೂದಲನ್ನು ಬೆಳೆಸುವುದು ಕೂದಲು ತೆಗೆಯೋದು ಹೇಳೋದಿಲ್ಲ ಅವಂಗಳದು ಕೂದಲನ್ನು ಬೆಳೆಸುವುದು ಅದಕ್ಕೇನು ಶಬ್ದ ಆಯುಷ್ ಕರ್ಮ ನೋಡಿ ಶಬ್ದ ಆಗಿದೆ ಆಯುಷನ್ನು ಬೆಳೆಸುವುದು ಸರಿಯಾದ ತಿಥಿ ವಾರ ನಕ್ಷತ್ರ ನೋಡಿ ಇದನ್ನು ತೆಗಿಬೇಕು ಆವಾಗ ಆಯುಷ್ಯ ಬೆಳೆಯುತ್ತೆ ನಿಮ್ಗೆ ಅಡ್ಡ ನೋಡೋಕ್ಕಾಗೋದಿಲ್ಲ ಬೇಗ ತೆಗೀರಿ ಅಂತ ಕೂತಿದ್ದಾರೆ ನಮ್ಮ ಮನೆಯವರು ನಾನೇನು ಮಾಡಲಿ ಅಷ್ಟಮಿ ಬರುತ್ತೆ ಅಮಾವಾಸ್ಯೆ ಬರುತ್ತೆ ತ್ರಯೋದಶಿ ಬರುತ್ತೆ ನಾವು ನೋಡಬೇಕು ಒಂದನ್ನು ನಮ್ಮ ತಾಯಿ ನಮ್ಮ ಅಪ್ಪನನ್ನು ಬೈತಿದ್ರು ಅದೇ ಕೆಲಸ ಅವರು ನಮ್ಮ ಮಾಡ್ತಾ ಇದ್ದಾರೆ ವರ್ಷಕ್ಕೆ ಎರಡು ಕೂಯಿಲು ನಮ್ಮ ತಂದೆಯವರು ಆರಾರು ತಿಂಗಳು ಬಿಟ್ಬಿಡೋರು ಏನಾರೊಂದು ಬರೋದು ಇಲ್ಲ ಯೋಗ ಚೆನ್ನಾಗಿಲ್ಲ ಕರ್ಣ ಚೆನ್ನಾಗಿಲ್ಲ ನಕ್ಷತ್ರ ಚೆನ್ನಾಗಿಲ್ಲ ತಿಥಿ ಚೆನ್ನಾಗಿಲ್ಲ ಎಲ್ಲ ಚೆನ್ನಾಗಿದ್ರೆ ಯಾರೋ ಬರ್ತಾರೆ ಮನೆಯಲ್ಲೇನು ಹಬ್ಬ ಬರ್ತದೆ ಮತ್ತೊಂದು ನರಸಿಂಹ ಜಯಂತಿ ಕೃಷ್ಣ ಜಯಂತಿ ಯಾವತ್ತು ಮಾಡ್ತಕ್ಕದ್ದಲ್ಲ ಇದಕ್ಕೆ ಆಯುಷ್ ಕರ್ಮ ಆಯುಸ್ಸನ್ನು ಬೆಳೆಸುವುದು ಹಾಗೆ ಭೂಮಿಯಲ್ಲಿ ಬಿತ್ತನೆಯನ್ನು ಮಾಡ್ತೀರಿ ಆ ಬಿತ್ತನೆಯನ್ನು ಬೆಳೆಸುವುದು ಯಾರು ಕಿಂಸ್ಕೃತಿ ಆ ಅವಪತಾಂ ಶ್ರೇಷ್ಠಂ ಬೆಳೆಸುವ ಪದಾರ್ಥಗಳಲ್ಲಿ ಶ್ರೇಷ್ಠ ಯಾವುದು ವರ ಅನ್ನಪತಾಂ ವರಂ ಅಲ್ಲ ವಪತಾಂ ವರಂ ವಪನ ಮಾಡ ಬಿತ್ತುವ ವಸ್ತುಗಳಲ್ಲಿ ಶ್ರೇಷ್ಠ ಯಾವುದು ಕಿಂಸ್ಕೃತಿ ಪ್ರತಿಷ್ಠಮಾನ ಪ್ರತಿಷ್ಠೆಯನ್ನು ಹೊಂದಿರುವ ವಸ್ತುಗಳಲ್ಲಿ ಶ್ರೇಷ್ಠ ಯಾವುದು ಪ್ರಸವತಾಂ ಪ್ರಸವತಾಂವರಂ ಹಡಿಯುವುದರಲ್ಲಿ ಶ್ರೇಷ್ಠ ಯಾವುದು ಅಂದ ಹಡಿಯೋದ್ರಲ್ಲಿ ಶ್ರೇಷ್ಠ ಯಾವುದು ಬಿತ್ತನೆ ಮಾಡೋದಕ್ಕೆ ಉಪಯೋಗವಾದ ಯಾವುದು ಬಿತ್ತನೆ ಶ್ರೇಷ್ಠ ಯಾವುದು ಬಿತ್ತನೆ ಮಾಡಿದ ಮೇಲೆ ಪ್ರತಿಷ್ಠೆ ಮಾಡುವುದು ಯಾವುದು ಅದಕ್ಕೆ ಇದಿಷ್ಟ ಹೇಳಿದ ಇದು ಕಾಮನ್ ಸೆನ್ಸು ವರ್ಷಮ್ಮ ಬಬತಾಂ ಶ್ರೇಷ್ಠಂ ಬೆಳೆಸುವ ಪದಾರ್ಥಗಳಲ್ಲಿ ಮಳೆಗಿಂತ ಶ್ರೇಷ್ಠವಾದದ್ದು ಇಲ್ಲ ನೀವು ಕೈ ನೀರು ಹಾಕಿ ನಿಮ್ಮ ಜಾಜಿ ಬಳ್ಳಿ ತುಳಸಿ ಗಿಡ ನಿಮ್ಮ ಮನೆ ಮುಂದಿನ ತೋಟಕ್ಕೆ ಬೋರ್ವೆಲ್ ಹಾಕಿ ಪೈಪ್ ಗೀಪ್ ಹಾಕಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೇಕಾದ ನೀರು ಹುಯ್ದು ನೋಡಿ ಒಂದು ಮಳೆ ಬಿದ್ದ ಮೇಲೆ ನೋಡಿ ಮಳೆ ಬಿದ್ದರೆ ಗಿಡ ಮರಗಳ ಮೇಲೆ ಹೇಳುವಂತೆ ಕಾಯಿಪಲ್ಲೆ ಹೇಳುವಂತೆ ಹೌದಲ್ವೋ ನೀವು ಕೈ ನೀರು ಎಷ್ಟು ಹೊಯ್ದರಾಗುವುದಿಲ್ಲ ಅದು ದೇವತೆಗಳು ಕೊಡುವಂತಹದ್ದು ಮಳೆಯನ್ನು ನಿಮ್ಮ ಕೈಲಿಲ್ಲ ವರ್ಷಂ ಆವಪತಾಂ ಶ್ರೇಷ್ಠಂ ಬೆಳೆಯೋ ಪದಾರ್ಥಗಳು ಶ್ರೇಷ್ಠ ಯಾವುದು ಬೀಜಂ ನಿವಪತಾಂ ವರಂ ಮನುಷ್ಯ ಊಟ ಮಾಡುವ ಅನ್ನ ಗೋಧಿ ಯಾವುದೇ ಪದಾರ್ಥ ಆ ಬೀಜಗಳಿಗಿಂತ ಶ್ರೇಷ್ಠವಾದದ್ದಿಲ್ಲ ಅದನ್ನು ಸಂಸ್ಕರಣೆ ಮಾಡ್ತೇವೆ ಅನ್ನೋ ದೃಷ್ಟಿಯಿಂದ ಅದನ್ನೇನೇನೋ ಸಂಸ್ಕರಣೆ ಇವತ್ತು ನೂರಿಪ್ಪತ್ತೆಂಟು ಕೆಮಿಕಲ್ ಪ್ರೋಸೆಸ್ ಮಾಡ್ತಾರೆ ಎಷ್ಟೋ ಜಾತಿಯ ಬೀಜಗಳು ಕುಲುಗೆಟ್ಟು ಹೋಗ್ತವೆ ರೈತರು ಕೊಡ್ತಾರೆ ಅವು ಬೆಳೆಯೋ ಶಕ್ತಿಯೇ ಇರೋದಿಲ್ಲ ದೇವರು ಮಾಡುವ ರೀತಿಯಲ್ಲಿ ಇರೋದಿಲ್ಲ ಅದನ್ನು ಬಿಟಿ ಗೀಟಿ ಕಾಟನ್ ಸೀಡ್ ಮಾಡಿದಾಗೆ ಈ ಬಯೋಟೆಕ್ನಿಕಲ್ ಮಾಡ್ತಾ ಇದ್ದಾರೆ you are meddling with God's principles ಬೆಳೆ ಬೇಡ ಅಂತ ಹೇಳೋದಿಲ್ಲ ದೇವರು ಮಾಡಿದ್ದನ್ನು don't try to improve what God has done you are not greater than God ಈ ಮನುಷ್ಯನಿಗೆ ಒಪ್ಪೋದಿಲ್ಲ ಇದು ಯಾಕೆ ಮಾಡಬಾರ್ದು ಅಂತಾರೆ ಅವರು ಬೀಜಂ ನಿವಪತ ಅಂಬರಂ ಪ್ರತಿಷ್ಠೆ ಒಬ್ಬ ಮನುಷ್ಯ ಅನ್ನವಿಲ್ಲದೆಯೂ ನೀರಿಲ್ಲದೆಯೂ ಮಹಿಮೆಯಿಂದ ಚೆನ್ನಾಗಿ ಬದುಕಬೇಕಾದರೆ ಅವನ ಪ್ರತಿಷ್ಠೆ ಏನು ಕಾರಣ ಗಾವಹ ಪ್ರತಿಷ್ಠಮಾನ ಒಂದು ಮನೆ ಹಿತ್ತಲಲ್ಲಿ ಎರಡು ಗೋವಿದ್ರೆ ದಿವಸ ಒಂದೊಂದು ಸೇರು ಹಾಲು ಕುಡಿತಾ ಬನ್ನಿ ನೀವೇ ಕೈಯಿಂದ ಕರೆದು ಮೊರೆ ಹಾಲನ್ನು ಕುಡಿತಾ ಬನ್ನಿ ಎಷ್ಟು ಆಯುಷ್ಮಂತರಾಗಿ ಬೆಳೀತೀರಿ ನೋಡ್ಕೊಳ್ಳಿ ಅನ್ನವೂ ಬೇಡ ಏನೂ ಬೇಡ ಅದು ಪ್ರತಿಷ್ಠೆ ಉಂಟಾಗ್ತದೆ ತೇಜಸ್ ಉಂಟಾಗ್ತದೆ ಹಡೆದ ಪದಾರ್ಥಗಳಲ್ಲಿ ಶ್ರೇಷ್ಠ ಯಾವುದು ಪುತ್ರ ಪ್ರಸವತಾಂ ವರಂ ಹೆಣ್ಮಕ್ಳನ್ನು ಹಡಿತೀರಿ ಆದರೆ ಬೇರೆಯವರು ಕೊಟ್ಟು ಬಿಡ್ತೀರಿ ಹೆಣ್ಮಕ್ಳ ಕ್ಯಾರೆಕ್ಟರ್ ಯಾರ ಕೈಯಲ್ಲಿರುತ್ತೆ ಅಳಿನ ಕೈಯಲ್ಲಿರುತ್ತೆ ಯು ಹ್ಯಾವ್ ನೋ ಕಂಟ್ರೋಲ್ ಮಗ ಆದ್ರೆ ನಿಮ್ಮ ಕಂಟ್ರೋಲ್ ಇರ್ತಾನೆ ವಂಶವನ್ನು ಬೆಳೆಸ್ತಾನೆ ಪುತ್ರ ಪ್ರಸವತಾಂವರ ಸರಿ ಹೋಯಿತು ಯಕ್ಷ ಕೇಳಿದ ಇಂದ್ರಿಯಾರ್ಥಾನನುಭವನ್ ಬುದ್ಧಿಮಾನ್ ಲೋಕಪೂಜಿತ ಸಮ್ಮತಃ ಸರ್ವಭೂತಾನಾಂ ವತ್ಸ ಕೋನ ನ ಜೀವತಿ ಇದಿಷ್ಟು ಒಂದೇ ಪ್ರಶ್ನೆ ಇಂದ್ರಿಯಾರ್ಥಾನ್ ಅನುಭವನ್ ಕೆಲವು ಜನ ಇದ್ದಾರೆ ಕಣ್ಣಿಂದ ನೋಡಿದ್ದೇ ಸಂತೋಷ ಕಿವಿಯಿಂದ ಕೇಳಿದ್ದೇ ಸಂತೋಷ ಕೈಯಿಂದ ಮುಟ್ಟಿದ್ದೇ ಸಂತೋಷ ಕೂತಿದ್ದೇ ಸಂತೋಷ ಐಂದ್ರಿಯಕ ಅನುಭವಗಳಿಂದ ಬಂದದ್ದೇ ಸರ್ವಸ್ವ ಅಂತ ತಿಳ್ಕೊಂಡಿದ್ದಾರೆ ಬುದ್ಧಿಮಾನ್ ಅದರ ಬುದ್ಧಿವಂತ ಇದ್ದಾನೆ ಲೋಕದಲ್ಲಿ ಪೂಜೆಯನ್ನು ಹೊಂದಿದ್ದಾನೆ the does not believe in God He believes only in sensual or sensuous pleasures. Nothing more than sensual or sensuous. ಇದ್ದಾನೆ ಆದರೆ ಸಮ್ಮತಃ ಸರ್ವಭೂತಾನ ಎಲ್ಲರನ್ನು ಕೇಳಿ ಅವನು ತುಂಬ ಒಳ್ಳೆಯವನು ಅವನ ದೇವರ ನಂಬಿಕೆ ಒಂದಿಲ್ಲ ಅದು ಬಿಟ್ಬಿಡಿ ಆದರೆ ಸೋಷಿಯಲಿಸ್ಟ್ ಇದ್ದಾನೆ ದಾನ ಕೊಡ್ತಾನೆ ಮತ್ತೊಂದು ಮಾಡ್ತಾನೆ ಇಂದ್ರಿಯಗಳಿಗೆ ಮೇಲ್ಪಟ್ಟ ಅನುಭವ ಇಲ್ಲ ಅಂತ ಹೇಳ್ತಾನೆ ಆದರೆ ಉಚ್ಛಸನ್ನಿ ಕೋನ ಜೀವತಿ ಅವನು ಉಸಿರಾಡಿದರೂ ಸತ್ತಂತೆ ಇರ್ತಾನಲ್ಲ ಇಂಥ ವರ್ಗದಲ್ಲಿರೋರು ಯಾರು ಉಸಿರಾಡ್ತಾನೆ ಇರ್ತಾನೆ ಆದರೆ ಸತ್ತಿರ್ತಾನೆ ನಾವು ದಿವಸ ನೋಡ್ತೇವಲ್ಲ ಸ್ವಾಮಿ ಲಂಡನ್ ಬ್ರಿಡ್ಜ್ ಅಂತ ಒಂದಿದೆ ಲಂಡನ್ನಲ್ಲಿ ನಾನು ನೋಡಿಲ್ಲ ಒಬ್ಬ ಕವಿ ಹೇಳ್ತಾನೆ ಲಂಡನ್ ಕೆಳಗಡೆ ಆ ಬ್ರಿಡ್ಜ್ ಕೆಳಗಡೆ ಥೇಮ್ಸ್ ನದಿ ಹರಿತಾ ಇದೆ ಬೆಳಗ್ಗೆ ಸಾಯಂಕಾಲ ಆ ಬ್ರಿಡ್ಜ್ ಮೇಲೆ ಈ ಕಡೆಯಿಂದ ಆ ಕಡೆಗೆ ಆಫೀಸ್ಗೆ ಹೋಗೋರು ಆ ಕಡೆಯಿಂದ ವಾಪಸ್ ಬರುವವರು ಅವರು ನೋಡಿ ಹೇಳ್ತಾನೆ I had not thought death had undone so many ಎಷ್ಟು ಜನ ಸತ್ತಿದ್ರು ಅಂತ ನನಗೆ ಗೊತ್ತೇ ಇರಲಿಲ್ಲ ಕೆಳಗಡೆ ನೀರಿನ ಹನಿಗಳು ಹೇಗೋ ಬ್ರಿಡ್ಜ್ ಮೇಲೆ ಮನುಷ್ಯರ ಜೀವನದ ಹನಿಗಳು ಹಾಗೆ ಪ್ರವಾಹ ಯಾಕೆ ಹೋಗ್ತೇವೆ ಎಲ್ಲಿ ಹೋಗ್ತೇವೆ ಗೊತ್ತಿಲ್ಲ ಜೀವನದ ಪುರುಷಾರ್ಥ ಕಲ್ಪನೆ ಇಲ್ಲ ಯಾಕೆಂದ್ರೆ ಅವನಿಗೆ ದೇವರ ಬಗ್ಗೆ ಚಿಂತನೆ ಮಾಡೋಕೆ ಅವಕಾಶವಿಲ್ಲ ಭಾಗವತ ಅಂದ್ರೆ ಹೋಗ್ರಿ ಏನು ಭಾಗವತ ಏನ್ ಶ್ಲೋಕ ಭಾಗವತ ಯಾರಿಗೂ ಬೇಕು ಯಾರಿಗೂ ಬೇಕು ನಿನ್ನ ಕವಿತಾ ಬೇಡದೇವರು ಒಂದು ಕವನ ಯಾರಿಗೆ ಬೇಕು ನೀನು ಕವಿತಾ ಬ್ರೆಡ್ ತಾ ಬಟರ್ ತಾ ಆ ಕವಿತೆ ಯಾರಿಗೆ ಬೇಕು ನೀನು ಕವಿತಾ ಟೈಟಲ್ ಇದು ಯಾರಿಗೆ ಬೇಕು ನೀನು ಕವಿತಾ ಬ್ರೆಡ್ ತಾ ಬಟರ್ ತಾ ಇದನ್ನೇ ಕೇಳೋರು ಇದು ಸ್ಟಾಲಿನ್ ಈಸ್ ರೆಡಿಕ್ಯೂರಿಂಗ್ ಕಮ್ಯುನಿಸಂ ನೀವು ದೇವರನ್ನು ಕೇಳಿದ್ರೆ ನಿಮಗೆ ಬ್ರೆಡ್ ಅಂಡ್ ಬಟರ್ ಕೊಡೋದಿಲ್ಲ ಸ್ಟಾಲಿನ್ ನನ್ನನ್ನು ಕೇಳಿದ್ರೆ ಕೊಡ್ತಾನೆ ಅಂತ ಹೇಳಿದ್ದಕ್ಕೆ ಇದು ಬೇಂದ್ರೆ ಅವ್ರ ಉತ್ತರ ಇದು ಆ ಸಾಲುಗಳನ್ನು ನೋಡಿದ್ರೆ ಕಮ್ಯುನಿಸ್ಟ್ಗೆ ಉತ್ತರ ನಿಮಗನಿಸೋದಿಲ್ಲ ಅದಕ್ಕೆ ಉತ್ತರ ಹೇಳ್ತಾನೆ ಧರ್ಮರಾಜ ದೇವಾತಿಥಿ ಭೃತ್ಯಾನಾಂ ಪಿತೃಣಾಂ ಆತ್ಮನಶ್ಚಯ ನ ನಿರ್ವಪತಿ ಪಂಚಾನಾಂ ಉಚ್ಛ್ವಸನ್ನಿ ನ ಸಜೀವತಿ ದೇವ ಅತಿಥಿ ಭೃತ್ಯಾನಾಂ ಇದು ಲಕ್ಷಣ ಹೇಳಿದರು ಪಂಚಮಹಾಯಜ್ಞಗಳನ್ನು ಯಾವನು ಮಾಡೋದಿಲ್ಲವೋ ದೇವಯಜ್ಞ ಪಿತೃಯಜ್ಞ ಮನುಷ್ಯಯಜ್ಞ ಭೂತಯಜ್ಞ ಅಂದರೆ ಯಾರಿಗೂ ಏನು ಕೊಡೋದಿಲ್ಲ ದೇವತೆಗಳಿಗೂ ಕೊಡೋ ಒಬ್ಬನಿಗೆ ಸಂಧ್ಯಾವನ್ನ ಮಾಡು ಅಂತ ಹೇಳಿದ್ರು ಪುರೋಹಿತರು ಅವ್ರ ತಂದೆ ಹೇಳಿದ ಎಷ್ಟೊತ್ತಿಗೆ ಮಾಡಬೇಕು ಅಂದ ಅವನು ಎಷ್ಟೊತ್ತಿಗೆ ಸಾಯಂ ಸಂಧ್ಯಾ ಆದರೆ ಸೂರ್ಯ ಮುಳುಗೋದಕ್ಕೆ ಮುಂಚೆ ಮಾಡಬೇಕು ಅಯ್ಯೋ ಅದಕ್ಕೆ ರಿಲ್ಯಾಕ್ಸೇಷನ್ ಇಲ್ಲವೇ ಎಂಟು ಗಂಟೆ ಒಳಗೆ ಮಾಡಿ ಮುಗಿಸ್ಬೇಕಪ್ಪ ಎಂಟು ಗಂಟೆ ಒಳಗೆ ಮಾಡಿದ್ರೆ ದೇವತೆಗಳಿಗೆ ಹೋಗುತ್ತೆ ಎಂಟು ಗಂಟೆ ಆದ್ಮೇಲೆ ಮಾಡಿದರೆ ಹಸುರರಿಗೆ ಹೋಗ್ತದೆ ಈ ಹುಡುಗ ಹೇಳಿದ ಇಬ್ಬರು ಬಾಯಿಗೂ ಮಣ್ಣು ಹಾಕ್ತೇನೆ ನಾನು ಯಾತಕ್ಕೆ ಅಂದರೆ ಸಂಧ್ಯಾವಂದನವನ್ನೇ ಮಾಡುವುದಿಲ್ಲ ಇಂಥ ಏನು ಹೇಳ್ತೀರಿ ದೇವಾತಿಥಿ ಭೃತ್ಯಾನಾಂ ಪಿತೃಣಾಂ ಪಿತೃಗಳಿಗೆ ನಂಬಿದವರಿಗೆ ಆತ್ಮನಶ್ಚ ತಾನು ತನಗೂ ಕೂಡ ಉಪಯೋಗ ಮಾಡಿಕೊಳ್ಳದೆ ನನಿರ್ವಪತಿ ಕರ್ತವ್ಯಗಳಿದೆ ಮನುಷ್ಯನಿಗೆ ಇದು ಬಹಳ ದೊಡ್ಡ ವಿಷಯ ಒಂದೊಂದು ಪುಸ್ತಕ ಬರೀಬಹುದು you have a duty to yourself you have a duty to people around you you have a duty to supernatural forces are holding you You have a duty to minuscule things around around upholding you in life. Lewis Mumford ಅಂತ ಒಬ್ಬ ಅಮೆರಿಕನ್ ಸರ್ಕಾರಕ್ಕೆ ಹಿಂದೆ ಐವತ್ತು ವರ್ಷಗಳ ಹಿಂದೆ ಎಜುಕೇಷನ್ ಅಡ್ವೈಸರ್ ಆಗಿದ್ದವನು ಎ ಕಂಪಾಸ್ ಫಾರ್ ಲೈಫ್ ಅಂತ ಒಂದು ಪುಸ್ತಕ ಬರೆದ ನೀವು ಓದಬೇಕು ಆ ಪುಸ್ತಕವನ್ನು ಜೆರಾಕ್ ಕಾಪಿ ಇದೆ ನನ್ನಲ್ಲಿ ಅವನು ಬರೆದಿದ್ದ ಎಲ್ಲ ಪುಸ್ತಕ ತರಿಸಿದ್ದೇನೆ ಅವನು ಹೇಳ್ತಾ some of our love should go to the river some of our love should go to the forest some of our love should go to the dumb creatures around ಇಲ್ಲದೆ ಬದುಕೋದಕ್ಕಾಗೋದಿಲ್ಲ ಇದು ಜೌಶಾಂತಿ ದಿಶಾಂತಿ ಅವಾಂತರ ದಿಶಾಶಾಂತಿ ಅದ್ವಿಶಾಂತಿ ಆಪಶಾಂತಿ ಇದಿಷ್ಟೊಂದು ಶಾಂತಿ ಶಾಂತಿ ಶಾಂತಿ ಹುಚ್ಚು ಅಂತ ಹೇಳ್ತಾರಲ್ಲ ಅಂದ್ರೆ ಅದೆಲ್ಲ ಚೆನ್ನಾಗಿದ್ರೆ ನೀ ಚೆನ್ನು ಅನ್ನೋ ಪ್ರಜ್ಞೆ ಭಾರತೀಯರಿಗೆ ನೀವು ಏಕಾಲಜಿ ಕಾಳಜಿ ಅದನ್ನು ಪಂಚಮಹಾಯಜ್ಞ ಅಂತ ಹೇಳಿದ್ರು ನನಿರ್ವಪತಿ ಪಂಚಾನ ಈ ಪಂಚಮಹಾಯಜ್ಞಗಳನ್ನು ಮಾಡದೆ ಯಾವನೇ ತಾನೇ ತಿಂತಾನೆಯೋ ಉಚ್ಛ್ವಸನ್ನ ಸಜೀವತಿ ಉಸಿರಾಡಿದ್ರು ಸತ್ತಂತೆ ಕನ್ನಡಿ ಹಿಡಿದು ಬಿಟ್ರು ಇದನ್ನು ಕುಮಾರವ್ಯಾಸ ಬೇರೆ ರೀತಿ ಬರೆದಿದ್ದಾನೆ ಹಳ್ಳಿ ಜನರಿಗೆ ಅರ್ಥ ಆಗುವ ಹಾಗೆ ವೈದಿಕ ತತ್ವ ಅಲ್ಲ ಯಕ್ಷ ಕೇಳಿದ ಕಿಂಸ್ವಿತ್ ಗುರುತರಂ ಭೂಮೇ ಭೂಮಿಗಿಂತ ಹೆಚ್ಚು ಭಾರವಾದದ್ದು ಗೌರವಾರ್ಹವಾದದ್ದು ಈ ಗೌರವ ಅನ್ನೋ ಶಬ್ದ ಬಂದದ್ದು ಗುರು ಅನ್ನುವುದರಿಂದ ಗ್ರಹಗಳಲ್ಲಿ ಗುರು ಅಂತ ಒಂದಿದೆ ಯಾತಕ್ಕೆ ಅಂದ್ರೆ ಅದಕ್ಕಿಂತ ದೊಡ್ಡ ಗ್ರಹ ಇಲ್ಲ ಸೌರಮಂಡಲದಲ್ಲಿ ಗುರುವಿಗಿಂತ ದೊಡ್ಡ ಗ್ರಹವಿಲ್ಲ ಇಂ ಗುರುತರಂ ಭೂಮೇ ಭೂಮಿಗಿಂತ ಹೆಚ್ಚು ಪೂಜ್ಯವಾದ ವಸ್ತು ಯಾವುದು ಕಿಂ ಉಚ್ಚತರಂಚ ಬುಚ್ಚತರಂಚ ಖಾತ್ ಆಕಾಶಕ್ಕಿಂತ ಎತ್ತರವಾದದ್ದು ಯಾವುದು ಕಿಂ ಸ್ವಿತೆ ಶೀಘ್ರತರಂ ವಾಯೋ ಗಾಳಿಗಿಂತ ಹೆಚ್ಚು ಬೇಗವ ಹೆಚ್ಚು ಶೀಘ್ರವಾಗಿ ಪ್ರವಾಹ ಮಾಡುವುದು ಯಾವುದು ಕಿಂ ಬಹುತರಂ ತೃಣಾತ್ ಹುಲ್ಲಿಗಿಂತ ಹೆಚ್ಚು ಚೆನ್ನಾಗಿ ಎಲ್ಲ ಕಡೆ ಹಬ್ಬುವ ಪದಾರ್ಥ ಯಾವುದು there is no place where grass does not grow ಅಮೆರಿಕಾದಲ್ಲಿ ಬೆಳೆಯುತ್ತೆ ಭಾರತದಲ್ಲಿ ಬೆಳೆಯುತ್ತೆ ಉತ್ತರದಲ್ಲಿ ಬೆಳೆಯುತ್ತೆ ದಕ್ಷಿಣದಲ್ಲಿ ಬೆಳೆಯುತ್ತೆ ಹುಲ್ಲು ಅಂದ್ರೆ ಎಲ್ಲರೂ ಅಪಮಾನಕರವಾಗಿ ಹುಲ್ಲು ಕಡ್ಡಿಗಿಂತ ಕಡೆ ಅಂತ ಹೇಳ್ತೇವೆ ಅದಕ್ಕಿಂತ ಹೆಚ್ಚು ವ್ಯಾಪಕವಾಗಿ ಬೆಳೆಯೋದು ಯಾವುದು ನಾಲ್ಕು ಪ್ರಶ್ನೆ ಯುಧಿಷ್ಠ ಹೇಳ್ದ ಕುಂತಿಯನ್ನು ನೆನೆಸ್ಕೊಂಡ ಮಾತಾ ಗುರುತರಂ ಭೂಮೇ ದಿಸ್ ಇಸ್ ವ್ಯಾಲ್ಯೂ ನೋಡಿ ತಾಯಿಗಿಂತ ಶ್ರೇಷ್ಠವಾದ ವಸ್ತು ಇನ್ನೊಂದಿಲ್ಲ ಆ ತಾಯಿಯನ್ನ ದೇವತೆ ದೇವರು ಅಂತ ಪೂಜೆ ಮಾಡಬೇಕು ವೇದ ಪುರುಷ ಹೇಳಿದ ಮಾತೃದೇವೋಭವ ಮೊದಲನೇ ವಾಕ್ಯ ಮಾತೃದೇವೋಭವ ಅಮ್ಮ ಅಮ್ಮ ಅಂತೇವೆ ನಾವು ನೀವು ಮಾತ್ರವಲ್ಲ ಗೋವಿನಂತಹ ಪ್ರಾಣಿ ಕರುವನ್ನ ಕರಿಬೇಕಾದ್ರೂ ಅಮ್ಮ ಅನ್ನತ್ತೆ ನೋಡಿ ಅದು ಗೋವಿನ ಬಾಯಲ್ಲಿ ಬರುತ್ತೆ ಮಾತು ಕರು ತನ್ನ ತಾಯಿಯನ್ನು ಕರಿಬೇಕಾದ್ರೆ ಅಮ್ಮ ಅಂತ ಹೇಳುತ್ತೆ ಅದನ್ನಿದ ತಾಯಿ ಅನ್ನತ್ತೆ ಇದನ್ನ ಅದ ತಾಯಿ ಅಂತ ಹೇಳುತ್ತೆ ಅಮ್ಮ ಅನ್ನೋದಕ್ಕಿಂತ ನೋಡಿ ಇಂಗ್ಲಿಷಲ್ಲಿ ಮಾ ಅಂತಾರೆ ಮದರ್ ಅಂತ ಹೇಳ್ತಾರೆ ಶಬ್ದದ ರೂಪಾಂತರ ಕಳ್ಳರು ಸಂಸ್ಕೃತಿಯಿಂದ ಕದ್ದವರು ಬ್ರದರ್ ಭ್ರಾತೃ ಸ್ವಸ ಸಿಸ್ಟರ್ ಫಾದರ್ ಪಿತೃ ಈ ಶಬ್ದಗಳೆಲ್ಲ ಕದ್ದರು ನಮ್ಮಿಂದ basic concepts about who is what ಇದನ್ನ ನಾವು ನಮ್ಮ ದೇಶದಿಂದ ಕದ್ದು ಹೋದವ್ರು ನಮಗೆ ಹ್ಯೂಮನ್ ವ್ಯಾಲ್ಯೂಸ್ ಹ್ಯೂಮನ್ ರೈಟ್ಸ್ ಹೇಳ್ತಾ ಇದ್ದಾರೆ ಇವತ್ತು ಯಾಕೆಂದ್ರೆ ನಾವು ಅಷ್ಟು ಭ್ರಷ್ಟ ಸ್ಥಿತಿ ಕೊಟ್ಟಿದ್ದೇವೆ ತಾಯಿಂದ್ರ ಗೌರವ ಮಾಡೋದಿಲ್ಲ ತಂದೆಂದ್ರ ಗೌರವ ಮಾಡೋದಿಲ್ಲ ಮಾತಾ ಗುರುತರ ಭೂಮಿ ಆಕಾಶಕ್ಕಿಂತ ಯಾವುದು ಖಾತ್ ಪಿತಾ ತಥ ತಂದೆ ಎಂಬುವನು ಆಕಾಶಕ್ಕಿಂತ ಎತ್ತರವಾದ ವ್ಯಕ್ತಿ ಹೋದ ಕಡೆ ನೀವು ಬೇಕಾದ ಪದಾರ್ಥ ಬೆಳ್ಳಿ ಬಂಗಾರ ಕೊಂಡ್ಕೋಬಹುದು ಭೂಮಿ ಕೊಂಡ್ಕೋಬಹುದು ಐವತ್ತು ಅರವತ್ತು ಲಕ್ಷ ರೂಪಾಯಿ ಬೆಲೆ ಬಾಳುವ ಫ್ಲ್ಯಾಟ್ಗಳನ್ನು ಕೊಂಡುಕೊಳ್ಳಬಹುದು ಎಲ್ಲ ತಂದೆ ಸತ್ರ ಬೇರೆ ತಂದೆಯನ್ನು ಕೊಂಡ್ಕೊಳ್ತೀರಾ ತಾಯಿ ಸತ್ತು ಹೋದ್ರೆ ಬೇರೆ ತಾಯಿ ಕೊಂಡ್ಕೊಳ್ತೀರಾ ಸತ್ರು ಬೇಕು ತಾಯಿ ಫೋಟೋ ಇಟ್ಕೊಳ್ತೀರಿ ಸತ್ರು ಬೇಕು ತಂದೆ ತಂದೆ ತಂದೆ ಹೆಸರನ್ನು ಮಕ್ಕಳಿಗಿಡ್ತಾರೆ ತಂದೆ ಹೆಸರನ್ನೇ ಮಕ್ಕಳಿಗಿಡು ತಮಿಳಲ್ಲಿ ಪೇರನ್ ಅಂತ ಹೇಳ್ತಾರೆ ಮಗನಿಗೆ ಮೊಮ್ಮಗನಿಗೆ ಪೇರನ್ ಪೇರನ್ ಅಂದ್ರೆ ಯಾವ ಪೇರ್ ಅಂದ್ರೆ ಹೆಸರು ತಂದೆ ಹೆಸರನ್ನ ಇಟ್ಕೊಂಡು ಹುಟ್ಟಿದವನು ನಮ್ಮ ತಂದೆ ಹೆಸರು ಶ್ರೀನಿವಾಸ ದೇಶಕಾಚಾರ್ಯರು ಯಾಕೆ ಅವ್ರ ತಾತನ ಹೆಸರು ಅದು ನಮ್ಮ ತಾತನ ಹೆಸರು ನರಸಿಂಹಾಚಾರ್ಯರು ಯಾಕೆ ಅವ್ರ ತಾತನ ಹೆಸರು ಅದು ದೊಡ್ಡ ಮಗನನ್ನು ಹೆಸರಿಟ್ಟು ಕರೆಯಬಾರದು ಅಂತ ಯಾತಕ್ಕೆ ಹೇಳ್ತಾರೆ ಅಂದ್ರೆ ಅದು ಹಿರಿಯರ ಹೆಸರಿಟ್ಟಿದ್ದೇವೆ ಏಕವಚನದ ಕರೀತೇವೆ ಅಪಮಾನವಾಗ್ತದೆ ಆದ್ದರಿಂದ ಹೆಸರನ್ನು ಉಳಿಸುವುದು ಮೊಮ್ಮಕ್ಕಳು ದೌಹಿತ್ರನಿಗೂ ಹೇಳ್ಬೋದು ಪೌತ್ರನಿಗೂ ಹೇಳ್ಬೋದು ಆದ್ದರಿಂದ ಈ ಹೆಸರನ್ನು ಉಳಿಸಬೇಕು ಕುಲಕ್ಕೆ ಹೆಸರನ್ನು ಅವರ ಮಕ್ಕಳು ಆ ಹೆಸರನ್ನು ಸಂಪಾದಿಸಿಕೊಳ್ಳುವವರು ಹಿರಿಯರು ತಾಯಿ ತಂದೆಯರು ಇನ್ನೂ ಒಂದು ಹೇಳ್ತೇನೆ ಯಾರು ಇವತ್ತು ಜೀವನದಲ್ಲಿ ಒಳ್ಳೆಯ ಸ್ಥಿತಿಯಲ್ಲಿದ್ದೀರಿ ನೀವೆಲ್ಲರೂ ನಿಮ್ಮ ಪೂರ್ವಿಕರ ಪುಣ್ಯದಿಂದ ಬದುಕಿದ್ದೀರಿ ಆ ಸ್ಥಿತಿಗೆ ಬರೋದಕ್ಕೆ ಅವರ ಕಾರಣ ಇವತ್ತು ನನ್ನ ಬಾಯಲ್ಲಿ ಎರಡು ಮಾತು ಬರ್ತಾ ಇದ್ರೆ ನಮ್ಮ ಪೂರ್ವಜರ ಪುಣ್ಯ ಕಾರಣ ನನ್ನ ಪುಣ್ಯ ಏನಾದ್ರೆ ನನ್ನ ಮಕ್ಕಳಿಗೆ ಹೋಗುತ್ತೆ ಮೊಮ್ಮಕ್ಕಳಿಗೆ ಹೋಗುತ್ತೆ ನಾ ಸಂಪಾದನೆ ಮಾಡಿ ನನಗೆ ಬರೋದಿಲ್ಲ ಅವರು ಮಾಡಿಟ್ಟದನ್ನ ಬರೋ ಹಾಗೆ ಅವ್ರು ಕೆಟ್ಟದ್ದು ಮಾಡಿದ್ರು ಅಷ್ಟೇ ಒಳ್ಳೇದು ಮಾಡಿದ್ರು ಅಷ್ಟೇ ಎಂಥವರು ಯಾವ ಜಾತಿಯಲ್ಲಿಯೂ ತಂದೆ ತಾಯಿ ದೇವರಂತ ಕಾಣಬೇಕು ಭೂಮೇರ್ ಗುರುತರಮ್ಮಾತ ಮಾತ ಅದನ್ನು ಹೇಳಿದ ಖಾತ್ ಪಿತಾ ಉಚ್ಚತರಸ್ತಥ ಗಾಳಿಗಿಂತ ಬೇಗ ಪ್ರವಾಹ ಮಾಡುವುದು ಯಾವುದು ಮನಃ ಶೀಘ್ರತರಂ ವಾತಾತ್ ಗಾಳಿಗಿಂತ ಬೇಗ ಹೋಗ್ತದೆ ಲಂಡನ್ಗೆ ಹೋಗಿದ್ರಿ ಯಾವುದೋ ಹೋಟೆಲಲ್ಲಿ ಏನೋ ತಿಂದಿದ್ರಿ ಇಲ್ಲಿ ಕೂತೋರು ಯಾರೋ ಒಬ್ರು ಇದಕ್ಕಿಂತ ಚೆನ್ನಾಗಿದ್ದು ತಿಂದಿದ್ದೀರೇನ್ರಿ ಲಂಡನ್ನಲ್ಲಿ ತಿಂದಿ ಇದು ಹೇಳಿದ ಕೂಡಲೇ ಮನಸ್ಸಲ್ಲಿ ಹೋಗೇ ಬಿಡ್ತು ಅಲ್ಲ ಯಾಕ್ ಸ್ಪೀಡ್ ಮನಸ್ಸಿಗಿರುವ ಸ್ಪೀಡ್ ಯಾವುದಕ್ಕಿದೆ ನೋಡ್ಕೊಳ್ಳಿ ಮನ ಶೀಘ್ರತರಂ ಮಾತಾತೆ ಹುಲ್ಲಿಗಿಂತ ಹೆಚ್ಚು ವ್ಯಾಪಕವಾಗಿ ಬೆಳೆಯೋದು ಯಾವುದು ಚಿಂತ ಬಹುತರಿ ತೃಣಾಮ್ ಚಿಂತೆ ಎಂಬುದು ಈ ಕಾಮನ್ ಸೆನ್ಸ್ ಆಗಿ ಏನು ಯೋಚನೆ ಮಾಡ್ತೀರಿ ನೋಡಿ ಲಕ್ಷ ಪ್ರಶ್ನೆ ಕೇಳಿದ್ರ ಧರ್ಮರಾಜ್ ಏನು ಉತ್ತರ ಕೊಡ್ತಾನೆ ನೋಡಿ ಚಿಂತೆ ಎಂಬುದು ಯಾರಿಗಿಲ್ಲ ಅಮೆರಿಕನ್ ಪ್ರೆಸಿಡೆಂಟ್ ಇಂದ ಹಿಡಿದು ಪಾಕಿಸ್ತಾನ್ ಪ್ರೆಸಿಡೆಂಟ್ ವರೆಗೆ ನಮ್ಮರೆಲ್ಲ ರಾಜಕಾರಣಿಗಳನ್ನು ಜಾತಿ ಕುಲ ಭೇದವಿಲ್ಲದೆ ಮೋಸ್ಟ್ ಸೆಕ್ಯುಲರ್ ಅಂದ್ರೆ ಯಾವುದು ಚಿಂತೆ ಚಿಂತೆ ಚಿಂತೆ ಚಿಂತಾಯಾಶ್ಚ ಚಿತಾಯಾಶ್ಚ ಬಿಂದು ಮಾತ್ರ ವಿಶೇಷತಃ ಚಿಂತೆಗೆ ಚಿತೆಗೆ ಒಂದು ಸೊನ್ನೆ ವ್ಯತ್ಯಾಸ ಚಿತಾದಹತಿ ನಿರ್ಜೀವಂ ಚಿಂತಾದಹತಿ ಜೀವನಂ ಚಿಂತೆ ಎಂಬುದು ಜೀವನವನ್ನೇ ಸುಟ್ಟು ಬಿಡುತ್ತೆ ಒಂದು ಸೊನ್ನೆ it makes all the difference ಆಮೇಲೆ ಕೇಳ್ತಾನೆ ಯಕ್ಷ ಈ ಪ್ರಶ್ನೆ ಆಗಲೇ ಬಂದಿದೆ ಇದರಲ್ಲಿ ಹಿಂದೆ ಶ್ರಾವಕರ ಗೀತೆಯಲ್ಲಿ ಕಿಂಸಿತ್ ಸುಪ್ತಂ ನಿಮಿಷತಿ ಮಲಗಿದ್ದರೂ ಕಣ್ಣು ಮುಚ್ಚದೇ ಇರೋದು ಯಾವುದು ಕಿಂಸ್ವಿತಿ ಜಾತನ್ನ ಚೌಪತಿ ಹುಟ್ಟಿದ್ರೂ ಸಂಚಾರ ಮಾಡದೇ ಇರೋದು ಯಾವುದು ಕಸ್ಯಸಿ ಹೃದಯಂ ನಾಸ್ತಿ ಯಾವುದಕ್ಕೆ ಹೃದಯವಿಲ್ಲ ಕಿಂ ವೇಗೇನ ವರ್ಧತೆ ವೇಗದಿಂದ ಬೆಳೆಯೋ ಯಾವುದು ಮತ್ಸ್ಯ ಸುಪ್ತೋನ ನಿಮಿಷತಿ ಅವತ್ತು ಹೇಳಿದ್ದೇನೆ ಮೀನು ಕಣ್ಣು ಮುಚ್ಚೋದಿಲ್ಲ ಅಂಡಂ ಜಾತನ್ನ ಚೌಪತಿ ಹುಟ್ಟಿದರೂ ಸಂಚಾರ ಮಾಡದೇ ಇರೋದು ಮೊಟ್ಟೆ ಎಂಬ ವಸ್ತು ಹೃದಯ ಇಲ್ಲದೆ ಇರೋದು ಕಲ್ಲಿಗೆ ಅಥವಾ ಕಲ್ಲಿನಂಥವರಿಗೆ ನದಿ ವೇಗೇನ ವರ್ಧತೆ ವೇಗದಿಂದ ಬೆಳೆಯೋದು ನದಿಯಪ್ಪ ಆಮೇಲೆ ಸರಿ ಹೋಯಿತು ಅಂತ ಈ ಶ್ಲೋಕ ಎಷ್ಟು ಕಡೆ ಉಪಯೋಗ ಧರ್ಮಶಾಸ್ತ್ರಗಳಲ್ಲೆಲ್ಲ ಬರುತ್ತೆ ಇದು original in the Mahabharata repeated in many other verses also ಕಿಂಚಿತ್ ಪ್ರವಸತೋ ಮಿತ್ರಂ ಒಬ್ಬ ಪ್ರವಾಸ ಹೊರಟಿದ್ದಾನೆ ಅಲ್ಲಿ ಸ್ನೇಹಿತ ಯಾರೂ ಸಿಕ್ಕೋದಿಲ್ಲ ಆದರೆ ಒಂದು ಪದಾರ್ಥ ಸ್ನೇಹಿತನಂತೆ ನಡ್ಕೊಳ್ಳಬಲ್ಲದು ಅವನಿಗೆ ಸ್ವಿತಿ ಪ್ರವಸತೋ ಮಿತ್ರಂ ಕಿಂ ಸ್ವಿತಿ ಮಿತ್ರಂ ಗೃಹೇ ಸತಃ ಮನೆಯಲ್ಲಿರೋವನಿಗೆ ಸ್ನೇಹಿತ ಯಾರು ಆತುರಶ್ಯತ ಕಿಂ ಮಿತ್ರಂ ರೋಗದಲ್ಲಿರೋವನಿಗೆ ಯಾವುದು ಮಿತ್ರ ಕಿಂಶ್ಯತೆ ಮಿತ್ರಂ ಮರಿಷ್ಯತಃ ಸಾಯೋವನಿಗೆ ಸ್ನೇಹಿತ ಯಾರು ಪರದೇಶದಲ್ಲಿರೋನು ಸ್ನೇಹಿತ ಯಾರು ಮನೆಯಲ್ಲಿರೋನು ಸ್ನೇಹಿತ ಯಾರು ಆತುರದಲ್ಲಿ ರೋಗದಲ್ಲಿರೋನು ಸ್ನೇಹಿತ ಯಾರು ಸಾಯ್ತಾ ಇರೋನು ಸ್ನೇಹಿತ ಯಾರು ಅಂತೂ ಸ್ನೇಹಿತ ಬೇಕಲ್ಲ ಸಾರ್ಥ ಪ್ರವಸತೋ ಮಿತ್ರಂ ಯಾತ್ರೆ ಹೊರಟಿರ್ತೀರಿ ಯಾರೋ ನಿಮಗಿಂತ ಮುಂಚೆ ಹೊರಟಿರ್ತಾರೆ ಒಂದು ಯಾತ್ರೆಗಳ ಗುಂಪು ಆ ಗುಂಪೇ ನಿಮಗೆ ಸ್ನೇಹಿತ ಅಂತ ಸಾರ್ಥ ಅಂತ ಕ್ಯಾರವಾನ್ ದಮಯಂತಿಗೆ ಸಿಕ್ಕ ಹಾಗೆ ನಿಮಗೆ ಬದಲಿಗೆ ಹೊರತಾ ಇದ್ದೀರಿ ಅಕಸ್ಮಾತ್ ನಿಮ್ಮ ಗುಂಪಿನವರೆಲ್ಲೋ ಕೈ ಬಿಟ್ಬಿಟ್ರು ನೀವು ಕೆಳಗಿಡಿದ್ರಿ ನೀರು ಕುಡಿಬೇಕು ನಿಮ್ಮನ್ನು ಬಿಟ್ಟು ಅವ್ರು ಹೊರಟು ಬಿಟ್ರು ಕೆಳಗಿಳಿದು ಬಿಟ್ರಿ ಅಯ್ಯೋ ಬದ್ರಿಗೆ ಹೋಗಬೇಕಲ್ಲ ಇನ್ಯಾರೋ ಅದೇ ಜಾರಿಗೆ ಹೋಗ್ತಾ ಇರ್ತಾರೆ ನಿಮ್ಮನ್ನು ನೋಡ್ತಾರೆ ಯಾಕೆ ನಿಂತಿದ್ದೀರಲ್ಲ ಕರ್ನಾಟಕದವರೆಲ್ಲ ಬನ್ನಿ ಕರ್ಕೊಂಡು ಹೋಗ್ತಾರೆ ದೂರ ಯಾತ್ರೆ ಹೋಗೋವನಿಗೆ ಸಾರ್ಥವೇ ಮಿತ್ರ ಮನೆಯಲ್ಲಿರುವಾಗ ಯಾರು ಮಿತ್ರರು ಭಾರ್ಯ ಮಿತ್ರಂ ಬೃಹೇ ಸತಃ ಹೆಂಡತಿಗಿಂತ ಒಳ್ಳೆ ಮಿತ್ರರುಂಟೆ ಏನ್ ಕನ್ಸಲ್ಟೇಷನ್ ಇದ್ರು ಮನುಷ್ಯ ತಾಯಿಗೆ ಹೇಳದೇ ಇದ್ರು ತಂದೆಗೆ ಹೇಳದೇ ಇದ್ರು ಮಕ್ಕಳಿಗೆ ಹೇಳದೇ ಇದ್ರು ಹೆಂಡತಿಗೆ ಹೇಳಿಯೇ ತೀರಬೇಕು ಕಷ್ಟ ಸುಖಗಳನ್ನ ಅಡ್ವೈಸ್ ಕೊಡುವವಳವಳು ಅಷ್ಟೇ ಅಲ್ಲ ಶೇರ್ ಮಾಡ್ತಾಳೆ ಕಷ್ಟ ಸುಖಗಳಿಗೆ ಒದಗುತ್ತಾಳೆ ಅವಳು ರೋಗದಲ್ಲಿರೋನು ಯಾರು ಸ್ನೇಹಿತ ಆತರಸ್ಯ ಭಿಷಕ್ ಮಿತ್ರಂ ವೈದ್ಯನೇ ಸ್ನೇಹಿತ ಒಳ್ಳೆ ಡಾಕ್ಟರ್ ಫ್ಯಾಮಿಲಿ ಡಾಕ್ಟರ್ ಬದಲಾವಣೆ ಮಾಡಬಾರ್ದು ಪದೇ ಪದೇ ಅವರನ್ನ ಅವರ ಔಷಧಿ ಸರಿ ಹೋಗಲಿಲ್ಲ ಅಂತ ಅವರನ್ನು ಪದೇ ಪದೇ ಬದಲಿ ಮಾಡುವುದು ಜೋಯಿಸರನ್ನು ಬದಲಿ ಮಾಡುವುದು ಅಗಸರನ್ನು ಬದಲಿ ಮಾಡುವುದು ಕ್ಷೌರಿಕರನ್ನು ಬದಲಿ ಮಾಡುವುದು ಒಬ್ಬ ಆ ಕ್ಷೌರ ಹೊಸ ಅಂಗಡಿಗೆ ಹೋದೆ ಅವನು ಕಿವಿಯನ್ನೇ ಕಟ್ ಮಾಡಿಬಿಟ್ಟ ಕೂದಲು ತೆಗೀತೇನೆ ಅಂತ ಎರಡು ಸಲ ಅದನ್ನೇ ಮಾಡಿದ ಬೇರೆ ಕಡೆ ಹೋಗಬೇಕಾಯಿತು ಅಗಸರನ್ನು ಬದಲಿ ಮಾಡಬಹುದಂತೆ ಯಾಕೆಂದ್ರೆ ಹೊಸ ಬಟ್ಟೆ ಕೊಟ್ಟಿದ್ದಾರೆ ದುಸ್ಸಾಹದಲ್ಲಿ ಮಾಡ್ತಾರೆ ಅವನು ಬುದ್ಧಿ ಮಾಡಬೇಕು ಸಾರ್ಥ ಪ್ರವಸತೋ ಮಿತ್ರಂ ಭಾರ್ಯ ಮಿತ್ರಂ ಗೃಹೇ ಸ್ವತಃ ಆತರಸ್ಯ ಭಿಷಂ ಮಿತ್ರಂ ದಾನ ಸಾಯೋವನಿಗೆ ದಾನಂ ಮಿತ್ರಂ ಮರಿಷ್ಯತಃ ಸಾಯ್ತವರವನು ತನ್ನ ಕೈಯಿಂದಲೇ ದಾನ ಮಾಡುವುದು ಶ್ರೇಷ್ಠ ಅಯ್ಯೋ ಪ್ರಾಣ ಹೋಗ್ತಾ ಇದೆ ಇಲ್ವಾ ಅಂತ ಕರೆದು ಗೋದಾನ ಕೊಡುವುದು ಸಾರಿಗ್ರಾಮ ದಾನ ಕೊಡುವುದು ಮನೆಯಲ್ಲಿ ತಾನು ಓದೋಕ್ಕಾಗದೇ ಪುಸ್ತಕ ಇದ್ರೆ ಇನ್ನೊಬ್ಬರು ದಾನ ಕೊಡುವುದು ಏನೇನ್ ದಾನ ಕೊಡಬಹುದು ಆ ಸಾಯುವುದಕ್ಕೆ ಮುಂಚೆ ಸಾಯ್ತಾ ಇರೋ ಹೊತ್ತಿನಲ್ಲಿ ಕೊಡುವುದು ತುಂಬ ಶ್ರೇಷ್ಠವಾದದ್ದು ಪರಲೋಕಕ್ಕೆ ದಾರಿ ತೋರಿಸುತ್ತೆ ಕೋತಿಥಿ ಸರ್ವಭೂತಾನ ಎಲ್ಲ ಪ್ರಾಣಿಗಳಿಗೆ ಒಂದು ಅತಿಥಿ ಇದೆಯಲ್ಲ ಅದು ಯಾವುದದು ಕಂಸ್ವಿತಿ ಧರ್ಮಂ ಸನಾತನಂ ಕಿಂಸ್ವಿತಿ ಧರ್ಮಂ ಸನಾತನಂ ಸನಾತನ ಧರ್ಮ ಅಂದ್ರೆ ಯಾವುದು ಅಮೃತಂ ಕಿಂ ಸಿದ್ರ ಅಜೇಂದ್ರ ಅಮೃತವೆಂದ್ರೆ ಯಾವುದು ಕಿಂ ಶ್ರುತಿ ಸರ್ವಮಿದಂ ಜಗತ್ ಎಲ್ಲ ಜಗತ್ತನ್ನ ವ್ಯಾಪನ ವ್ಯಾಪಕ ಮಾಡಿರುವುದು ಹರಡಿಕೊಂಡಿರುವುದು ಯಾವುದು ಹೇಳಿದ ಅತಿಥಿ ಸರ್ವಭೂತಾನಾಂ ಅಗ್ನಿ ಎಲ್ಲರಿಗೂ ಅತಿಥಿ ಅಂದ್ರೆ ಅಗ್ನಿ ನಿಮ್ಮ ಹೃದಯದಲ್ಲೇ ಇದ್ದಾನೆ ಅಲ್ವೇ ನೋಡಿ ನೀವು ಅನ್ನ ಊಟ ಮಾಡ್ತೀರಿ ಜೀರ್ಣ ಮಾಡೋನು ಯಾರು ಕೃಷ್ಣ ಹೇಳಿದ ನಾನೇ ಗುಲಾಮ ಅನ್ನ ವೇಷ ಹಾಕ್ತೇನೆ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪಚಾಮ್ಯನ್ನಂ ಚತುರ್ವಿಧಂ ಅದು digestive system breath system blood circulation system these are independent autonomous systems ಯೋಚನೆ ಮಾಡಿ ಬ್ರೈನ್ ಅಂತ ಒಂದಿದೆ ಹೃದಯ ಅಂತ ಒಂದಿದೆ ರಕ್ತ ಸಂಚಾರ ಅಂತ ಒಂದಿದೆ ಜೀರ್ಣಾಂಗ ಅಂತ ಒಂದಿದೆ ಜಠರಾಂಗ ಅಂತ ಒಂದಿದೆ ಪಿತ್ತಜನಕಾಂಗ ಅಂತ ಒಂದಿದೆ ಇದು ಗಣರಾಜ್ಯ ಮಾಡಿದಾಗ ಆಟಾನಮಸ್ ಮಾಡಿದ್ದಾನು ಭಗವಂತ ಯಾಕೆಂದ್ರೆ ನೀವು ಪ್ರವಚನ ಕೇಳುವಾಗ ಇದೆಲ್ಲ ಫಂಕ್ಷನ್ ಮಾಡ್ತಾ ಇದೆಯೇ ಇಲ್ವೇ ನೀವು ಸೂಪರ್ವೈಸ್ ಮಾಡೋ ಅವಶ್ಯಕತೆ ಇಲ್ಲ ತಮ್ಮಷ್ಟು ತಾವು ಮಾಡ್ತಲೇ ಇರ್ತವೆ ಕೈ ಹೆಚ್ಚಿದ್ರೆ ಒಟ್ಟಿಗೆ ಕೈ ಹಚ್ಚಿ ಬಿಡ್ತವೆ ಅಬ್ಸಲ್ಯೂಟ್ ಯೂನಿಟಿ ಅದು ಒಂದು ರಕ್ತ ಸಂಚಾರ ನಿಂತು ಹಾರ್ಟ್ ಫೇಲ್ಯೂರ್ ಆಗ್ತದೆ ಡೈಜೆಸ್ಟಿವ್ ಪವರ್ ಎಲ್ಲ ಹೋಗ್ತದೆ ಪರ್ಫೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಜಗಳವಿಲ್ಲ ಕೋಯಲೇಷನ್ ಇಲ್ಲ ಇದು ನಿಜವಾದ ಗಣರಾಜ್ಯ ನಮ್ಮಲ್ಲಿರುವುದು ಉಳಿದದ್ದು ಹೆಗ್ಗಣರಾಜ್ಯ ಅದು ಆದ್ರಿಂದ ನಿಜವಾಗಿ ಮನುಷ್ಯನಿಗೆ ಅತಿಥಿ ಯಾವುದು ಅಂದ್ರೆ ಅಗ್ನಿ ದೇವರು ಶರೀರವನ್ನು ಬೆಚ್ಚಿಗಿಟ್ಟಿದ್ದಾನೆ ಮಹಾರಾಯರ ಆ ಬೆಚ್ಚಿಗಿಡುವ ಮೆಕ್ಯಾನಿಸಮ್ ಯಾತ್ರೆಯಿಂದ ಬಂದಿದೆ ಅಂದ್ರೆ ಬಿಕಾಸ್ ಆಫ್ ಬ್ಲಡ್ ಸರ್ಕ್ಯುಲೇಷನ್ ರಕ್ತ ಸಂಚಾರ ಮಾಡ್ತಾ ಇರೋದ್ರಿಂದ ಬಿಸಿಯಾಗಿದೆ ಯಾವಾಗ ತಣ್ಣಗಾಗತ್ತೆ ಅಂದ್ರೆ ರಕ್ತ ಸಂಚಾರ ನಿಂತು ಕೂಡಲೇ ಅಗ್ನಿ ನಿಂತು ಹೋಗ್ತದೆ ಮನುಷ್ಯನಲ್ಲಿ ಅಗ್ನಿ ಎಂಬುದೇ ದೇವತೆ ಅತಿಥಿ ಕರಿದೇ ಒಂದು ದೇವತೆ ಕೋತಿಥಿ ಅತಿಥಿ ಸರ್ವಭೂತಾನಾಮಗ್ನಿ ಸೋಮು ಗವ ಅಮೃತಂ ಗೋವುಗಳಿಗೆ ಅಮೃತ ಯಾವುದು ಸೋಮ ಎಂಬ ದೇವತೆ ಹಸಿರು ಹುಲ್ಲನ್ನು ತಿಂದು ಹಳದಿ ಬಣ್ಣದ ಒಣಗಿದ ರಾಗಿ ಹುಲ್ಲನ್ನು ತಿಂದು ಎಲ್ಲ ಒಂದು ಹಸು ಬೆಳ್ಳಗಿನ ಹಾಲನ್ನು ಕೊಡ್ತದೆ ಏನು ಜಾದು ಯೋಚನೆ ಮಾಡಿ ಹಾದಿ ಬೀಜೇರಿರುವ ಸಂಧಿಗೊಂದಗಳಲ್ಲಿ ನಾವೆಲ್ಲ ಗೋವಿನ ಕಥೆ ಓದಿದ್ದು ಚಿಕ್ಕ ವಯಸ್ಸಿನಲ್ಲಿ ಎಲ್ಲೆಲ್ಲೋ ಏನೇನೋ ತಿನ್ನುತ್ತೆ ಅದು uniformly all cows all over the world produce only milk ಅದು ರಕ್ತದ ರೂಪಾಂತರ ಅದು ನನಗೆ ಗೊತ್ತಿಲ್ಲ ಆದರೆ ನೀವು ಇಲ್ಲಿವರೆಗೂ ಮನುಷ್ಯ ಮಾಡೋಕ್ಕಾಗದೇ ಇರುವುದು ಕೃತಕವಾಗಿ ಗೋವಿನ ಹಾಲಿನಂತಹ ಅಂಥದೇ ಅದೇ ಹಾಲನ್ನು ಮನುಷ್ಯ ನಿರ್ಮಾಣ ಮಾಡೋಕ್ಕಾಗಲಿಲ್ಲ ಮನುಷ್ಯನ ರಕ್ತದಂತೆ ರಕ್ತವನ್ನು ನಿರ್ಮಾಣ ಮಾಡೋಕ್ಕಾಗಲಿಲ್ಲ ಅದು ಆಗ್ತದೆ ಅಂದ್ರೆ ಆಗೋದಿಲ್ಲ ನೀನು ಅರಿಗಾದೆಯೋ ಎಲೆ ಮಾನವ ಹಾಲಾದೆ ಕರೆದರೆ ಮೊಸರಾದ ಹೆತ್ತರೆ ಮೇಲು ಕರೆಗಡೆದರೆ ಬೆಣ್ಣೆಯಾದೆ ಮೇಲಾದ ತುಪ್ಪವು ನಾನಾದೆ ಕಾಸಿದರೆ ನೀನಾದಿಗಾದೆಯೋ ಎಲೆ ಮಾನವ ಎಂಥ ನೀತಿಗಳನ್ನು ಕೊಟ್ಟಿದ್ದಾರೆ ನೋಡಿ ಸನಾತನ ಸನಾತನತನೋ ಅಮೃತ ಅಮೃತಂ ಕಿಂಶತಿ ರಾಜೇಂದ್ರ ನಿಜವಾದಂತಹ ಅಮೃತ ಯಾವುದು ಅಂದರೆ ಸನಾತನ ಧರ್ಮವೆಂಬುದೇ ಅಮೃತ ಆದಿ ಅಂತ್ಯ ಮಧ್ಯವಿಲ್ಲದ ಧರ್ಮ ಅಂತ ಒಂದಿದೆಯಲ್ಲ ಇದು ಅಮೃತ ಅದನ್ನೇ ದೇವತೆಗಳು ಪಾನ ಮಾಡಿದ್ದು ವಾಯು ಸರ್ವವಿದಂ ಜಗತ್ ಎಲ್ಲ ಕಡೆ ವ್ಯಾಪ್ತವಾದದ್ದು ಅಂದ್ರೆ ವಾಯು ವಾಯು ಇಲ್ಲದೆ ಜಾಗವಿಲ್ಲ ದೇವಲೋಕದಲ್ಲಿ ವಾಯು ಉಂಟು ಮುಂದೆ ಕಿಂಶ್ಯುತಿ ಏಕೋ ವಿಚರತಿ ಜೊತೆಗೊಬ್ಬರನ್ನು ಕರ್ಕೊಳ್ಳದೆ ತಲೆ ಜೋಲಾಡದೆ ವಾಕಿಂಗ್ ಸ್ಟಿಕ್ ಇಲ್ಲದೆ ಸಂಚಾರ ಮಾಡೋನು ಯಾವನು ನಾನಂತೂ ಅಲ್ಲ ಕಿಂಶ್ಯುತಿ ಏಕೋ ವಿಚರತೆ ಚಂದ್ರಮಾ ಜಾಯತ ಏಕೋ ವಿಚರತೆ ಜಾತಕ್ಕೋ ಜಾಯತೆ ಪುನಃ ಹುಟ್ಟಿದವನೇ ದಿವಸ ಹುಟ್ತಾನಲ್ಲ ಅವನ್ಯಾರು ಯಾರು ಹುಟ್ಟಿದವನೇ ತಿರುಗಿ ತಿರುಗಿ ಹುಡ್ತಾನಲ್ಲ ಕಿಂ ಶ್ರುತಿ ಹಿಮಸ್ಯ ಭೈಷಜ್ಯಂ ತುಂಬ ಶೀತವಾಗುತ್ತೆ ಒಬ್ಬನಿಗೆ ಆ ಶೀತ ಹೋಗೋದು ಹಾಗೆ ಔಷಧ ಅದಕ್ಕೆ ಕಿಂ ಶ್ರುತಿ ಮಹತಿ ಬೆಳೆಯನ್ನು ಬೆಳೆಯುವುದಕ್ಕೆ ಬಹಳ ದೊಡ್ಡ ಫೀಲ್ಡ್ ಅಗ್ರಿಕಲ್ಚರಲ್ ಫೀಲ್ಡ್ ಯಾವುದು ಸೂರ್ಯ ಏಕೋ ವಿಚರತೆ ಒಬ್ಬನೇ ಹೋಗೋನು ಸೂರ್ಯ ಸೂರ್ಯನಿಗೆ ಯಾರು ಆಕಾಂಕ್ಷೆ ಕೊಡ್ತಾರಿಯೇ ತಲೆ ಜೋಲಾಡುತ್ತೆ ನೋಡಿ ಅವನಿಗೆ ಇಲ್ಲ ಉತ್ತರಾಯಣ ದಕ್ಷಿಣಾಯಣ ಭೂಮಿ ಮಾಲಾಡುತ್ತೆ ದಿಕ್ಕ ಹಾಗೇ ಇರುತ್ತೆ ರಥಸಪ್ತಮಿ ಹಾಗೇ ಬರುತ್ತೆ ಅದೇ ತಿಥಿಗಳು ವರ್ಷ ವರ್ಷ ಬರ್ತವೆ ಸೂರ್ಯನಿಗೆ ಸಹಾಯ ಬೇಕಿಲ್ಲ ಸೂರ್ಯ ಏಕೋ ವಿಚರತೆ ದಿವಸ ದಿವಸ ಹುಟ್ಟು ಚಂದ್ರಮ ಜಾಯತೆ ಪುನಃ ನವೋ ನವೋ ಭವತಿ ಜಾಯಮಾನೋನ್ನ ಕೇತು ಮೇತಿ ಅಗ್ರೇ ಭಾಗಂ ದೇವೇಭ್ಯೋ ವಿದಧಾತಿ ಪ್ರಚಂದ್ರಮಾ ಆಸ್ಥಿರತಿ ದೀರ್ಘಮಾಯು ಆಯುಕಾರಕ ಚಂದ್ರ ಚಂದ್ರ ಇರೋದ್ರಿಂದ ತಿಥಿ ನಕ್ಷತ್ರ ವಾರ ನಮ್ಗೆ ಗೊತ್ತಾಗತ್ತೆ ಆದ್ರಿಂದ ಅವನು ಹಗಲಿನ ಧ್ವಜ ಇದ್ದಂತೆ ಹಗಲು ಆಗಿ ಹೋಯಿತು ಚಂದ್ರ ಮುಳುಗಿ ಹೋದ ನಾನಿದ್ದೇನೆ ಅಂತ ಬಾವುಟ ಏರಿದ್ದಾಗೆ ಅನ್ನ ತುಹು ಭುಷಸಾ ಮೇತಿ ಅಗ್ರೇ ನೋಡಿ ವೇದ ಓದಬೇಕು ಅದು ಏಕೋ ವಿಚರತೆ ಏಕೋ ಜಾಯತೆ ಹಿಮಸ್ಯ ಭೈಷಜ್ಯಂ ಚಳಿಯಾಯಿತು ಅಗ್ನಿರ್ಹಿಮಸ್ಯ ಭೇಷಜ್ಯಂ ಬೆಂಕಿ ಹಾಕಿ ಕಾಯಿಸ್ಕೊಳ್ಳಿ ಚಳಿ ಹೋಗ್ತದೆ ಎಂದು ಹೇಳ್ಕೊಡ್ಬೇಕು ಇದನ್ನ ಹೀಟಿಂಗ್ ಸಿಸ್ಟಮ್ ಮಾಡಿ ಫೈರ್ ಕ್ಯಾಂಪ್ ಅಂತ ಮಾಡಿ ಎಲ್ಲಿ ಅಗಿಷ್ಟಿಗೆ ಇಡ್ತೀರಿ ಇಲ್ಲಿ ಅಲ್ಲಿ ಚಳಿ ತೊಡಗಿ ಹೋಗ್ತದೆ ಬೆಳೆಯುವುದಕ್ಕೆ ತುಂಬಾ ಶ್ರೇಷ್ಠವಾದ ಭಾಗ ಯಾವುದು ಭೂಮಿ ಮಾತೆ ಟೆರೆಸ್ ಗಾರ್ಡನ್ ಅಲ್ಲ ಅಂದ್ರು ಮನೆ ಮೇಲೆ ಮಣ್ಣು ಗಿಣ್ಣು ಹಾಕಿ ಅಲ್ಲಿ ಒಂದು ಎರಡು ಇಂಚು ಮೂರು ಇಂಚು ಮಣ್ಣು ಹಾಕಿ ಅದ್ರ ಮೇಲೆ ಬೆಳಿತೀರಲ್ಲ ನಿಮ್ಮ ಟೆರೇಸ್ ಕಿತ್ಕೊಂಡು ಬರುತ್ತೆ ಅದರಿಂದ ಭೂಮಿ ಇರಬೇಕು ಮನುಷ್ಯನಿಗೆ ಭೂಮಿಯಲ್ಲಿ ಜಾಗದಲ್ಲಿ ಏನೋ ಸ್ವಲ್ಪ ಸ್ವಲ್ಪ ಮಾಡ್ತೀರ ಅದರಿಂದ ಏನು ವರ್ಷಕ್ಕಾಗೋಷ್ಟು ಅನ್ನ ಬೆಳೆಗಳೇ ಮಾಡ್ತೀರ ಬರೀ ಪ್ರಯೋಜನ ಆಗೋದಿಲ್ಲ ಭೂಮಿಗಿಂತ ಶ್ರೇಷ್ಠವಾದದ್ದಿಲ್ಲ ಕಿಂ ಶ್ರುತಿ ಏಕಪದಂ ಧರ್ಮ್ಯಂ ಧರ್ಮವು ಏಕಪಾದ ನಿಲ್ಲುವುದು ಯಾವಾಗ ಶ್ರುತಿ ಏಕಪದಂ ಯಶಃ ಯಶಸ್ಸು ಒಂದೇ ಪಾದ ನಿಲ್ಲುವುದು ಯಾವಾಗ ಇವತ್ತು ಅಷ್ಟು ಶ್ಲೋಕ ಓದಿದ್ದೇನೆ ನೀವು ಬಾಯಿ ಬಿಟ್ಕೊಂಡು ಕೇಳ್ತಾ ಇದ್ದೀರಿ ಅಂತ ನೀವು ಬಾಯಿ ಬಿಟ್ಟಿದ್ದೀರಿ ನಾನು ಬಾಯಿ ಬಿಡ್ತಾ ಇದೆ ಇದು ಮುಚ್ಚಿ ಹೋಗುತ್ತೆ ಅದು ಕಿಂಶ್ವತಿ ಏಕಪದಂ ಸ್ವರ್ಗ್ಯಂ ಸ್ವರ್ಗ ಒಂದೇ ಕಾಲು ನಿಂತಿರೋದು ಯಾವಾಗ ಕಿಂಶ್ವತಿ ಏಕಪದಂ ಸುಖಂ ಸುಖ ನಿಂತಿರುವ ಒಂದೇ ಕಾಲು ಯಾದ್ರ ಮೇಲೆ ಒಂದು ಕಾಲ ಮೇಲೆ ನಿಂತಿದ್ದು ನಾಲ್ಕು ಪದಾರ್ಥ ಧರ್ಮ ನಿಂತಿರೋ ಜಾತ್ರೆಯಲ್ಲಿ ದಾಕ್ಷ್ಯಂ ಏಕಪದಂ ಧರ್ಮ್ಯಂ ದಕ್ಷತೆ ಅಂದ್ರು ಧರ್ಮವನ್ನು ಮಾಡ್ತೀರಿ ಅದರಲ್ಲಿ ದಕ್ಷತೆ ಬೇಕು ವಿಚರಣೆ ಬೇಕು ಯಾರೋ ಬಂದಿದ್ರು ವ್ರತ ಮಾಡಿದ್ರಿ ಗೀತಾ ಪಾರಾಯಣ ಮಾಡಿದ್ರಿ ಒಬ್ರಿಗೆ ತಾಂಬೂಲ ಕೊಡಬೇಕು ಹೆಂಡತಿ ತಂದಿಟ್ಲು ಬಾಳೆಹಣ್ಣುಗಳನ್ನು ಥೂ ಇದೆಲ್ಲ ಗಟ್ಟಿಯಾಗಿದೆ ನಮಗೇ ಬರುತ್ತೆ ನಾಳೆ ನಾಡಿದ್ದಿಗೆ ಯಾವುದು ಕೊಳತು ಹೋಗೋದ್ರಲ್ಲಿದೆಯೋ ಅದನ್ನು ಮಾತ್ರ ತೆಗೆದುಕೊಡು ದಕ್ಷತೆ ಇಲ್ಲ ವಿಚಕ್ಷಣತೆ ಇಲ್ಲ ಅಲ್ಲ ಅವನಿಗೆ ಉಪಯೋಗಕ್ಕೆ ಅವು ನೀವು ಕೊಡಬೇಕು ದಕ್ಷತೆ ಇಲ್ಲ ಅಂದ್ರೆ ಧರ್ಮ ಹೋಯಿತಲ್ಲಿ ದಕ್ಷತೆ ಕಳ್ಕೊಂಡ ಧರ್ಮ ದಕ್ಷತೆಯ ಮೇಲೆ ನಿಂತಿದೆ ಒಂದೇ ಕಾಲದಲ್ಲಿ ಧರ್ಮ ದಾನಮ್ಯೇಕ ಯಶಃ ಯಶಸ್ಸು ನಿಂತಿರುವುದು ದಾನದ ಮೇಲೆ ಅಲ್ಲ ಬಲಿಚಕ್ರವರ್ತಿ ಪಾತಾಳಕ್ಕೆ ಹೋದ ಮಾತ್ರ ಭಗವಂತನಿಗೆ ಭೂಮಿ ದಾನ ಕೊಟ್ಟ ಅನ್ನೋ ಕೀರ್ತಿ ಉಳಿಯಿತು ಆದ್ರಿಂದ ಕೀರ್ತಿಗೆ ದಾನವೇ ಮುಖ್ಯ ಸತ್ಯಂ ಏಕಪದಂ ಸ್ವರ್ಗ್ಯಂ ಸತ್ಯದ ಮಾರ್ಗದಲ್ಲಿದ್ದವನಿಗೆ ಸ್ವರ್ಗ ಸಿಗ್ತದೆ ಶೀಲಂ ಏಕಪದಂ ಸುಖಂ ಮನುಷ್ಯನ ಸುಖಕ್ಕೆ ಕಾರಣವಾದದ್ದು ಶೀಲವೆಂಬುದು ಮುಂದಿನ ಪ್ರಶ್ನೆ ಕಿಂ ಶಿವಾತ್ಮ ಮನುಷ್ಯಸ್ಯ ಒಬ್ಬ ಮನುಷ್ಯನ ಆತ್ಮ ಅಂದ್ರೆ ಯಾವುದು ಅಂತ ಕೇಳಿದ ಕಿಂ ಶ್ರುತಿ ದೈವಕೃತ ಸಖ ದೇವರೇ ಮನುಷ್ಯನಿಗೆ ಒಂದು ಸ್ನೇಹಿತರನ್ನು ಕೊಟ್ಟಿದ್ದಾರಲ್ಲ ದೈವದತ್ತವಾದ ಸ್ನೇಹಿತ ಯಾರು ಉಪಜೀವನಂ ಕಿಂಚಿ ಕಿಂ ಶ್ರುತಿ ಯಾವುದರಿಂದ ಬದುಕುತ್ತೀರಿ ನೀವು ಉಪಜೀವನ ಲೈವ್ಲಿಹುಡ್ ಕಿಂ ಶ್ರುತಿ ಅಸ್ಯ ಪರಾಯಣಂ ಮನುಷ್ಯ ಆಯುಷ್ಯದ ಉದ್ದಕ್ಕೂ ನಂಬಿರುವುದು ಯಾವುದನ್ನ ಯುಧಿಷ್ಠ ಹೇಳಿದ ಪುತ್ರ ಆತ್ಮ ಮನುಷ್ಯಸ್ಯ ಆತ್ಮ ಯಾರು ಮನುಷ್ಯನಿಗೆ ಅಂದ್ರೆ ಪುತ್ರನೇ ಅವನ ಆತ್ಮ ಈ ವೇದ ಇದಕ್ಕೆಲ್ಲ ಮಗನನ್ನ ಆತ್ಮ ಅಂತ ಹೇಳ್ತಾರಲ್ಲ ಹಾಗೆ ಅಂತ ಕೇಳಿದ್ರೆ ಅಂಗಾದಂಗ ಸಂಭವಸಿ ಹೃದಯ ಜಾಯಸೆ ಆತ್ಮ ವೈಪುತ್ರ ನಾಮಾಸಿ ಸಂಜೀವ ಶರದ ಶತಂ ಮಗು ಹುಟ್ಟಿತು ಜಾತಕರ್ಮ ಮಾಡಿದ್ರು ಸೂತ್ಕ ಗೀತಕ ನೋಡೋ ಹಾಗಿಲ್ಲ ಹೊಕ್ಕಳು ಬಳ್ಳಿ ಕತ್ತರಿಸಿದ ಕೂಡಲೇ ಮಗು ಹುಟ್ಟಿತು ಅಂತ ಕೇಳಿದ ಕೂಡಲೇ ಅಭಿಮಂತ್ರಿತವಾದ ತಗೊಂಡು ತಗೊಂಡೋಗಿ ತಂದೆಯಾದವನು ಮಗುವಿನ ಬಾಯಿಗೆ ಮೊದಲಿಟ್ಟು ಅದನ್ನು ಚೀಪಿಸಬೇಕು ಇದೇ ಜಾತಕರ್ಮ ಮಗು ಹುಟ್ಟಿದ ಕೂಡಲೇ ಮಾಡೋ ಕೆಲಸ ಇದು ಆಮೇಲೆ ಮಾಡ್ಕೊಳ್ಳೋಣ ಇವೇನ್ ಮಾಡ್ಕೊಳ್ಳೋಣ ಅಲ್ಲಲ್ಲ ಆಗಿಂದಾಗೆ ಮಾಡಬೇಕು ಅದಾದ ಮೇಲೆ ಎತ್ತರದ ದಡದಲ್ಲಿ ನಿಂತು ನೀರಿನಲ್ಲಿ ಮುಳುಗಾಕ್ಬೇಕು ಮೇಲಿನಿಂದ ಅದು ಎಷ್ಟು ಎತ್ತರಕ್ಕೆ ಹೋಗ್ತದೆಯೋ ಪಿತೃಗಳಿಗೆ ನಮ್ಮ ಕುಲದಲ್ಲೂ ಒಬ್ಬ ವೈಷ್ಣವೋನ ಕುಲೇ ಜಾತಃ ಸನ ಸಂತಾರಯಿಷ್ಯತಿ ಸದ್ಗತಿ ತೋರಿಸೋನು ಹುಟ್ಟುಬಿಟ್ಟ ವಂಶೋತ್ತರ ಉಂಟಾಯಿತು ಮಗನೆಂಬುವನೇ ಆತ್ಮ ಆದ್ದರಿಂದ ಅವನೇ ಅವನಿಗೆ ಸಂಸ್ಕಾರ ಮಾಡಬೇಕು ಯಾವ ಅಗ್ನಿಯಿಂದ ಹೃದಯದಿಂದ ಮಗ ಹುಟ್ಟಿರ್ತಾನೆಯೋ ಆ ಮಗನಾದವನು ತಂದೆಯನ್ನ ಚಿತೆಯ ಮೇಲಿಟ್ಟು ಅವನು ಉಪಾಸನೆ ಮಾಡಿದ ಅಗ್ನಿಯನ್ನೇ ಅವನ ಎದೆಯ ಮೇಲಿಟ್ಟು ಮೇಲಿನಿಂದ ಸಂಸ್ಕಾರ ಮಾಡಬೇಕು ನಮ್ಮ ಜನ ಮಕ್ಕಳು ಕೊಟ್ಬಿಡ್ತೇವೆ ಮಕ್ಕಳಿಗೆ ಆದ್ದರಿಂದ ಅವನು ಚೆನ್ನಾಗಿರು ಅಂತ ಹೇಳ್ತೇವೆ ಇದು ಒಂದು ರೀತಿ ಇನ್ನೊಂದು ಇದಕ್ಕೆ ಡಬಲ್ ಟ್ಯಾಲಿ ಮಾಡ್ತೇನೆ ಹೆಂಡತಿಗೆ ಸಂಸ್ಕೃತದಲ್ಲಿ ಭಾರ್ಯ ಅಂತ ಒಂದು ಶಬ್ದ ಪತ್ನಿ ಅಂತ ಒಂದು ಶಬ್ದ ಬೇರೆ ಬೇರೆ ಶಬ್ದಗಳಿವೆ ಅದರಲ್ಲಿ ಜಾಯ ಅಂತ ಒಂದು ಶಬ್ದ ಜಾಯ ಶಬ್ದಕ್ಕೆ ಏನರ್ಥ ಯಾವಳಿಂದ ಗಂಡ ಮತ್ತೆ ಪುನರ್ಜನ್ಮವನ್ನು ಹೊಂದುತ್ತಾನೆಯೋ ಗಂಡನಿಗೆ ಪುನರ್ಜನ್ಮವನ್ನು ಕೊಟ್ಟು ಮಗನ ರೂಪದಲ್ಲಿ ಅವನನ್ನು ಎದುರಿಗೆ ನಿಲ್ಲಿಸುವಳು ಜಾಯಾದ್ರಿಂದ ಮಗನಿಗಿಂತ ಶ್ರೇಷ್ಠವಾದದ್ದು ಲೋಕದಲ್ಲಿಲ್ಲ ಆದ್ದರಿಂದ ಪುತ್ರ ಆತ್ಮ ಮನುಷ್ಯಸ್ಯ ಇದು ಹೇಗೆ ಗೊತ್ತಾಗುತ್ತೆ ಅಂದರೆ ತಂದೆ ಮಕ್ಕಳಲ್ಲಿ ನಿಜವಾಗಿ ಪ್ರೀತಿ ಇರುವುದಕ್ಕೆ ಕಾರಣ ಸಾಕ್ಷಿ ಹೇಳ್ತೇವೆ ಮಕ್ಕಳೆಲ್ಲೇ ಇರಲಿ ತಂದೆ ಎಲ್ಲೇ ಇರಲಿ ಅಗಲಿದ್ದರೆ ಒಬ್ಬನಿಗೆ ಏನಾದರೂ ಒಂದು ಕಷ್ಟ ಉಂಟಾಯಿತು ಅಂದರೆ ತಕ್ಷಣ ಅದು ಟೆಲಿಪತಿ ರೂಪದಲ್ಲಿ ತಿಳಿದು ಹೋಗುತ್ತೆ ಇನ್ನೊಬ್ಬರು ಎಲ್ಲೋ ಇದ್ದಾನೆ ತಂದೆ ಅವನಿಗೆ ಏನೋ ಆಯಿತು ಬೇರೆ ದೇಶದಲ್ಲಿ ಇಲ್ಲಿದ್ದ ಮಗನಿಗೆ ಅಪ್ಪನಿಗೆ ಏನೋ ಆಗಿದೆ ಕಣ್ಣಿಗೆ ಕಾಣಿಸದೇ ಇದ್ದುದು ಕರುಳಿಗೆ ಕಾಣಿಸ್ತದೆ ಅಂತ ಹೇಳಿದ್ದಾರೆ ಮಾತು ಸುಳ್ಳಲ್ಲ ವೇದದ ಮಾತು ಇದು ತಮ್ಮಂದ್ರಿಗಾಗದೇ ಇರ್ಬೋದು ಮತ್ತೊಬ್ರಿಗಾಗದೇ ಇರ್ಬೋದು ಇದು ಕ್ಲೋಸೆಸ್ಟ್ ರಿಲೇಷನ್ ಹೆಂಡತಿಗಿಂತ ಹತ್ತಿರದ ಸಂಬಂಧ ಅದರ ಮಗ ಹೆಂಡತಿ ಬೇರೆ ಕುಲದಿಂದ ಬಂದಿರ್ತಾಳೆ ಗಂಡ ಹೆಂಡತಿ ಒಂದೇ ರಕ್ತ ಅಲ್ಲ ಮಗನ ರಕ್ತವನ್ನ ತಂದೆ ತಂದೆಯ ರಕ್ತವನ್ನು ಮಗ ಅದರಿಂದ ನೋಡಿ ಎಷ್ಟು ಇದು ವ್ಯಾಲ್ಯೂ ಸಿಸ್ಟಮ್ ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ ಬರೀ ಸೈಂಟಿಫಿಕ್ ಟ್ರೂತ್ ಅಲ್ಲ ಪುತ್ರ ಆತ್ಮ ಮನುಷ್ಯಸ್ಯ ದೇವ್ರು ಕೊಟ್ಟ ಸ್ನೇಹಿತ ಯಾರು ಭಾರ್ಯ ದೈವ ಕೃತ ಸಖ ದೇವ್ರು ಕೊಟ್ಟ ಸ್ನೇಹಿತ ಅಂದ್ರೆ ಹೆಂಡತಿ ಉಪಜೀವನಂಚ ಪರ್ಜನ್ಯ ನಾವು ನಂಬಿ ಬದುಕುವುದು ಮಳೆಯನ್ನ ಮಳೆಯನ್ನು ದೇವರೇ ಕೊಡಬೇಕು ದಾನಮಸ್ಯ ಪರಾಯಣಂ ಇನ್ನೊಂದು ಲೋಕಕ್ಕೆ ಹೋಗುವಾಗ ದೋಣಿ ಯಾವುದು ಅಂದ್ರೆ ದಾನವೆಂಬುದೇ ದೋಣಿ ಕೊಡು ಕೊಡು ಕೊಡು ಕೈಲಾದ ಕೊಡು ಕೊಡು ಕೈಲಾಗದೇ ಇದ್ದಾಗ ಕೊಡೋಕ್ ಬರೋದಿಲ್ಲ ಕೈ ಎತ್ತಬಹುದು ಇರುವಾಗ ಕೊಟ್ಟು ಬಿಡು ಧನ್ಯಾನಾಮುತ್ತಮಂ ಕೆಂಸ್ವಿತೇ ಧನ್ಯರಲ್ಲಿ ಶ್ರೇಷ್ಠ ಯಾರು ಧನಾನಾಂ ಸ್ಯಾತ್ ಕೆಮುತ್ತಮಂ ಮನುಷ್ಯ ಸಂಪಾದನೆ ಮಾಡುವ ಹಣಕ್ಕಿಂತ ಶ್ರೇಷ್ಠ ಯಾವುದು ಉತ್ತಮಂ ಸ್ಯಾತ್ ಕಿಂ ಲಾಭಕ್ಕಿಂತ ಶ್ರೇಷ್ಠವಾದದ್ದು ಯಾವುದು ಸುಖಾನಾಂ ಸ್ಯಾತೇ ಕಿಂ ಉತ್ತಮಂ ಸುಖದಲ್ಲಿ ತುಂಬಾ ಶ್ರೇಷ್ಠವಾದ ಸುಖ ಯಾವುದು ಹೇಳಿದ ಧನ್ಯಾನಾಂ ಉತ್ತಮಂ ದಾಕ್ಷ್ಯಂ ಯಾರು ದೇವರು ತನಗೆ ಕೊಟ್ಟ ಕೆಲಸವನ್ನು ದಕ್ಷತೆಯಿಂದ ಮಾಡ್ತಾರೆಯೋ ಅವರಿಗಿಂತ ಧನ್ಯರು ಲೋಕದಲ್ಲಿಲ್ಲ what Whatever you do, do with your utmost ability, capability, dedicated to God ಅದಕ್ಕಿಂತ ಮೇಲ್ಪಟ್ಟದ್ದು ಧನ್ಯತೆ ಇನ್ನೊಂದರಿಂದ ಬರೋದಿಲ್ಲ ಮಾಡೋ ಕೆಲಸ ಮಾಡೋ ಕಾಲದಲ್ಲಿ ಸಕಾಲಕ್ಕೆ ಮಾಡಿಬಿಟ್ರೆ ಮನುಷ್ಯರಿಗೆ ಧನ್ಯತೆ ಬಂದು ಬಿಡ್ತದೆ ಧನಾನಾಮುತ್ತಮಂ ಶ್ರುತಂ ಕಳ್ಳನ ಕಳ್ಳನಪಹರಿಸಿ ಧನವು ಕಳ್ಳ ಕದ್ಕೊಂಡು ಹೋಗದೇ ಇರೋದು ಯಾವುದು ಅಂದರೆ ನೀವು ಕಲಿತೆ ವಿದ್ಯೆ ಎಂಬುದನ್ನು ಇನ್ನೊಬ್ಬ ಕದ್ಕೊಂಡು ಹೋಗೋಕ್ಕಾಗೋದಿಲ್ಲ ಲಾಭಾನಾಂ ಶ್ರೇಯ ಯಾವುದು ಲಾಭದಲ್ಲಿ ತುಂಬಾ ಶ್ರೇಯಸ್ ಯಾವುದು ಆರೋಗ್ಯಂ ಆರೋಗ್ಯಕ್ಕೆ ಮೇಲ್ಪಟ್ಟ ಲಾಭ ಲೋಕದಲ್ಲಿ ಉಂಟೆ ನೋಡಿ ಸುಖಾನಾಂ ಸುಖದಲ್ಲಿ ಶ್ರೇಷ್ಠ ಯಾವುದು ತುಷ್ಟಿ ಉತ್ತಮ ತೃಪ್ತಿ ಪಟ್ಟುಕೊಳ್ಳಿ ತೃಪ್ತಿಗೆ ಮೇಲ್ಪಟ್ಟು ಸುಖವಿಲ್ಲ ಇದು ಕೊಡ್ತೇವೆ ಅದು ಕೊಡ್ತೇವೆ ಅಂತ ಬೇರೆಯವರಂತಾರೆ ಅದು ಕೊಟ್ಟ ಕೂಡಲೇ ಸ್ಟ್ರಿಂಗ್ಸ್ ಬರುತ್ತವೆ ಅದರ ಬೆನ್ನಿಗೆ ಕಂಡೀಷನ್ಸ್ ಬರೋಕೆ ಆರಂಭವಾಗುತ್ತೆ ಒಂದೊಂದಾಗಿ ಒಂದೊಂದಾಗಿ ಅದರಿಂದ ಹಿಂಸೆ ಆಗುತ್ತೆ ಆದ್ದರಿಂದ ನಮಗಿದು ಬೇಡ ಸಾಕು ಅನ್ನುವ ಭಾವನೆಯಲ್ಲಿ ಬರ್ತದೆ ಅಂದರೆ ಬೇಕು ಬೇಕು ಎನ್ನುವುದಕ್ಕೆ ಬ್ರೇಕು ಬ್ರೇಕು ಅಂತಲ್ಲಿ ಹಾಕ್ತಿರೋ ಅಲ್ಲಿ ತುಷ್ಟಿ ಉಂಟಾಗ್ತದೆ ಕಷ್ಟ ಧರ್ಮ ಪರೋಲೋಕೆ ಬಹಳ ದೊಡ್ಡ ಧರ್ಮ ಯಾವುದು ಕಷ್ಟಧರ್ಮ ಸದಾ ಫಲ ವರ್ಷದ ಹನ್ನೆರಡು ತಿಂಗಳು ಮುನ್ನೂರ ಅರವತ್ತು ದಿವಸ ಪ್ರತಿಯೊಂದು ಕ್ಷಣವೂ ಫಲವನ್ನು ಕೊಡುವುದು ಯಾವುದು ಕಿಂಸ್ವತಿ ನ ಶೋಚಂತಿ ಯಾವುದು ನಿಯಮ್ಯ ಶೋಚಂತಿ ಯಾವುದನ್ನು ನಿಯಮಿಸಿದರೆ ಶೋಕ ಬರುವುದಿಲ್ಲ ಕೈಶ್ಚ ಸಂಧಿಹೀನ ಜೀಯತೆ ಯಾರ ಜೊತೆಯಲ್ಲಿ ಸಂಧಿ ಮಾಡಿಕೊಂಡ್ರೆ ಆ ಸಂಧಿ ಮುರಿದು ಬೀಳುವುದಿಲ್ಲ ಅದಕ್ಕೆ ಹೇಳ್ದ ಆನುಷಂಸ್ಯಂ ಪರೋ ಧರ್ಮ ರಾಮಾಯಣದ ವಾಕ್ಯ ಇದು ಆನುಷಂಸ್ಯಂ ಪರೋ ಧರ್ಮ ತ್ವತ್ತಯೇವ ಮಯಾಶ್ರುತಂ ಹನುಮಂತನ ಹೇಳ್ತಾರೆ ಸೀತಾದೇವಿ ಇನ್ನೊಬ್ರು ಕಷ್ಟಪಟ್ಟರೆ ಸಹಿಸದೇ ಇರುವುದು ಕಾರುಣ್ಯವೆಂಬುದು ಶ್ರೇಷ್ಠ ಧರ್ಮ ಸ್ವಾಮಿ ರಾಮ ನಿನ್ನ ಬಾಯಲ್ಲೇ ಹಾಸಿಗೆಯಲ್ಲಿ ಮಲ್ಕೊಳ್ಳುವಾಗ ನಾನೇ ಕೇಳಿದ್ದೇನೆ ನತು ದೂತ ಮುಖೇನ ಇವತ್ತು ಹತ್ತು ತಿಂಗಳು ಶತ್ರು ಮನೆಯಲ್ಲಿದ್ದೇನೆ ನನ್ನ ಮೇಲೆ ಕರುಣೆ ಹೋಯಿತೆ ಅಂತ ಈ ಅರ್ಧವಾಕ್ಯವನ್ನು ಸೀತೆ ಹೇಳ್ತಾಳೆ ರಾಮಾಯಣದಲ್ಲಿ ಕರುಣೆ ಎಂಬುದಕ್ಕಿಂತ ಮೇಲ್ಪಟ್ಟ ಧರ್ಮವಿಲ್ಲ ತ್ರಯಿ ಧರ್ಮ ಸದಾ ಫಲ ಹನ್ನೆರಡು ತಿಂಗಳು ಪ್ರತಿಕ್ಷಣವೂ ನಿಮಗೆ ಫಲವನ್ನು ಕೊಡುವುದು ಯಾವುದು ತ್ರಯಿ ಧರ್ಮ ವೇದವನ್ನು ನಂಬಿದ ಧರ್ಮ ವೇದೋಕ್ತವಾದ ಕರ್ಮಗಳಲ್ಲಿ ಬರುವ ಫಲ ನಿತ್ಯವಾದದ್ದು ಮನೋಯಮ್ಯ ನಶೋಚಂತಿ ಮನಸ್ಸನ್ನು ಹತೋಟಿ ದುಃಖ ಬರೋದಿಲ್ಲ ಸಂಧಿ ಸದ್ಭಿ ನಜೀರ್ಯತೆ ಸತ್ಪುರುಷರ ಜೊತೆಯಲ್ಲಿ ಏನಾದ್ರೂ ಒಂದು ಮಾತನಾಡಿದ್ರೆ ಅದು ಎಂದೂ ಹೋಗೋದಿಲ್ಲ ಕೊಟ್ಟ ಮಾತನ್ನು ಅವರು ತಗೊಳ್ಳೋದಿಲ್ಲ ಯಕ್ಷ ಕೇಳಿದ ಕಿನ್ನು ಹಿತ್ವ ಪ್ರಿಯೋಭವತಿ ಯಾವುದನ್ನು ಬಿಟ್ರೆ ಪ್ರಿಯವಾಗುತ್ತೆ ಕಿನ್ನು ಹಿತ್ವ ನಶೋಚತಿ ಯಾವುದನ್ನು ಬಿಟ್ಟರೆ ದುಃಖ ಬರೋದಿಲ್ಲ ಕಿನ್ನು ಹಿತ್ವ ಅರ್ಥವಾನ್ ಭವತಿ ಯಾವುದನ್ನು ಬಿಟ್ರೆ ಹಣ ಸಿಗ್ತದೆ ಕಿನ್ನು ಹಿತ್ವ ಸುಖಿ ಭವೇತ್ ಏನನ್ನು ಬಿಟ್ರೆ ಸುಖ ಬರ್ತದೆ ಮಾನಂ ಹಿತ್ವಾ ಪ್ರಿಯೋ ಭವತಿ ಅಯ್ಯುಬ್ಬ ಕೆಲವರಿಗೆ ದುರಭಿಮಾನ ಅಂತ ಒಂದಿರುತ್ತದೆ ಎಲ್ಲಿ ಹೋದರೂ they expect respect more than what they deserve ಈ ದುರ್ಯೋಧನ ಸ್ವಭಾವ ಇವರು ಎಲ್ಲಿ ಹೋದರೂ ಸುಖವಾಗಿರೋದಿಲ್ಲ ಯಾತಕ್ಕೆ ಅಂದ್ರೆ ಯಾರೇನು ಗೌರವ ಕೊಟ್ಟರು ಅದಕ್ಕಿಂತ ಹೆಚ್ಚು ಅಪೇಕ್ಷೆಯನ್ನು ಮಾಡ್ತಾರೆ ನೀವೆಲ್ಲ ಎಷ್ಟೋ ಜನ ಬರ್ತೀರಿ ಜಾಗ ಇರ್ತೀರಿ ದೊಡ್ಡ ದೊಡ್ಡ ಕೂತಿದ್ದೀರಿ ಆ ಮಷೆ ನಿಮಗಿಂತ ಎತ್ತರ ಜಾಗದಲ್ಲಿ ನಾವು ಕೂತಿದ್ದೇನೆ ದೊಡ್ಡ ವ್ಯಕ್ತಿಗಳೆಲ್ಲ ಕಷ್ಟಪಡ್ಕೊಂಡು ಕೂತಿದ್ದೀರಿ ಯಾಕೆಂದ್ರೆ ಇಲ್ಲಿ ಕೇಳುವುದೇ ಮುಖ್ಯವೇ ಹೊರತು ನಮ್ಮ ಅಭಿಮಾನ ಮುಖ್ಯವಲ್ಲ ಅದನ್ನು ಬಿಡಬೇಕು ಅದು ಮುಳ್ಳಿದ್ದ ಮುಳ್ಳಿದ್ದಾಗ ಒಳಗಡೆಯೇ ಮನುಷ್ಯನನ್ನ ದುರ್ಯೋಧನ ಒಂದು ದಿವಸವೂ ಸುಖವಾಗಿಲ್ಲದಿದ್ದಕ್ಕೇನು ಕಾರಣ ಅಂದ್ರೆ ದುರಭಿಮಾನವೇ ಕಾರಣ ಕೃಷ್ಣ ಮಲಗಿದ್ದಾನೆ ಉದ್ಯೋಗ ಪರ್ವದ ಕಥೆ ಇವನು ಮೊದಲು ಹೋದ ನಮ್ಮ ಕಡೆ ಬರಬೇಕು ಅಂತ ಕೇಳೋದಕ್ಕೆ ಗೊಲ್ಲ ಕೃಷ್ಣ ನೋಡಿ ಗೊಲ್ಲ ಅಂತಾನೆ ಗೊಲ್ಲ ಮಲಗಿದ್ದಾನೆ ಅವನು ಕಾಲ್ ಕಡೆ ಕೂತ್ಕೊಳ್ಳೋದೇ ನಾನು ಅಂತ ತಲೆ ಕಡೆ ಕೂತ್ಕೊಂಡ ಅರ್ಜುನ ಬಂದ ಬಂದವನು ನೋಡಿದ ಅಯ್ಯೋ ಸದ್ಯ ಪಾದ ಜಾಗದಲ್ಲಿ ಖಾಲಿ ಇದೆಯಲ್ಲ ಅಂತ ಅಲ್ಲೇ ಕೂತ್ಕೊಂಡ ಎದ್ದವನು ಕೃಷ್ಣ ಪಾದದ ಕಡೆ ನೋಡಿ ಕಾಮನ್ ಸೆನ್ಸ್ ಎದ್ದವರು ಕಾಲ್ ಕಡೆ ನೋಡ್ತಾರೆ ಹೇ ಅರ್ಜುನ ಎಪಡ ಒಂದೆ ಈ ಪದ ಒಂದೆ ಈ ಕಡೆ ನೋಡಿದ ಓ ಮಹಾರಾಜರು ಬಂದಿದ್ದೀರಿ ಯಾವಾಗ ಬಂದ್ರಿ ಆಮೇಲೆ ಅಲ್ಲ ಪ್ರಥಮ ಕಟಾಕ್ಷ ಅರ್ಜುನ ಮೇಲೆ ಬಿತ್ತು ಶ್ರೀರಂಗ ದೇವಸ್ಥಾನದಲ್ಲಿ ಯಾಮುನಾಚಾರ್ಯರು ಒಂದು ದಿವಸವೂ ಭಗವಂತನ ಕಡೆ ನಿಲ್ತಾ ಇರಲಿಲ್ಲ ತಲೆಯ ಕಡೆಯಲ್ಲಿ ಪಾದದ ಕಡೆಯೇ ನಿಲ್ಲುವರು ದೇವಸ್ಥಾನದಲ್ಲಿ ಈ ಕಡೆಯೇ ನಿಲ್ಲುವರು ಗರ್ಭಗುಡಿಯಲ್ಲಿ ಆ ಕಡೆ ನಿಂತುಕೊಳ್ಳಿ ಅಂತ ಹಿರಿಯರು ಅರ್ಚಕರ ಕೇಳಿದರೆ ದುರ್ಯೋಧನ ಸ್ಥಾನಂ ಈಡುಮುಪ್ಪುತ್ತಾರಾಯರು ದಿವ್ಯ ಪ್ರಬಂಧ ವ್ಯಾಖ್ಯಾನದಲ್ಲಿ ಹೇಳ್ತಾರೆ ಇದನ್ನ ಅಭಿಮಾನ ಅಭಿಮಾನ ಅಭಿಮಾನ ಮನುಷ್ಯನಿಗೆ ಏನು ಪ್ರಯೋಜನ ಆಗೋದಿಲ್ಲ ಅದರಿಂದ ಅದನ್ನು ಬಿಡಬೇಕು ಮಾನಂ ಹಿತ್ವಾ ಪ್ರಿಯೋ ಭವತಿ ದುಃಖ ಹೋಗೋದಾದ್ದರಿಂದ ಕ್ರೋಧಂ ಹಿತ್ವಾ ನ ಶೋಚತಿ ಕ್ರೋಧವನ್ನು ಬಿಟ್ಟರೆ ದುಃಖ ಬರೋದಿಲ್ಲ ಕಾಮಂ ಹಿತ್ವಾ ಅರ್ಥವಾನ್ ಭವತಿ ಆಸೆ ಬಿಟ್ಟರೆ ಇದ್ದದ್ದೆಲ್ಲ ಐಶ್ವರ್ಯದಾಗ್ತದೆ ಲೋಭಂ ಹಿತ್ವಾ ಸುಖಿ ಭವೇತಿ ಲೋಭವನ್ನು ಬಿಟ್ಟರೆ ಸುಖ ಬರ್ತದೆ ಕಿಮರ್ಥಂ ಬ್ರಾಹ್ಮಣೇ ದಾನಂ ಬಿಟ್ಬಿಡ್ತೀನಿ ಸ್ವಲ್ಪ ವೇಳೆ ಆಗ್ತಾ ಬಂತು ಅಪ್ಪಣೆ ಕೊಡ್ತಿರ್ತಾನೆ ಯಾವುದನ್ನು ಬಿಟ್ಟರೆ ಬ್ರಾಹ್ಮಣನಲ್ಲಿ ದಾನ ಯಾತ ಕೊಡ್ತೇವೆ ನರ್ತಕರಿಗೆ ಯಾತ ಕೊಡ್ತೇವೆ ಭೃತ್ಯರಿಗೆ ಯಾತ ಕೊಡ್ತೇವೆ ಕೇನ ಸ್ವಿದಾವೃತೋ ಲೋಕ ಲೋಕ ಎಲ್ಲ ತುಂಬಿರುವುದು ಯಾತ್ರಿಂದ ಅಜ್ಞಾನದಿಂದ ಅಂದ ಎಷ್ಟು ಚೆನ್ನಾಗಿದೆ ನೋಡಿ ಮೃತ ಕಥಂ ಸ್ಯಾತ್ ಪುರುಷ ಒಬ್ಬ ಮನುಷ್ಯ ಬದುಕಿದ್ರು ಸಾಯುವುದು ಯಾತ್ರಿಂದ ಮೃತೋ ದರಿದ್ರ ಪುರುಷ ದರಿದ್ರನಾದರೂ ಸತ್ತಂತೆ ಯಾರೋ ಒಂದು ಗಣನೆಗೆ ಇಟ್ಕೊಳ್ಳೋದಿಲ್ಲ ಎಲೆಕ್ಷನ್ ಅಲ್ಲಿ ಹೆಸರು ಬರೋದಿಲ್ಲ ಯಾಕೆಂದ್ರೆ ಹೋಗಿ ಕೇಳೋದಕ್ಕೆ ಅವನಿಗೆ ಶಕ್ತಿ ಇಲ್ಲ ಅವನ್ನ ಲಕ್ಷ್ಯ ಮಾಡುವುದಿಲ್ಲ ಕಾದಿಕೆ ಲೋಕಕ್ಕೆ ಯಾವುದು ಸತ್ಪುರುಷರೇ ದಿಕ್ಕು ಅಂತ ಹೇಳ್ತಾನೆ ಈಗ ಅನೇಕ ಪ್ರಶ್ನೆಗಳು ನಾನು ಹೆಚ್ಚು ಕಮ್ಮಿ ಎಷ್ಟು ಒಂದು ಎಪ್ಪತ್ತೆಂಬತ್ತು ಪ್ರಶ್ನೆಗಳಿಗೆ ಉತ್ತರ ಹೇಳಿಸಿದ್ದೀನಿ ಅಂತ ಕಾಣುತ್ತೆ ಉಳಿದಿದ್ದ ಅವಕಾಶವಿಲ್ಲ ನೀವು ಎರಡು ತಿಂಗಳು ಮೂರು ತಿಂಗಳು ಮಹಾಭಾರತ ಕೊಟ್ಟಿದ್ರೆ ಪ್ರತಿಯೊಂದು ಶ್ಲೋಕವನ್ನು ಓದಿ ಹೇಳ್ತಿದ್ದೆ ಈಗ ಮುಖ್ಯವಾದ ಭಾಗಕ್ಕೆ ಬರ್ತಾ ಇದ್ದೇವೆ ಯಕ್ಷ ಕೇಳ್ತಾನೆ ಧರ್ಮಶ್ಚ ಅರ್ಥಶ್ಚ ಕಾಮಶ್ಚ ನೂರ ಒಂದನೇ ಶ್ಲೋಕ ಪರಸ್ಪರ ವಿರೋಧಿನ ಪುರುಷಾರ್ಥಗಳು ನಾಲ್ಕು ಅಂತ ಹೇಳ್ತೇವೆ ಆ ನಾಲ್ಕರಲ್ಲಿ ಕೋಆರ್ಡಿನೇಷನ್ ಇದೆಯಾ ನೋಡಿ ಕಾಮವು ಅರ್ಥಕ್ಕೆ ವಿರುದ್ಧ ಅರ್ಥವು ಧರ್ಮಕ್ಕೆ ವಿರುದ್ಧ ಕಾಮಾರ್ಥ ಧರ್ಮಗಳು ಮೋಕ್ಷಕ್ಕೆ ವಿರುದ್ಧ ಹಾಗಿರುವಾಗ ದೇಶ ನಿತ್ಯ ವಿರುದ್ಧ ನಾಂ ಕಥಮೇಕತ್ರ ಸಂಗಮ ವ್ಯಾಲ್ಯೂ ಸಿಸ್ಟಮ್ ಬಂತು ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಪರಸ್ಪರವಾಗಿ ಸಂಗಮ ಮಾಡಿಸಿ ಒಗ್ಗೂಡಿಸಿ ನಡೆಸಿಕೊಂಡು ಹೋಗುವುದು ಹೇಗೆ ಯುಧಿಷ್ಠ ಹೇಳಿದ ಯದಾ ಧರ್ಮಶ್ಚ ಭಾರ್ಯಾಚ ಪರಸ್ಪರ ವಶಾನುಗವು ಒಬ್ಬ ಮನುಷ್ಯ ಮಾಡುವ ಧರ್ಮವು ಅವನ ಹೆಂಡತಿಯು ಒಗ್ಗೂಡಿದಾಗ ನಾಲ್ಕು ಸೇರುತ್ತೆ ಇದು ಚಂಡಿ ಕಥೆ ಆದಾಗ ಆಗತ್ತೆ ಇವತ್ತಪ್ಪದ ಶ್ರಾದ್ದ ಕುತುಬ ಕಾಲಕ್ಕೆ ಮಾಡಬೇಕು ಮಾಡತಕ್ಕದ್ದಲ್ಲ ಕಾಲು ಮುಡಿದು ಬಿಡ್ತೀರಿ ಹಾಗೆ ಮಾಡ್ತೀರಿ ನೋಡ್ತೀನಿ ಜಮಿನಿ ವಾರದ ಕಥೆ ಚಂಡಿ ಕಥೆ ಅದು ಹೆಂಡತಿ ವಸಡಿದ್ದಾಗ ಮಾತ್ರ ಮನುಷ್ಯನಿಗೆ ಪುರುಷನಿಗೆ ಧರ್ಮ ಬುದ್ಧಿ ಇದ್ದರೆ ನಾಲ್ಕು ಪುರುಷಾರ್ಥಗಳು ಆಗ್ತವೆ ಹೆಂಡತಿ ವಶ ಇಲ್ಲದೆ ಇದ್ದರೆ ಯಾವ ಪುರುಷಾರ್ಥವಾಗೋದಿಲ್ಲ ಸದಾ ಧರ್ಮಾರ್ಥ ಕಾಮಾನಾಂ ಪ್ರಯಾಣಾಮ ವಿಸಂಗಮ ಆದ್ದರಿಂದ ಒಂದು ಜೀವನದಲ್ಲಿ ಮನುಷ್ಯನಿಗೆ ವಿವಾಹವೆಂಬುದು ಎಷ್ಟು ಪವಿತ್ರವಾದ ಘಟ್ಟ ಯೋಚನೆ ಮಾಡಿ ನೀವು ದೇವಸ್ಥಾನಕ್ಕೆ ಹೋಗಬೇಕಂತೀರಿ ಹೆಂಡತಿಗೆ ದೇವಸ್ಥಾನ ಕಂಡ್ರಾಗೋದು ಅಲ್ಲದೆ ಹೋಗೋದು ಗಾಳಿ ಇಲ್ಲ ಬೆಳಕಿಲ್ಲ ಉಸಿರಾಡೋದಿಲ್ಲ ಅರ್ಚಕರು ಪೀಡಿಸ್ತಾರೆ ಅದು ಕೊಡಿ ಇದು ಕೊಡಿ ಅಂತ ಕೇಳ್ತಾರೆ ಬಂದವರೆಲ್ಲ ಹಿಂದೆ ಮುಂದೆ ನಿಂತಿರ್ತಾರೆ ಸ್ನಾನ ಮಾಡಿರೋದಿಲ್ಲ ಶೋಭಿತರು ಅಲ್ಲಿ ಹೋಗಿ ಯಾರೋ ಒಬ್ರು ಹೇಳಿಬಿಟ್ರು ಪಶ್ಚಿಮದವರು ಕಳ ಮಾಡ್ತಿದ್ರು ಮೇಲ್ಕೋಟೆಯಲ್ಲಿ why do you fight for the dirty water ಅಂದು ದೇವ್ರ ತೀರ್ಥಕ್ಕೆ ಕೇಸರಿ ಪಚ್ಚಕರ್ಪೂರ ಪರಿಮಳ ಹಾಕಿದ್ದಾರೆ ಭಗವಂತನ ಅಭಿಷೇಕ ತೀರ್ಥ ಈ ರೀತಿ ನಾಸ್ತಿಕ ದೃಷ್ಟಿಯಿಂದ ನೋಡುವ ಹೆಂಡತಿ ನಿಮಗೆ ಸಿಕ್ಕಿದ್ರೆ ನಮ್ಮನ್ನು ಪ್ರಾಣ ತೆಗೆದ ಹಾಗೆ ಅರ್ಥ ಅದು ಅದಕ್ಕೆ ಧರ್ಮಾರ್ಥ ಕಾಮ ಸಿದ್ಧರ್ಥಂ ಚತುರ್ವಿಧ ಪುರುಷಾರ್ಥ ಪ್ರಾಪ್ತ್ಯರ್ಥಂ ಸಾಲಂಕೃತ ಆ ಕನ್ಯೆಯನ್ನು ಸ್ವೀಕಾರ ಮಾಡ್ತೇವೆ ಪ್ರಾಜಾಪತ್ಯ ಕ್ರಮಕ್ಕೆ ಅಂತ ಸಂಕಲ್ಪವನ್ನು ಮಾಡಿಸ್ತಾರೆ ಅದನ್ನು ಹೇಳಿದ ಅಕ್ಷಯೋ ನರಕಕ್ಕೆನ ಪ್ರಾಪ್ಯತೆ ಭರತರ್ಷಭ ಏತನ್ನೇ ಪೃಚ್ಛತ ಮುಂದೆ ಕೇಳ್ತಾನೆ ಅಕ್ಷಯವಾದ ನರಕ ಕೊನೆಯಿಲ್ಲದ ನರಕ ಯಾವಾಗ ಬರುತ್ತೆ ಮನುಷ್ಯನಿಗೆ ಅದನ್ನು ಹೇಳುವಂತ ಕೇಳಿದಾಗ ಯುಧಿಷ್ಠ ಹೇಳಿದ ಇದು ಮೂರು ಶ್ಲೋಕ ಏಕಾನ್ವಯ ಬ್ರಾಹ್ಮಣಂ ಸ್ವಯಮಾಹೂಯ ಯಾಚಮಾನಂ ಅಕಿಂಚನಂ ಏನೂ ಇಲ್ಲದೆ ನಿರ್ಗತಿಕನಾದ ಒಬ್ಬ ಬ್ರಾಹ್ಮಣ ಎಲ್ಲೋ ಭಿಕ್ಷುಕ ಬೀದಿಯಲ್ಲಿ ಹೋಗ್ತಿದ್ದಾನೆ ಪಾಪ ಇಲ್ಲಿ ಯಾಕೆ ಭಿಕ್ಷೆ ತೆಗೀತಿದ್ದೀಯ ಮನೇಲಿ ಕೊಡಿಸ್ತೇನೆ ಬಾ ಅಂತ ಕರ್ಕೊಂಡ್ಬಂದು ಪಶ್ಚಾತ್ ನಾಸ್ತೀತಿಯೋ ಬ್ರೂಯಾತ್ ಕೂತ್ಕೋ ಮನೆಯಲ್ಲಿ ಏನಿದೆಯೋ ತಂದು ಕೊಡ್ತೇನೆ ಅಂತ ಬಾಗಿಲು ಹಾಕಿ ಒಳಗೆ ಹೋದ ಯಾಕ್ರಿ ಕರ್ಕೊಂಡ್ಬಂದ್ರೆ ಅವನ್ನ ಬುದ್ಧಿಗಿದ್ದಿ ಇದೆ ಅಂದ್ರೆ ನಿಮಗೆ ಭಿಕ್ಷುಕರನ್ನು ಕರ್ಕೊಂಡ್ಬರೋಕ್ಕೂ ನಿಮಗೆ ಇಲ್ಲ ಹೋಗಿ ಅಂತ ಹೇಳಿ ಅವನನ್ನ ಅಂತ ಹೇಳಿ ಐ ಆಮ್ ಸಾರಿ ನನ್ನ ಹೆಂಡತಿ ಅದಕ್ಕೆ ಪರ್ಮಿಷನ್ ಕೊಡಲಿಲ್ಲ ಮನೆ ತುಂಬ ಅನ್ನ ಇದೆ ಕೊಡೋಕೆ ಅವಕಾಶವಿಲ್ಲ ಹೋಗು ಅಂತ ಹೇಳಿದಾಗ ಅಕ್ಷಯವಾದ ನರಕ ಪ್ರಾಪ್ತಿಯಾಗುತ್ತೆ ಮನುಷ್ಯನಿಗೆ ಕರೆದು ಆಸೆಯನ್ನು ತೋರಿಸಿ ನಿರಾಶೆಯನ್ನು ಮಾಡಿದರೆ ಅಕ್ಷಯ ನರಕ ವೇದೇಶು ಧರ್ಮಶಾಸ್ತ್ರೇಶು ಮಿಥ್ಯಾಯೋ ವೈದ್ವಿಜಾತಿಷು ವೇದದಲ್ಲಿರೋ ಅರ್ಥವನ್ನು ಯಾವನು ಉಲ್ಟಾ ಮಾಡಿ ಹೇಳ್ತಾನೆಯೋ ಧರ್ಮಶಾಸ್ತ್ರಗಳಿದ್ದದ್ದನ್ನು ಯಾವನು ಸುಳ್ಳು ಮಾಡ್ತಾನೆಯೋ ಸದಾ ಸುಳ್ಳನ್ನೇ ಜೀವನ ಮಾಡಿಕೊಂಡಿದ್ದಾನೆಯೋ ದೇವೇಶು ಪಿತೃಧರ್ಮೇಶು ಸಹ ಅಕ್ಷಯಂ ನರಕಂ ವ್ರಜಯತೆ ದೇವ ಕಾರ್ಯ ಮಾಡುವಾಗ ಪಿತೃ ಕಾರ್ಯ ಮಾಡುವಾಗ ಸುಳ್ಳನ್ನೇ ಅವನಾಡ್ತಾನೆಯೋ ಅವನು ನರಕಕ್ಕೆ ಹೋಗ್ತಾನೆ ವಿದ್ಯಮಾನೇ ಧನೇ ಲೋಭಾತ್ ಪುಷ್ಕಳವಾದ ಹಣವಿದ್ದರೂ ದಾನ ಭೋಗ ವಿವರ್ಜಿತ ದಾನವನ್ನೂ ಮಾಡಲಿಲ್ಲ ತಾನೂ ತಿನ್ನಲಿಲ್ಲ ಪಶ್ಚಾನ್ನಾಸ್ತೀತಿಯೋ ಬ್ರೋಯಾತ್ ಎಲ್ಲ ಇದ್ರು ಇಲ್ಲ ಇಲ್ಲ ಇಲ್ಲ ಅಂತ ಅವ್ರ ಮನೆ ತುಂಬ ಬರೀ ಇಲ್ಲ ಎನ್ನುವ ಮಾತು ವಾಸಿ ಅಲ್ಲ ಅನ್ನೋದಕ್ಕಿಂತ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಪಶ್ಚಾನ್ ನಾಸ್ತೀತಿಯೋ ಬ್ರೋ ಸೋ ಅಕ್ಷಯಂ ನರಕಂ ರಜಯತೆ ಇದು ನರಕದ ದಾರಿ ಅಂತ ಹೇಳಿದ ಇದು ಬದುಕುವುದಕ್ಕೆ ಎಷ್ಟು ವಿಷಯ ಹೇಳಿದ್ದಾರೆ ನೋಡಿ ಈಗ ಕೇಳ್ತಾನೆ ಇದು final last but one question ರಾಜನ್ ಕುಲೇನ ವೃತ್ತೇನ ಸ್ವಾಧ್ಯಾಯೇನ ಶ್ರುತೇನವ ಬ್ರಾಹ್ಮಣ್ಯಂ ಕೇನ ಭವತಿ ಪ್ರಬ್ರೋಹಿಯೇತತ್ ಸುನಿಶ್ಚಿತಂ ಒಬ್ಬನನ್ನು ಬ್ರಾಹ್ಮಣ ಬ್ರಾಹ್ಮಣ ಅಂತ ಕರೀತಾರಲ್ಲ ಇದು ಜಾತಿಯಿಂದ ಬರ್ತದೆಯೇ ಕುಲದಿಂದ ಬರ್ತದೆಯೇ ವೃತ್ತೇನ ಶೀಲದಿಂದ ಕ್ಯಾರೆಕ್ಟರಿಂದ ಬರ್ತದೆಯೇ ಸ್ವಾಧ್ಯಾಯೇನ ಅವನು ಕಲಿತ ವಿದ್ಯೆಯಿಂದ ಬರ್ತದೆಯೇ ಶ್ರುತೇನ ವೇದಾಭ್ಯಾಸದಿಂದ ಬರ್ತದೆಯೇ ಬ್ರಾಹ್ಮಣ್ಯಂ ಕೇನ ಭವತಿ is brahmin one who is brahmin caste one who has studied well, one who is well-versed in the Veda, <coughs> one who has heard a lot about our brahminical lore ಯಾಕರಿಂದ ಬರುತ್ತೆ ಬ್ರಾಹ್ಮಣ್ಯ ಈ ವಾಕ್ಯಗಳನ್ನು ಬಂಗಾರದ ಅಕ್ಷರಗಳಲ್ಲಿ ಬರೆಸಬೇಕು ಪ್ರತಿ ದೇವಸ್ಥಾನದಲ್ಲಿ ಹಾಕಬೇಕು ಆ ನೋಷನ ಪ್ರಸಂಗದಲ್ಲಿ ಬಂದದ್ದು ಅದಕ್ಕೆ ಧರ್ಮರಾಜ್ ಹೇಳ್ತಾನೆ ಶೃಣು ಯಕ್ಷ ಕುಲಂ ತಾತ ನ ಸ್ವಾಧ್ಯಾಯೋ ನ ಚಶ್ರುತಂ ಕುಲವಾಗಲಿ ಅವನು ಅಧ್ಯಯನ ಮಾಡಿದ ಭಾಗವಾಗಲಿ ಅವನು ಕೇಳಿದ್ದಾಗಲಿ ಕಾರಣವಲ್ಲ ಕಾರಣಂ ಹಿ ದ್ವಿಜತ್ವೇಚ ವೃತ್ತಮೇವನ ಸಂಶಯ character only can make a brahmin ಅಂತ ಅವನು ಓನ್ಲಿ ಕ್ಯಾರೆಕ್ಟರ್ ಅವನು ವೇದ ಓದಿದ್ದಾನೆಯೋ ಬಿಟ್ಟಾನೆಯೋ ನಿಮಗೆ ಯಾಕೆ ಗೊತ್ತು ಅವನ ನಡವಳಿಕೆಯನ್ನು ನೋಡಿ ಎಂದ್ರು ಬಾಯಿಲ್ ವೇದಾಕ್ಷರ ಗೊತ್ತಿಲ್ಲದೆ ಇರಬಹುದು ಅದರಂತ ನಡೀತಾನವನು ಸತ್ಯವನ್ನೇ ಆಡ್ತಾನೆ ಸತ್ಪುರುಷರನ್ನೇ ನಂಬುತ್ತಾನೆ ದೇವರನ್ನ ತನ್ನ ತಿಳಿದ ಪೂಜೆ ಮಾಡ್ತಾನೆ ಅದ್ರೋಹ ಅನಾತಿಮ ಅನಿತ ಭಗವದ್ಗೀತೆ ಹನ್ನೆರಡನೇ ಅಧ್ಯಾಯದಲ್ಲಿ ಕೊಟ್ಟಿರ್ತಕ್ಕಂಥ ವೈಷ್ಣವ ಲಕ್ಷಣಗಳನ್ನು ನೋಡಿಕೊಳ್ಳಿ ಇಷ್ಟಕ್ಕೆ ಬಿಡಲಿಲ್ಲ ಇನ್ನು ಹೇಳ್ತಾನೆ ಮುಂದೆ ವೃತ್ತಂ ಯತ್ನೇನ ಸಂರಕ್ಷ್ಯಂ ಬ್ರಾಹ್ಮಣೇನ ವಿಶೇಷತಃ ಉಳಿದವರು ಕ್ಯಾರೆಕ್ಟರ್ ಬಿಟ್ಟರು ಬ್ರಾಹ್ಮಣನೆಂಬವನು ಅಂದುಕೊಂಡವನು ಅನ್ನು ಬಿಡಬಾರದು ಅವರೆಲ್ಲ ಬಿಟ್ಟಿದ್ದಾರಲ್ಲ ನಾನ್ಯಾಕೆ ಬಿಡಬಾರದು ಅಂದ್ರೆ ಕಪ್ಪು ಮೈಯಂನ ಕಪ್ಪು ಕೋಟ್ ಹಾಕೊಂಡವನ ಮೈಯಲ್ಲಿ ಒಂದು ಶಾಯಿ ಇಂಕ್ ಒದರಿದ್ರೆ ಆ ಕೋಟ್ ಅಬ್ಸರ್ವ್ ಮಾಡ್ಕೊಂಡ್ಬಿಡ್ತದೆ ಬಿಳಿ ಬಟ್ಟೆಯನ್ನು ಹಾಕೊಂಡವನ ಮೈನಲ್ಲಿ ಒಂದು ಸಣ್ಣ ಕಲುಷ ಒಂದು ರೈಲ್ವೆ ಇಂಜಿನ್ನ ಹೊಗೆಯ ಕೊಳೆ ಕೂತ್ಕೊಂಡ್ರೆ ಎದ್ದು ಕಾಣಿಸ್ತದಾದ್ದರಿಂದ ಈ ಕನ್ನಡಿ ಎಷ್ಟು ಫಳಫಳ ಅಂತದೆಯೋ ಅಷ್ಟು ಬೇಗ ಕೊಳೆ ಕಾಣಿಸ್ತದೆ ಬೆಳಗ್ಗೆದ್ರೆ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಇನ್ನೊಬ್ರಿಗೆ ಉಪದೇಶ ಮಾಡುವನು ಅವನಲ್ಲಿಯೇ ತಪ್ಪಿದ್ರೆ ಅಲ್ಲಿ ನೀವು ಸಾವಿರ ಸಾವಿರ ಕಣ್ಣುಗಳಿಂದ ನನ್ನನ್ನು ನೋಡ್ತೀರಿ ನಾನು ಎರಡೇ ಕಣ್ಣಿಂದ ನಿಮ್ಮನ್ನೆಲ್ಲ ನೋಡ್ತೇನೆ ಸಾವಿರ ಕಣ್ಣು ನನ್ನನ್ನು ನೋಡ್ತಾ ಇರೋ ನಾನು ಹೇಗಿರಬೇಕು ಎಷ್ಟು ಎಚ್ಚರಿಕೆಯಿಂದ ಇರಬೇಕು ನೋಡಿಕೊಳ್ಳಿ ಆದ್ದರಿಂದ ವೃತ್ತವೇ only character can make a to brahmin ಅಕ್ಷೀಣ ವೃತ್ತ ಅನಕ್ಷೀಣ ವೃತ್ತದಸ್ತು ಹತೋ ಅವನಿಗೆ ವೃತ್ತ ಎಂಬುದು ಕ್ಯಾರೆಕ್ಟರ್ ಇದ್ರೆ ಮನುಷ್ಯನಿಗೆ ಒಬ್ಬ ವೇದ ಕಮ್ಮಿ ಇದ್ರು ಶಾಸ್ತ್ರ ಕಮ್ಮಿ ಇದ್ರು ಉಳಿತಾನೆ ವೃತ್ತದಸ್ತು ಹತೋಹತ ವೃತ್ತಿ ಹೋಯಿತು ಕ್ಯಾರೆಕ್ಟರ್ ಹೋಯಿತು ಕುಲವಿದ್ರೂ ಕಾಪಾಡೋದಿಲ್ಲ ಅವನನ್ನ ಏನಯ್ಯ ಹೀಗೆ ರೆವಲ್ಯೂಷನರಿ ಹೇಳ್ತಾ ಇದ್ದೀಯಲ್ಲ ವೇದ ಗೀದ ಓದ್ತಾರ ಅಂದ್ರೆ ಈ ಕಪಾಳ ಮೋಕ್ಷ ಮಾಡ್ತಾನಿಲ್ಲಿ ಪಠಕಾಹ ಪಾಠಕಾಶ್ಚೈವ ವೇದ ಹೇಳಿಕೊಡುವವರು ವೇದವನ್ನು ಕಲಿತುಕೊಳ್ಳುವವರು ಎಷ್ಟೋ ಜನ ಏಶಾನ್ಯೇ ಶಾಸ್ತ್ರಚಿಂತಕಾ ಸರ್ಕ ವ್ಯಾಕರಣ ಶಾಸ್ತ್ರಗಳನ್ನು ಓದುವವರು ಸರ್ವೇ ವ್ಯಸನಿನೋ ಮೂರ್ಖ ಅವರು ಚಟ ಬಿಡಲಾರದಾದ್ರಿಂದ ಅವ್ರು ಹೇಳ್ಕೊಡ್ತಾರೆ ಇವ್ರು ಹೇಳ್ತಾರೆ ಅವ್ರಿಗೆ ಬಿಡೋ ಕಾರಣವಿಲ್ಲ ಇವರು ಕಲ್ತ್ಕೊಳ್ಳೋದಕ್ಕೆ ಬೇರೆ ದಾರಿ ಇಲ್ಲ ಅವ್ರು ಹೇಳ್ಕೊಟ್ಟು ಇವ್ರು ಹೇಳ್ಕೊಳ್ತಾ ಇದ್ದಾರೆ ಆದರೆ ವಾ ಅಂಶ ಪಂಡಿತ ಆಚರಣೆಗೆ ಯಾವನು ತರ್ತಾನೆಯೋ ಅವನೇ ನಿಜವಾದ ಪಂಡಿತ ಕೇಳಿದ್ದು ಮುಖ್ಯವಲ್ಲ ಅದರಂತ ನಡೆಯಬೇಕು ಚತುರ್ವೇದ ವಿದೋಪಿ ಒಬ್ಬ ನಾಲ್ಕು ವೇದವನ್ನು ಕಲಿತಿದ್ದಾನೆ ದುರ್ವೃತ್ತ ಹೆಂಡ ಕೊಳಿತಾನೆ ಸುಳ್ಳು ಹೇಳ್ತಾನೆ ಹೆಂಡತಿ ಮೋಸ ಮಾಡಿದ್ದಾನೆ ಸ ಶೂದ್ರ ಅತಿರಿಚ್ಯತೆ ಶೂದ್ರನಿಗಿಂತ ಕಡೆಂದ್ರು ಇದಕ್ಕೆ ಏನು ವ್ಯಾಖ್ಯಾನ ಹೇಳಬೇಕೆ ನಾನು ನೋಡಿ ಇದನ್ನ ಸ್ಮೃತಿವಾಕ್ಯ ಇಟ್ಟು ಅಡ್ಡದಾರಿ ಹೇಳೋದು ಅಪ್ಪ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಎಲ್ಲರಿಗೂ ಕ್ಯಾರೆಕ್ಟರ್ ಬೇಕು ಎಸ್ಪೆಷಲಿ ಫಾರ್ ಎಬ್ರಾಹಿಮ್ ಅವನ ನೆಟ್ಟಿಗಿದ್ರೆಲ್ಲ ನೆಟ್ಟಿಗಿರ್ತಾರೆ ಏ ಅಗ್ನಿ ಅಗ್ನಿಹೋತ್ರ ಪರೋ ದಾಂತ ಸಬ್ರಾಹ್ಮಣ ಇತಿ ಸ್ಮೃತಃ ಯಾವನು ಅಗ್ನಿಹೋತ್ರ ಪರನಾಗಿದ್ದಾನೆಯೋ ಯಾವುದು ಪ್ರಾಣ ಅಗ್ನಿಹೋತ್ರ ಪರನಾಗಿರ್ತಾನೆಯೋ ಉಳಿದಿದ್ದೆಲ್ಲ ಬರೀ ಸಿಂಬಲ್ ಬರೀ ರಿಚುವಲ್ ಕ್ಯಾರೆಕ್ಟರ್ ಕಾಪಾಡಿಕೊಳ್ಳಬೇಕು ಯಕ್ಷ ಕೇಳಿದ ಇದು ಕೊನೆಯ ಪ್ರಶ್ನೆ ಕೋ ಮೋದತೆ ಕೆಮಾಶ್ಚರ್ಯಂ ಕಪ್ಪಂತಹ ಕಾಶ್ಚವಾರ್ತಿಕ ನಾಲ್ಕು ಪ್ರಶ್ನೆ ಒಂದೇ ಶ್ಲೋಕದ ಅರ್ಧದಲ್ಲಿ ಕೇಳಿಬಿಟ್ಟ ನಿತ್ಯವೂ ಸುಖಿಯಾಗಿರೋನು ಯಾವನು ಕಿಮ್ ಜಗತ್ತಲ್ಲಿ ಬಹಳ ದೊಡ್ಡ ಆಶ್ಚರ್ಯ ಯಾವುದು greatest wonder of the world ಕಫ್ ಪಂಥಾಹ ನಿಜವಾದ ಯಾವುದು ಮನುಷ್ಯನಿಗೆ ಕಾಚವಾರ್ತಿಕ what is the greatest news of the world ಅತಿ ದೊಡ್ಡ ಸಮಾಚಾರ ಜಗತ್ತಲ್ಲಿ ಯಾವ ಪತ್ರಿಕೆಯನ್ನು ಅಪ್ ಮಾಡ್ತಾ ಇರುವುದು ಯಾವುದು ಅವನು ಹೇಳಿದ ಪಂಚಮೇ ಹನಿ ಷಷ್ಠೇ ಮಾಸ ಸ್ವೇ ಗೃಹೆ ನಿತ್ಯ ಕಾಯಿ ಪಲ್ಯ ಬೇಯಿಸ್ತೇವೆ ತಿಂತೇವೆ ಮತ್ತು ಮೂಲಂಗಿ ಅಂತಾರೆ ನಾಳೆ ಹುರುಳಿಕಾಯಿ ಅಂತಾರೆ ನಾಳೆ ಇನ್ನೊಂದು ತಗೊಂಡ್ಬರ್ತಾರೆ ಅದು ಆರೋಗ್ಯ ಅಲ್ಲ ಅಂದ ಧರ್ಮರಾಜ ಐದು ದಿವಸಕ್ಕೊಮ್ಮೆ ಆರು ದಿವಸಕ್ಕೊಮ್ಮೆ ಮಾತ್ರ ಕಾಯಿ ಪಲ್ಯ ಬೇಯಿಸಿ ತಿನ್ನಬೇಕು ಪಂಚಮೇ ಹನಿ ಷಷ್ಠೇವ ಉಳಿದ ದಿವಸ ಸ್ಟೇಪಲ್ ಫುಡ್ ಅನ್ನ ಸಾರು ತುಪ್ಪ ಮನೆಯಲ್ಲಿ ಸಣ್ಣ ಸಣ್ಣ ಪದಾರ್ಥ ಇಟ್ಟಿರ್ತೀರಿ ಜೀರಿಗೆ ಮೆಣಸು ಮೆಂತ್ಯ ಮೊದಲಾದವು ಇವುಗಳಿಂದಲೇ ಆರೋಗ್ಯ ಮಾಡಿಕೊಳ್ಳಬೇಕು ಅರೆದು ಕರದು ಮಾಡಿ ಮಸಾಲೆ ಹಾಕಿ ಕಾಯಿ ಪಲ್ಯ ತಂದು ತಂದು ಏನು ತಿಂತೀರಿ ಅದರಿಂದ ಬರೀ ಅಲ್ಸರ್ ಬರುತ್ತೆ ಅದರಿಂದ ಐದು ದಿವಸಕ್ಕೊಮ್ಮೆ ಆರು ದಿವಸಕ್ಕೊಮ್ಮೆ ತರಕಾರಿ ಅಂಗಡಿಯವರೆಲ್ಲ ಗಲಾಟೆ ಮಾಡ್ತಾರೆ ಆಮೇಲೆ ನನಗೆ ಎಲ್ಲ ಪೂರ್ವಿಕರು ನಮ್ಮ ವೇದಾಂತೇಶ್ವರು ರಾಮಾನುಜಾಚಾರ್ಯರು ಒಂದು ದಿವಸ ತಲೆ ಸೂಲೆಯಿಂದ ಮಲಗಿದ್ರೆ ಒಂದು ಜ್ವರ ಐತೆ ಒಂದು ಆಸ್ಪತ್ರೆ ಐತೆ ಮಹಾರಾಯರು ನೂರಿಪ್ಪತ್ತು ಗ್ರಂಥವನ್ನು ಬರೆದರು ವೇದಾಂತೇಶಕರು ಜೀವಿತ ಶತ ಸಂವತ್ಸರ ಒಂದು ಹಂಡ್ರೆಡ್ ಇಯರ್ಸ್ ಬದುಕಿದ್ರು ರಾಮಾನುಜರು ನೂರಿಪ್ಪತ್ತೈದು ವರ್ಷ ಬದುಕಿದ್ರು ಅವರು ಯೋಗದಿಂದ ಪ್ರಾಣ ಬಿಡುವ ದಿವಸವೂ ಸಾಯಂಕಾಲ ಎದ್ದು ಅರ್ಘ್ಯವನ್ನು ಕೊಟ್ಟು ಹೋಗಿದ್ದಾರೆ ಯತಿಗಳು ಒಂದೇ ಹೊತ್ತು ಊಟ ಮಾಡುವುದು ತಿನ್ನುವುದು ಮುಖ್ಯವಲ್ಲ ಆದಷ್ಟು ಉಪವಾಸದಲ್ಲಿರಬೇಕು ಭಗವತ್ ಸಮೀಪದಲ್ಲಿರಬೇಕು ಪಂಚಮೇ ಹನಿ ಷಷ್ಠೇವ ಶಾಕಂ ಪಚತಿ ಸ್ವೇ ಗೃಹೆ ತನ್ನ ಮನೆಯಲ್ಲಿ ಮಾಡಬೇಕು ಇನ್ನೊಬ್ರು ಮನೆ ಅಡಿಗೆ ಮಾಡಿ ತಗೊಂಬರೋದಲ್ಲ ಇವತ್ತೇನು ಮಾಡಿದ್ರಿ ಅಡಿಗೆ ನಮ್ಮ ಮನೆ ಬರೀ ಒಡ್ಸಾಳು ಮಾಡಿದ್ರು ಮೂಲಂಗಿ ಹುಳಿಗೆ ಒಂದು ಬಟ್ಲು ಕೊಡಿ ಸತ್ರಿ ಕೇಳಿದ್ರೆ ನೀಚ ಅಪ್ರವಾಸಿ ಪ್ರವಾಸೀತ ಇನ್ನೊಬ್ಬರ ಕೈಲಿ ಸಾಲ ತಗೊಳ್ದೇ ಇರಬೇಕು ಸಾಲದಿಂದ ಬದುಕೋನು ಸುಖ ಇಲ್ಲ ಅಪ್ರವಾಸಿ ಚ ಬರೀ ಸುತ್ತಾಡೋವನಿಗೆ ಸುಖ ಬರುವುದಿಲ್ಲ ಸ ಪರಿ ಪರಿ ಮೋದತೆ ಹೇ ವಾರಿಸರ ಯಕ್ಷ ಅಂಥವನು ಮಾತ್ರ ಸುಖ ಉಂಟು ಆದಷ್ಟು ಸಂಚಾರ ಮಾಡುವುದನ್ನು ಕಮ್ಮಿ ಮಾಡಿ ಟ್ರಾನ್ಸ್ಪೋರ್ಟ್ಗಳ ಗತಿ ಏನು ಗೊತ್ತಿಲ್ಲ ಅದೆಲ್ಲ ಮನುಷ್ಯನ ಸುಖಕ್ಕೇನೇನು ವಿರುದ್ಧವೋ ಅದನ್ನೆಲ್ಲ ಹಾಕಿ ಪಟ್ಟಣವಾಸ ಜೀವನ ಅಂತ ಒಂದು ರೂಪ ಮಾಡಿದ್ದೇವೆ ಸಂಚಾರ ಆದಷ್ಟು ಮಿನಿಮಮ್ ಮಾಡಿಕೊಳ್ಳಿ ಶರೀರ ವ್ಯಾಯಾಮಕ್ಕೆ ಯೋಗ ಇದೆ ಸುತ್ತಾಡೋದು ಮುಖ್ಯವಲ್ಲ ಮೊದಲನೇ ಪ್ರಶ್ನೆ ಕೋಮೋದತೆ ಕಿಮಾಶ್ಚರ್ಯಂ ಜಗತ್ತಲ್ಲಿ ಬಹಳ ದೊಡ್ಡ ಆಶ್ಚರ್ಯ ಯಾವುದು ಚಪಾಳ ಹಾಕ್ಬೇಕು ಶ್ಲೋಕ ಕೇಳಿದ ಮೇಲೆ ಅಹನ್ಯಹನಿ ಭೂತಾನಿ ಪ್ರವಿಶಂತಿ ಯಮಾಲಯಂ ಪ್ರತಿನಿತ್ಯ ಪ್ರತಿಕ್ಷಣ ಸಾಯೋವರಿದ್ದೇ ಇರ್ತಾರೆ ಹರಿಶ್ಚಂದ್ರ ಘಾಟಿಗೆ ಹೋಗ್ತಾರೆ ಉಳಿದವರು ಶೇಷ ಸ್ಥಾವರ ಮಿಚ್ಚಂತಿ ನಾವು ಮಾತ್ರ ಸಾಯೋದಿಲ್ಲ ಅಂತ ತಿಳ್ಕೊಳ್ತೇವೆ ಯಮ ಆಶ್ಚರ್ಯ ಮತಃ ಪರಂ ನಿತ್ಯ ಹಣ ತಗೊಂಡೋಗೋದು ನೋಡ್ತೇವೆ ಸುಡೋದನ್ನು ನೋಡ್ತೇವೆ ಅಯ್ಯೋ ಪಾಪ ಅಂತೀವಿ ಮನೆಗೆ ಬಂದ ತಕ್ಷಣ ನಾವು ಮಾತ್ರ ಮಳೆ ಬಡ್ಕೊಂಡಿರ್ತೀವಿ ಅನ್ನೋ ಅಹಂಕಾರದಿಂದ ಜಂಬದಿಂದ ಇತರ ಮೇಲೆ ಕೂಗಾಡ್ತೇವಲ್ಲ this is the greatest wonder of the world ಅಂತ ಧರ್ಮರಾಜ ಅವನ ಬಾಯಿ ಸಕ್ಕರೆ ಹಾಕಬೇಕು ಮಿಚ್ಚಂತಿ ಸಾಯ್ತೇವೆ ಅಂತ ಗೊತ್ತಿದ್ರು ಬದುಕಬೇಕು ಅಂತ ಆಸೆ ಇದೆ ಕೆಲವರಿಗೆ ಆಮೇಲೆ ದೊಡ್ಡ ದಾರಿ ಯಾವುದು ಮೋಕ್ಷಕ್ಕೆ ಹೇಳ್ತಾರೆ ತರ್ಕೋ ತರ್ಕದ ಮಾರ್ಗದಲ್ಲಿ ಲಾಜಿಕ್ಕಿಂತ ಹೋಗೋಣ ಅಂದರೆ ಲಾಜಿಕ್ಕಿಗೆ ಬೇಸಿಲ್ಲ ತರ್ಕಕ್ಕೆ ಬೇಸಿಲ್ಲ ತರ್ಕ ಪ್ರತಿಷ್ಠಾನ ಬ್ರಹ್ಮಸೂತ್ರ ಲಾಜಿಕ್ ಅನ್ನೋದು ಎರಡು ವಿಷಯಗಳಿದ್ದರೆ ಹೊಂದಿಸಿ ತೋರಿಸ್ತದೆ ವಿರೋಧ ತೋರಿಸ್ತದೆ ಲಾಜಿಕ್ ಕೆನಾಟ್ ಪ್ರೊಡ್ಯೂಸ್ ಎಕ್ಸ್ಪೀರಿಯನ್ಸ್ ತರ್ಕೋ ಪ್ರತಿಷ್ಠ ವೇದವೋ ಶ್ರುತಯೋ ವಿಭಿನ್ನ ಶ್ರುತಿಗಳು ಒಂದಕ್ಕೊಂದಕ್ಕೆ ವಿರುದ್ಧವಾಗಿ ಕಾಣಿಸ್ತವೆ ಋಷಿಗಳನ್ನ ನಂಬೋಣ ವಸಿಷ್ಠ ಹೇಳಿದ್ದು ವಾಮದೇವರು ಹೇಳಿದ್ದು ನೈಕೋ ಋಷಿ ಅಸ್ಯ ಮತಂ ಪ್ರಮಾಣಂ ಒಬ್ಬ ಋಷಿ ಹೇಳಿದ್ದು ಇನ್ನೊಬ್ರಿಗೆ ಬಚ್ಚವಲ್ಲ ಒಂದೊಂದು ಧರ್ಮಶಾಸ್ತ್ರ ಒಂದೊಂದು ರೀತಿ ಹೇಳುತ್ತೆ ಧರ್ಮಸ್ಯ ತತ್ವ ನಿಹಿತಂ ಧರ್ಮದ ತತ್ವ ಹೃದಯದಲ್ಲಿಯೇ ಹಿಂಗೆ ಹೋಯ್ತಪ್ಪ ಇಲ್ಲಿದೆ ಇಲ್ಲಿಗೆ ಬರೋದಿಲ್ಲ ಹೃದಯದಲ್ಲಿದೆ ಬಾಯಿಗೆ ಬರೋದಿಲ್ಲ ಮತ್ತೇನ್ ಮಾಡಬೇಕು ದಾರಿ ಮಹಾಜನೋ ಏನ ಕತಸ್ಥ ದೊಡ್ಡವರು ಹೋದ ದಾರಿಯಲ್ಲಿ ಹೋದ್ಬಿಡು ಮಹಾಜನ್ ಕಮಿಷನ್ನೇ ಶ್ರೇಷ್ಠವಾದದ್ದು ಅಂದ್ರು ಮಹಾಜನೋ ಏನ ಬೆಳಗಾವಿಯಲ್ಲಿ ಉಳಿಯಬೇಕು ದೊಡ್ಡ ಪ್ರಶ್ನೆ ಮಹಾಜನರು ದೊಡ್ಡವರ ಆಚಾರ ನೋಡು ನೀ ಪುಸ್ತಕ ಓದಬೇಡ ದೊಡ್ಡವರು ಹ್ಯಾಕ್ ಮಾಡ್ತಾರೆ ಹಾಗೆ ಮಾಡು ನಾ ಮಹಾಭಾರತ ಓದಿದರೆ ನನ್ನ ಮೊಮ್ಮಗನಿಗೆ ಓದಬೇಕು ಅಂತ ಆಸೆ ಬರ್ತದೆ ನಾ ಪ್ರವಚನವನ್ನು ನಮ್ಮ ಮಗ ಮಾಡ್ತಿದ್ದ ಚಿಕ್ಕ ವಯಸ್ಸಲ್ಲಿ ಮೂರು ವರ್ಷದ ಹುಡುಗ ಮನೆಗೆ ಬಂದು ಕೂತ್ಕೊಂಡು ಅವನು ಪ್ರವಚನ ಶುರು ಮಾಡೋನು ನೋಟ್ಸ್ ಮಾಡೋನು ಎನ್ ಕೆ ಅವ್ರ ಪಕ್ಕದಲ್ಲಿ ಕೂತಿರೋರು ಇವನು ನೋಟ್ಸ್ ಬರ್ಕೊಂಡ್ರೆ ಒಂದು ಅಕ್ಷರ ಬಿಟ್ಟು ಹೋದ್ರೆ ಅವ್ರು ನೋಟ್ಸ್ ನೋಡ್ತಿದ್ದ ಅವ್ರು ಯಾಕಪ್ಪ ನಾ ತಪ್ಪು ಬರ್ಕೊಂಡೆ ಅಂತ ಕೇಳೋರು ಇವನ್ನ ಎಲ್ಲ ಲೋಕ ಅದಕ್ಕೆ ಹೇಳ್ತೇವೆ ನೀವು ಮಾಡಿದ್ದೇನು ಹುಡುಗರು ಬರ್ತದೆ ಧರ್ಮಾಚರಣೆ ಎಂಬುದು ನೀವು ಮಾಡಿ ಅದು you set up high standards it is standards ದೊಡ್ಡ ಲೀಡ್ ಯು ಮಹಾಜನೋ ಏನ ಕದ ಸಮಂತ ದೊಡ್ಡ ಸಮಾಚಾರ ಯಾವುದು ಇದು ಲಾಸ್ಟ್ ಆನ್ಸರ್ ಇದು ಜಗತ್ತಲ್ಲಿ ಅತಿ ದೊಡ್ಡ ಸಮಾಚಾರ ಯಾವುದು ಅಸ್ಮಿನ್ ಮಹಾಮೋಹಮಯೇ ಕಟಾಹೇ ಬ್ರಹ್ಮಾಂಡ ಎಂಬುದು ದೊಡ್ಡ ಕಡಾಯಿ ಇದ್ದ ಹಾಗೆ ಈ ನೀರು ಇಟ್ಟಿರ್ತಾರಲ್ಲ ಸ್ನಾನ ಮಾಡುವಾಗ ಅಂಡೆ ಅಂತ ಆ ಹಂಡ ಇದ್ದಾಗಿದೆ ಬ್ರಹ್ಮಾಂಡವೆಂಬುದು ಸೂರ್ಯಾಗ್ನಿನ ರಾತ್ರಿ ದೇವಾಂಧನೇನ ಅದರ ಕೆಳಗಡೆ ಉರಿ ಹಚ್ಚಿದ್ದಾನೆ ಭಗವಂತ ಸೂರ್ಯ ಎಂಬುದೊಂದು ಚಂದ್ರ ಎಂಬುವುದೊಂದು ಅಗ್ನಿ ಎಂಬುವುದೊಂದು ವಿದ್ಯುತ್ ಎಂಬುವುದು ಒಂದು ಈ ಪಾತ್ರ ಏನ್ ಬೇಯಿಸ್ತಾ ಇದ್ದಾನೆ ಮಾ ಸರುತು ದರ್ವಿ ಪರಿಘಟ್ಟನೇನ ನಮ್ಮನ್ನ ನಿಮ್ಮನ್ನೆಲ್ಲ ಹೋಳು ಹೋಳಾಗಿ ಮಾಡಿ ಆ ನೀರಲ್ಲಿ ಹಾಕಿ ಉಪ್ಪು ಹುಳಿ ಖಾರ ಹಾಕಿ ತಿಂಗಳು ವಾರ ಅಯನ ಋತು ಭೇದದಿಂದ ಈ ಸೌಟುಗಳಿಂದ ನಮ್ಮನ್ನು ತಿರುವಾಗ್ತಾ ತಿರುವಾಗ್ತಾ ಭಗವಂತ ಬೇಯಿಸ್ತಾ ಇದ್ದಾನಲ್ಲ ಭೂತಾನಿ ಕಾಲ ಇತಿವ ಅರ್ಥ ಕಾಲ ಪ್ರಪಂಚದಲ್ಲಿ ಬೇಯದೇ ಇರೋರು ಯಾರೂ ಇಲ್ಲ this is the greatest news of the world ಹಾಕಿ ಚಪ್ಪಾಳೆ ನಾವೆಲ್ಲ ಕಾಲದಲ್ಲಿ ಬೇಯ್ತಾ ಇದ್ದೇವೆ unfortunately we are not conscious of time ಕಾಲಧರ್ಮಕ್ಕೆ ಹೊಂದಿಕೊಂಡು ಹೋಗಬೇಕು ಅಯ್ಯೋ ಐವತ್ತು ವರ್ಷಕ್ಕಿಂತ ಅಷ್ಟೆಲ್ಲ ಶಕ್ತಿ ತನ್ನ ತಲೆ ಎಷ್ಟು ಚೆನ್ನಾಗಿತ್ತಲ್ಲ ಅಂತ ಈಗ ನಾ ಮುಟ್ಟು ನೋಡ್ಕೊಂಡ್ರೆ ಏನು ಪ್ರಯೋಜನ ನನ್ನ ಬಾಯಲ್ಲಿ ಎಷ್ಟು ಚೆನ್ನಾಗಿತ್ತು ಹಲ್ಲು ಏನು ಪ್ರಯೋಜನ ಈಗ ಹೇಳಿದ್ರೆ ಹಲ್ಲೆಲ್ಲ ಹೋಯಿತು ಹಲ್ಲು ಹೋಯಿತು ತಲೆ ಕೂದಲು ಹೋಯಿತು ಎಲ್ಲ ದೇವರು ನಿನ್ನ ತಲೆ ಪಕ್ವ ಮಾಡಿದ್ದಾನೆ ವಿಸ್ಡಮ್ ಕೊಟ್ಟಿದ್ದಾನೆ ಇದ್ದದ್ದನ್ನು ಸಂತೋಷ ಮಾಡು ನೋಡಿ ಮೈಸುಕ್ಕಾಯ್ತಲ್ಲ ಅದು ವೈರಾಗ್ಯ ಬಂದಿದೆಯಲ್ಲ ಚಿಕ್ಕ ವಯಸ್ಸಲ್ಲಿ ಇಲ್ಲದಿದ್ದು ಯಾವುದು ವಿಸ್ಡಮ್ ಇಲ್ಲ ವೈರಾಗ್ಯವಿಲ್ಲ ಪಕ್ವತೆ ಇಲ್ಲ ಪಕ್ವ ಮಾಡಿದ್ದಾನೆ ಬೇಯಿಸಿದ್ದಾನೆ ಭಗವಂತ ಕಾಲಪುರುಷ ನಮಗೆ ಶತ್ರುವಲ್ಲ ಆದ್ದರಿಂದ ನೀ ಕೇಳಿದ್ದಕ್ಕೆಲ್ಲ ಉತ್ತರ ಕೊಟ್ಟಿದ್ದೇನೆ ಇನ್ನೂ ಎರಡು ಮೂರು ಸಣ್ಣ ಸಣ್ಣ ಪ್ರಶ್ನೆಗಳಿವೆ ಆಗ ಯಕ್ಷಪುರುಷ ತುಂಬ ಸಂತೋಷಪಟ್ಟ ವ್ಯಾಖ್ಯಾತ ಪುರುಷೋ ರಾಜನ್ನೇ ಎಷ್ಟ ಸರ್ವಧನೀಯನರ ಯಾವನು ಎಲ್ಲ ಇದ್ದು ತುಂಬ ಹಣವನ್ನು ಸಂಪಾದನೆ ಮಾಡಿದವನು ಯಾರು ಅಂದರೆ ಪುಣ್ಯವನ್ನು ಸಂಪಾದನೆ ಮಾಡಿದವನು ಅಂತ ಹೇಳಿಬಿಟ್ಟ ಯಕ್ಷನಿಗೆ ಕಣ್ಣಲ್ಲಿ ನೀರು ಬಂತು ತಸ್ಮಾತ್ವಮೇಕಂ ಭ್ರಾತೃಣಾಂ ಯಮಿಚ್ಛಸಿ ಸಜೀವತು ನಾ ಮೆಚ್ಚಿದ್ದೇನೆ ನಿಮ್ಮ ತಮ್ಮಂದರಲ್ಲಿ ಸತ್ತು ಬಿದ್ದ ನಾಲ್ವರಲ್ಲಿ ಒಬ್ಬನನ್ನ ಜೀವ ಕೊಡ್ತೇನೆ ಒಬ್ಬನನ್ನ ಆರಿಸಿಕೋ ಇಲ್ಲೂ ಪರೀಕ್ಷೆ ನಾಲ್ಕರಲ್ಲಿ ಒಬ್ಬನ ಜೀವ ಕೊಡ್ತೇನೆ ಧರ್ಮರಾಜ ಕೇಳಿದ ನಕುಲ ಬದುಕಲಿ ಎಂಬುದಾಗಿ ಮತ್ತೆ ಟ್ರಾಪ್ ಮಾಡ್ತಾನೆ ಯಾಕೋ ನಿನ್ನ ಒಡ ಹುಟ್ಟಿದವರನ್ನು ಬಿಟ್ಟು ನಿಮ್ಮ ಚಿಕ್ಕ ತಾಯಿ ಮಲತಾಯಿ ಮಾದರಿ ಹೊಟ್ಟೆಯಲ್ಲಿ ಹುಟ್ಟಿದವನನ್ನು ಕೇಳ್ತಾ ಇದ್ದೀಯಲ್ಲ ಬುದ್ಧಿ ಇದೆಯೇ ನಿಮಗೆ ಭೀಮನನ್ ಕೇಳಬಾರ್ದೆ ಅರ್ಜುನನ್ ಕೇಳಬಾರ್ದೆ ಅಂತ ಧರ್ಮಪುತ್ರ ಹೇಳ್ತಾನೆ ನಾನೊಬ್ಬ ಬದುಕಿರೋದ್ರಿಂದ ನಮ್ಮ ತಾಯಿ ಜೀವಪುತ್ರಿ ಆದಂತೆ ನಮ್ಮ ಮಲತಾಯಿ ಅವಳು ಜೀವಪುತ್ರಿಯಾಗಲಿ ಆ ಮಾದರಿ ಸಾಗಮನ ಮಾಡುವಾಗ ನಿನ್ನ ಮಕ್ಕಳನ್ನ ಸ್ವಂತ ತಮ್ಮಂದಂತ ನೋಡ್ಕೊಳ್ತೇನೆ ಅಂತ ಮಾತು ಕೊಟ್ಟಿದ್ದೇನೆ ಆದ್ದರಿಂದ ಅವನು ಬದುಕಲಿ ಎಂಬುದಾಗಿ ಕೇಳಿದಾಗ ಯಮನಿಗೆ ಕಣ್ಣಲ್ಲಿ ನೀರು ಬಂತು ಹಾಗಿದ್ರೆ ನಿನ್ನ ತಮ್ಮಂದ್ರೆ ಎಲ್ಲ ಜೀವ ಕೊಟ್ಟಿದ್ದೇನಪ್ಪ ಹೋಗು ಧರ್ಮಪುತ್ರ ಮುಂದೆ ಎಲ್ಲಿ ಹೋಗ್ತೀರೋ ನೀವು ಅಜ್ಞಾತವಾಸಕ್ಕೆ ನೀವು ವೇಷಾಂತರ ರೂಪಾಂತರ ಮಾಡಿಕೊಳ್ಳದೆ ಪ್ರತ್ಯಕ್ಷವಾಗಿಯೇ ಹೋದರೂ ಯಾರೂ ನಿಮ್ಮನ್ನು ಗುರುತು ಹಿಡಿದೇ ಇರಲಿ ನಿಮ್ಮ ಅಜ್ಞಾತವಾಸ ಚೆನ್ನಾಗಿ ನಡೀಲಿ ಎಂಬುದಾಗಿ ಯಕ್ಷ ಆಶೀರ್ವಾದ ಮಾಡಿದ ಎಂಬಲ್ಲಿಗೆ ವನಪರ್ವ ಮಂಗಳ ಆಗ್ತಾ ಇದೆ ಮಾರ್ಕಂಡೇಯ ಮಹರ್ಷಿಗಳು ತುಂಬ ಇವತ್ತು ಇಷ್ಟು ದೀರ್ಘವಾಗಿ ಹೇಳ್ತೇನೆ ನಂಬಿಕೆ ಇಲ್ಲ ಮಾರ್ಕಂಡೇಯರು ಗೌಮ್ಯರು ಸಮಾಧಾನ ಹೇಳ್ತಾರೆ ಭಗವಂತನೂ ಅಜ್ಞಾತವಾಸ ಮಾಡಬೇಕಾಯಿತು ರಾಕ್ಷಸರನ್ನು ಕೊಲ್ಲೋದಕ್ಕೆ ಇಲ್ದಿದ್ದ ನರಸಿಂಹ ಯಾತಕ್ಕೆ ಕಂಬದಲ್ಲಿ ಕೂತಿರಬೇಕಾಗಿತ್ತು ಭಗವಂತ ಯಾತಕ್ಕೆ ವಾಮನಾವತಾರದ ವೇಷ ಹಾಕಬೇಕಾಗಿತ್ತು ಅವನ ಯಾತಕ್ಕೆ ಹಂದಿ ವೇಷ ಹಾಕ ಅವನೇ ಅಜ್ಞಾತವಾಸ ಮಾಡಿದ್ದಾನೆ ನೀವೇನರು ಬಹಳ ದೊಡ್ಡದು ಹೋಗ್ರೋ ಎಂಬುದಾಗಿ ಅವರು ಹೇಳಿದರು ಮಾರ್ಕಂಡೆಯರ್ ಕೊನೆಯಲ್ಲಿ ಹೇಳ್ತಾರೆ ಅಪ್ಪ ಧರ್ಮರಾಜ ನಾನು ಚಿರಂಜೀವಿ ಕಾಣು ನೀ ದೇವರನ್ನು ನೋಡಿದ್ದೀರಾ ನೋಡಿದ್ದೇನೆ ಎಲ್ಲಿ ನೋಡಿದ್ದೀರಿ ಮತ್ಸ್ಯಾವತಾರ ಮಾಡಿದ್ನಲ್ಲ ಭಗವಂತ ಆ ಕಾಲದಲ್ಲಿದ್ದವನು ನಾನು ಮನುವನ್ನು ನೋಡಿದ್ದೇನೆ ಸಪ್ತರ್ಷಿಗಳನ್ನು ನೋಡಿದ್ದೇನೆ ಆ ಮಹಾಪ್ರಳಯ ಜಲದಲ್ಲಿ ಅವರೆಲ್ಲ ದೋಣಿಯಲ್ಲಿ ಕೂತು ಹೋದ್ರು ನಾನು ಹಾಗೆಯೇ ಸಾಯದೆ ನೀರಲ್ಲಿ ಮೇಲೆ ಕೆಳಗೆ ಹೋಗಿ ಹುಡುಕೊಂಡು ಹುಡುಕೊಂಡು ಹೋದೆ ಒಂದು ದಂಟು ಸಿಕ್ಕಿತು ಈ ದಂಟು ಎಲ್ಲಿ ಹೋಗುತ್ತೆ ಅಂತ ನೋಡಿದ್ರೆ ನಾಭಿ ಕಮಲ ಆ ದಂಟು ಎಲ್ಲಿಂತ ನೋಡಿದ್ರೆ ಭಗವಂತನ ನಾಭಿ ಆಮೇಲೆ ಮೇಲಕ್ಕೆ ಹೋದರೆ ಆ ಭಗವಂತನನ್ನೇ ನೋಡಿದೆ ಆ ಭಗವಂತ ಯಾರು ಅಂದರೆ ಅವನೇ ನಿಮ್ಮ ಕೃಷ್ಣ ಅವನ ಹತ್ರ ಇರುವಾಗ ನೀವು ಊರೆಲ್ಲ ಸುತ್ತಿ ಸುತ್ತಿ ಕಷ್ಟಪಡ್ತಾ ಇದ್ದೀರಿ ಕಚ್ಛದ್ವಮೇನಂ ಶರಣಂ ಅವನ ಶರಣಾಗತಿ ಮಾಡಿ ಅಂತ ಹೇಳಿದಾಗಿ ದ್ರೌಪದಿಯನ್ನು ಮುಂದಿಟ್ಟುಕೊಂಡು ಪಂಚಪಾಂಡವರು ದ್ರೌಪದ್ಯ ಸಹಿತ ಸರ್ವೇ ನಮಶ್ಚಕ್ರೋರ್ಜರ ಅರ್ಧನಂ ಪ್ರಪತ್ತಿ ಮಾಡಿದರು ಪಾಂಡವರು ಅಲ್ಲಿಗೆ ಸ್ವಪ್ರಯತ್ನ ಮುಗಿಯಿತು ಇಲ್ಲಿಂದ ಆಚೆಗೆ ಉದ್ಯೋಗ ಬರುವುದಕ್ಕೆ ಪಾಂಡವರು ಭಗವಂತ ಕೈಡಿದ ಮೇಲೆ ಕೆತ್ತಾನೆ ನಾಳೆಯಿಂದ ವಿರಾಟ ಪರ್ವ ಪ್ರಾರಂಭ ಇದು ಮೂರು ದಿವಸದಲ್ಲಿ ಮುಗಿಬೇಕು ನ್ಯಾಯವಾಗಿ ನಮ್ಮ ಲೆಕ್ಕ ಭಗವಂತದ ಕೈ ಏನಿದೆಯೋ ಗೊತ್ತಿಲ್ಲ ಒಂದು ವರ್ಷದ ಅಜ್ಞಾತವಾಸದಲ್ಲಿ ಪಾಪ ತುಂಬ ಕಷ್ಟಪಟ್ಟವಳು ದ್ರೌಪದಿ ದೇವಿ ಮತ್ತೆ ಧರ್ಮರಾಜನ ದೆಸೆಯಿಂದ ಭೀಮ ಇಲ್ಲದೆ ಇದ್ರೆ ಕೀಚಕರನ್ನು ಏನು ಮಾಡುವುದಾಗಿ ಯೋಚನೆ ಮಾಡಿಕೊಳ್ಳಿ ಉತ್ತರ ಗೋಗ್ರಹಣದ ಕಥೆ ದಕ್ಷಿಣ ಗೋಗ್ರಹಣದ ಕಥೆ ಕೀಚಕ ವಧೆ ಧರ್ಮ ಸೂಕ್ಷ್ಮಗಳು ತುಂಬಿ ಪುಷ್ಕಳವಾಗಿರತಕ್ಕಂತಹ ಪರ್ವ ಈ ವನಪರ್ವವನ್ನು ಕೇಳಿದವರಿಗೆ ಸಕಲ ದೇವತೆಗಳು ಅನುಗ್ರಹವನ್ನು ಮಾಡ್ತಾರೆ ಆಯುಷ್ಯ ವೃದ್ಧಿಯಾಗತ್ತೆ ನಿಮ್ಮೆಲ್ಲರ ವನವಾಸ ತೀರುತ್ತೆ ಭಾರತ ಸಾವಿತ್ರೀ ಪ್ರಾತರುತ್ಥಾಯ ಪಟೇತ್ ಸ ಭಾರತ ಫಲಂ ಪ್ರಾಪ್ಯ ಪರಂ ಬ್ರಹ್ಮಾದಿ ಗಚ್ಚತಿ ಹರ್ಷಸ್ಥಾನ ಸಹಸ್ರಾಣಿ ಭಯಸ್ಥಾನ ಶತಾನಿ ಚ ದಿವಸೇ ದಿವಸೇ ಮೂಢಂ ಮಾವಿಶಂತಿನ ಪಂಡಿತಂ ಊರ್ಧ್ವಬಾಹುರ್ವಿರೋಮ್ಯೈಶಾನ ಚ ಕಚ್ಚ ಶೃಣೋತಿ ಮೇ ಧರ್ಮಾದರ್ಥಚ್ಚ ಕಾಮಶ್ಚ ಆಶ ಕಿಮರ್ಥಂ ನ ಸೇವ್ಯತೆ ನ ಜಾತು ಕಾಮಾನ್ನ ಭಯಾನ್ನ ಲೋಭಾತ್ ಧರ್ಮಂ ತ್ಯಜೇ ಜೀವಿತ ಸ್ಯಾಪಿ ಹೇತೋ नित्यो धर्म सुख दुखे त्वनित्ये जीवो एतदस्य त्वनित्या प्रार्थम वेदम इमं विद्वान् श्रावयत्वार्थमश्नुते नियमस्ता शुजिश्रोता शृण्वन् सबलमश्नुते सफलमश्नुते ಜೊತೆಯಲ್ಲಿ ಹೇಳಿ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ततो जयमुदीरयेत् नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् स्वस्ति प्रजाभ्य परिपालयन्ताम् ನಾಯೇರ ಮಾರ್ಗೇಣ ಮಹಿಂ ಮಹಿಷಾ ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು ಮಂಗಳಂ ಮಂಗಳಂ ಮಂಗಳಂ ನಿತ್ಯಶ್ರೀರ್ನಿತ್ಯಮಂಗಳಂ